वेङ्कटेशकेसरी वेदान्ताचार्यवर्यो मे सन्निधत्तां सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे व्यासम् वसिष्ठनप्तारम् शक्रे पौत्रमकल्मषम् पराशरात्मजम् वन्दे शुकतादन्तपोनिधिम् सम्यङ् न्यायकलापेन महता भारतेन च उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धे उल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडान्दपतिरोन्मत्तम् तमोभूतम् जगद्भवेत् यदि ज्ञानहुताशेन त्वया नोज्ज्वलितम् भवेत् तमसान्धस्य लोकस्य वेक्षितस्य स्वकर्मभिः ज्ञानाञ्जनशलाकाफी बुद्धिः नेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनिहतन्तमः प्रपन्नपारिजाताय वेत्ततोत्रैकपाणे ज्ञानमुद्राय कृष्णाय गीतामृतदुहे नमः कृष्णम् कमल पुण्यश्रवणकीर्तनम् वासुदेवम् जगज्योनिम् नौमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचः सरोजममलम् गीतार्थकण्ठोत्कटम् नानाख्यानककेसरम् हरिकथा सम्बोधना बोधितम् लोके सज्जनषट्पदैरहरः पेपीयमानम् मुदा भूयाद्भारतपङ्कजम् कलिमलप्रध्वंसिन श्रेयसे द्वैपायनोष्टपुटनिःसृतमप्रमेयम् पुण्यम् पवित्रमतपापारम् शिवम् च यो भारतम् समधिगच्छति वाच्यमानम् किन्तस्य पुष्करजलैरभिषेचनेन यो घोषतम् कनकसङ्गमयम् ददाति प्रायवेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य ददस्य चैव धर्मे चार्थे च कामे च मोक्षे च भरतर्षभ यजिहास्य तदन्यत्र यन्ने हास्य न कुत्सजते महत्वाद्भारवत्वाच्च मह निरुत्तमस्य यो वेदा सर्वपापैः प्रमुच्यते युधिष्ठिरो धर्ममयो महाद्रुमः स्कन्धोऽर्जुनो भीमसेनोऽस्य शाखाः मद्रीसुतौ पुष्पफले समृद्धे कृष्णो ब्रह्म च ब्राह्मणाश्च ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾ ಭೀಷ್ಮದ್ರೋಣತಟಾ ಜಯಧ್ವಜಲ ಗಂಧಾರ ನೀಲೋಪಲ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ಮೇಲಾಕುಲ ಸ್ವತ್ಥಾಂ ವಿಕರ್ಣಘೋರಮಕರ ದುರ್ಯೋಧನಾವರ್ತಿನಿ सोत्तीर्णा रणलीकैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् ಮಾಡ್ತಾ ಇದ್ದೇವೆ ಭಗವದ್ ಯಾನ ಅಂದ್ರೆ ಭಗವಂತನೇ ಸಂಧಾನ ಮಾಡುವುದಕ್ಕಾಗಿ ಕೌರವ ಪಾಂಡವರ ನಡುವೆ ಯುದ್ಧವನ್ನು ತಪ್ಪಿಸೋದಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ತೂದು ಪೋನವನೇ ತಂ ರಾಮಾಯಣ ಮಹಾಭಾರತ ಏನು ಕಥೆ ಹೇಳ್ತವೆ ಅಂದರೆ ಮಹಾಭಾರತ ದೌತ್ಯ ಮಾಡಿದವನ ದೊಡ್ಡತನವನ್ನು ಹೇಳ್ತದೆ ರಾಮಾಯಣ ಸೆರೆ ಇದ್ದವಳ ದೊಡ್ಡತನವನ್ನು ಹೇಳ್ತದೆ ತೂದು ಪೋನವನೇ ತಂ ತೂದು ಪೋಲುದು ಅದು ದೌತ್ಯ ಮಾಡುವುದು ಕೃಷ್ಣ ಅದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಆಗಿನ ಕಾಲದಲ್ಲಿ ಇದು ನೀಚ ಕೃತ್ಯ ಅಂತ ಒಬ್ರು ಹೇಳ್ದಾಗ ಕೇಳೋದು ಗುಲಾಮರ ಕೆಲಸ ಭಗವಂತನಿಗೆ ಏನು ಹಣೆ ಬರಹ ಇದು ಅಪ್ರಮೇಯೋ ಅನಿಯೋಜ್ಯಶ್ಚ ಇದೇ ಉದ್ಯೋಗ ಪರ್ವದಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ ಭಗವಂತ ಅಪ್ರಮೇಯ ಅಳತೆ ಇಲ್ಲದವನು ಅವನು ಗುಣಗಳನ್ನು ಯಾರು ಹೇಳ್ತಾರೆ ಎಷ್ಟು ವರ್ಣನೆ ಮಾಡೋಕ್ಕಾಗತ್ತೆ ಎಷ್ಟು ವರ್ಷ ಹೇಳಿದ್ದೀವಿ ನಾವು ಹೇಳಿದ್ದೇವೆ ನೀವು ಕೇಳಿದ್ದೀರಿ ಆ ಗುಣ ಮುಗಿದೋಯ್ತೆ ಯೋಚನೆ ಮಾಡಿ ಅಪ್ರಮೇಯ ಕೈಗೆ ಎಟಕೋದಿಲ್ಲ ಅವನು ಅಳತೆಗೆ ಮೀರ್ತಾನೆ ಹೇಳ್ತಾ ಹೇಳ್ತಾ ಆಕಾಶವನ್ನು ಕೊಂಡಾಡ್ದಾಗೆ ಅದು ಅನಿಯೋ ನೀನು ಹೀಗೆ ಮಾಡು ಅಂತ ಅವನಿಗೆ ಅಪ್ಪಣೆ ಮಾಡೋರಿಲ್ಲ ಈ ಎರಡು ಬಹಳ ದೊಡ್ಡ ಗುಣ ಭಗವಂತನಲ್ಲಿ ಅಣೋರಣೀಯನ ಮಹತೋ ಮಹೀಯನ ಆಡಿಸಿದಳು ಯಶೋದೆ ಈ ವಿಡಂಬನೆ ತೋರಿಸ್ತಾರೆ ಪುರಂದರದಾಸರು ಅಣುವಿಗಿಂತ ಪರಮಾಣುವಾಗಿಯೂ ಮಹತ್ತಿಗಿಂತ ಮಹತ್ತಮನಾಗಿಯೂ ಇರತಕ್ಕ ಭಗವಂತನನ್ನ ಸೊಂಟದಲ್ಲಿ ಹಾಕ್ಕೊಂಡು ಹಗ್ಗ ಕಟ್ಟಿ ಹೊಡೆದು ಬಡ್ದು ಬಾಯಿ ತೋರಿಸು ಇನ್ನೊಂದ್ಸಲ ಮಾಡ್ತೀಯಾ ಹಾಕಿಬಿಡ್ತೇನೆ ನೋಡಿ ಎರಡು ಆಡಿಸಿದಳೆ ಶೋದೆ ಈ ವೈಭವ ರಾಮಾವತಾರದಲ್ಲಿಲ್ಲ ರಾಮಾವತಾರದ ದೊಡ್ಡತನ ಅದರ ಸೌಲಭ್ಯ ಅದರ ಗುಣ ಬೇರೆ ಭಗವಂತ ಸುಲಭನೇ ಒಂದಕ್ಕಿಂತ ಒಂದು ಅವತಾರದಲ್ಲಿ ಭಕ್ತರಿಗೆ ತುಂಬ ಸುಲಭನಾಗಿರುವುದನ್ನು ತೋರಿಸುವ ಪರಾಕಾಷ್ಠೆ ಕೃಷ್ಣಾವತಾರ ತಂ ಅದರ ಕಥೆ ಹೇಳ್ತೇವೆ ಇವತ್ತು ದೌತ್ಯ ಅಲ್ಲಿ ಸಂಜಯ ಬಂದ ಇಲ್ಲಿ ಮತ್ತೆ ದ್ರುಪದ ಪುರೋಹಿತರನ್ನು ಕಳಿಸಿದ್ರು ಏನು ಪ್ರಯೋಜನ ಆಗಲಿಲ್ಲ ಏನಪ್ಪ ನಾವು ಕಳಿಸಿದ ಸಂದೇಶ ವ್ಯರ್ಥವಾಯಿತಲ್ಲೋ ಧರ್ಮರಾಜ ಯುದ್ಧವೇ ನಿಶ್ಚಯ ಆದಾಗಾಯಿತು ಆ ಸಂಜಯ ವಾಪಸ್ ಬಂದು ಏನು ಮಾಡ್ತಾನೆ ತೀರ್ಮಾನ ಹೇಳಲಿಲ್ಲ ತೀರ್ಮಾನ ಯಾರ ಕಡೆಗಿದೆ ಕೌರವ್ರು ಹೇಳಬೇಕೀಗ ರಾಜ್ಯ ಕೊಡ್ತೇವೆ ಕೊಡೋದಿಲ್ಲ ಏನಾದ್ರು ಮಾಡ್ಕೊಳ್ಳಿ ಸಂಜಯ್ ಕರೆ ಹೇಳಿ ಕಳಿಸಿದ್ದಾಯಿತು ಫೈನಲ್ ಡಿಸಿಷನ್ ತಗೊಳ್ಳೋದು ಹೇಗೆ ಯುದ್ಧ ಅನ್ನೋದು ಹುಡುಗಾಟದ ಮಾತಲ್ಲ ಎಲ್ಲರಿಗೂ ಊಟಕ್ಕೆ ಬಡಿಸಿ ದೇವ್ರ ತೀರ್ಥ ಕೊಡುವಾಗ ಉತ್ತರ ಮೊದಲು ಪ್ರಾರಂಭದಲ್ಲಿ ಆಪೋಷಣ ತಗೊಳ್ಬಹುದು ಅಂತ ಒಬ್ರು ಹೇಳಿದ ಮೇಲೆ ತಗೊಳ್ಬೇಕು ಅವರವ್ರ ಮನಸ್ಸಿಗೆ ಬಂದಾಗ ಊಟ ಮಾಡೋದು ಟೇಬಲ್ ಮೀಲ್ಸ್ನಲ್ಲಿ ವೈದಿಕರು ಸದ್ಬ್ರಾಹ್ಮಣರು ಒಂದು ಸಮಾರಾಧನೆ ಕೂತಿದ್ದೇವೆ ದೇವರ ನೈವೇದ್ಯವಾಗಿದೆ ಎಲ್ಲರೂ ಸಾಲ ಕೂತಿರ್ತಾರೆ ಅದೇನೇನು ಬಡಿಸಬೇಕೆಲ್ಲ ಬಡಿಸಿ ಕೊನೆಯಲ್ಲಿ ದೇವರ ತೀರ್ಥ ಕೊಡೋ ಕೆಲಸ ಇದೆಯಲ್ಲ ಅದನ್ನು ಮಾಡಿದ ಮೇಲೆ ಕನ್ನಡದಲ್ಲಿ ಹೇಳುವ ಭಾಷೆಯಲ್ಲಿ ಕೂತ್ಕೋಬಹುದು ಅಂತಾರೆ ಕೂತೇ ಇದ್ದೇವಲ್ಲ ಅಂತ ಅದಲ್ಲ ಊಟಕ್ಕೆ ಕೂತ್ಕೋಬಹುದು ಅಂದ್ರೆ ಏನರ್ಥ ಭಗವತ್ ತೀರ್ಥವನ್ನು ಪ್ರಾಶನ ಮಾಡಿ ಹರಿನಾಮಸ್ಮರಣ ನಾಮಸ್ಮರಣ ಪೂರ್ವಕವಾಗಿ ಗೋವಿಂದೇತಿ ಸದಾ ಸ್ನಾನಂ ಗೋವಿಂದೇತಿ ಸದಾ ಜಪಂ ಹರಿನಾಮಸ್ಮರಣೆಯನ್ನು ಮಾಡ್ತಾ ಊಟ ಮಾಡಬೇಕು ಅದು ಫೈನಲ್ ಇನ್ಸ್ಟ್ರಕ್ಷನ್ ಅಲ್ಲಿ ತನಕ ಯಾರು ಕೈ ಹಾಕಬಾರದು ಊಟದಲ್ಲಿ ಹಾಗೆ ಯುದ್ಧದಲ್ಲಿ ಹಾಗೆ ಒಂದು ಸ್ವಿಚ್ ಒತ್ತುವುದು ಸುಲಭ declaration of war is a very serious thing even today ಯುದ್ಧಗಳು ನಡೆಯುತ್ತವೆ ಡಿಕ್ಲರೇಷನ್ ಇಲ್ಲ ಅನ್ಡಿಕ್ಲೇರ್ಡ್ ವಾರ್ಸ್ ಡಿಕ್ಲೇರ್ ಮಾಡಿದರೆ ಅದರ ಪರಿಣಾಮ ಬೇರೆ ಇರ್ತದೆ ಆವಾಗ ಹೊಣೆ ಯಾರಾಗಬೇಕು ಖರ್ಚು ಯಾರು ಕೊಡಬೇಕು ಮತ್ತೊಂದೇನಾಗಬೇಕು ಅಂತಾರಾಷ್ಟ್ರೀಯ ಒಡಂಬಡಿಕೆಗಳ ಅನುಗುಣವಾಗಿ ಅದರ ಪರಿಣಾಮಗಳು ಬೇರೆ ಇರ್ತವೆ ಆದ್ದರಿಂದ ನಾವೇ ಯುದ್ಧ ಮಾಡಿದವು ನಮ್ಮ ತಲೆ ಮೇಲೆ ಹಾಕ್ಕೊಳ್ಳೋದು ಬೇಡ ಕೌರವ್ರ ತಲೆ ಮೇಲೆ ಕಟ್ಟೋಣ ಬೇಯನ್ನ ಅಂತ ಭಗವಂತನೇ ಹೇಳಿದ ಅಯಮಸ್ಮಿ ಮಹಾಬಾಹೋ ಈ ವಾಕ್ಯವನ್ನು ಓದಿ ಕಣ್ಣಲ್ಲಿ ಬರಬೇಕು <clears throat> ಅಯಮಸ್ಮಿ ಮಹಾಬಾಹೋ ಬ್ರೂಹಿಯತ್ತೇ ವಿವಕ್ಷಿತಂ ಒಳಗೊಳಗೆ ಅಳ್ತಾ ಇದ್ದಾನೆ ಧರ್ಮರಾಜ ಹೊಗೆ ಹಾಕಿದ ಬೆಂಕಿಯಂತೆ ಉರಿತಾನೂ ಇಲ್ಲ ಆರ್ತಾನೂ ಇಲ್ಲ ಯಾಕೋ ಅಳ್ತೀಯ ಧರ್ಮರಾಜ ಏನು ಏನು ಮಾಡಲಿ ಹೇಳೋ ನೀನು ಕರಿಷ್ಯಾಮಿ ಹಿ ತತ್ಸರ್ವಂ ಯತ್ವಂ ವಕ್ಷಸಿ ಭಾರತ ನೀನು ಏನು ಹೇಳ್ತೀಯೋ ಅದನ್ನು ನಾ ಮಾಡ್ತೀನಪ್ಪ ಯುದ್ಧ ನಿಲ್ಲಿಸೋದಕ್ಕೆ ನಿನಗೆ ಯುದ್ಧ ಮಾಡೋಕೆ ಇಷ್ಟ ಇಲ್ಲ ಇದು ಬೇಡ ಅಂತೀಯಲ್ಲ ಕೊಲೆ ಸಾಮೂಹಿಕ ಕೊಲೆ ನೀನೊಂದು ಅಪ್ಪಣೆಯನ್ನು ಕೂಡ ಏನು ಮಾಡಬೇಕೋ ನಾ ಮಾಡಿಬಿಡ್ತೇನೆ ಲೋಭ ಪ್ರಜ್ಞಾನ ಪ್ರಜ್ಞಾ ಪ್ರಜ್ಞಾಹಂತಿ ತಥಾಶ್ರಿಯಂ ಅದಕ್ಕೆ ಯುಧಿಷ್ಠರ ಹೇಳಿದ ದುರಾಶೆ ಎಂಬುದು ಮನುಷ್ಯನಿಗೆ ಬುದ್ಧಿಯನ್ನು ಕೆಡಿಸ್ತದೆ ನಿನ್ನೆ ಮೋಹದ ವಿಷಯವನ್ನು ಹೇಳಿದೆವು ಈ ಬುದ್ಧಿ ಮನುಷ್ಯನಿಗೆ ಸಮಸ್ಥಿತಿಯಲ್ಲಿರುವುದೇ ತುಂಬ ಕಷ್ಟ ಪ್ರಾಯಶಃ ಬುದ್ಧಿಯ ಸ್ವಭಾವವೇ ಹಾಗೆ ಅಂತ ಕಾಣುತ್ತೆ ತನ್ನಷ್ಟಕ್ಕೆ ತಾನು ಬಿಟ್ಟರೆ ಅದು ಕೋತಿ ಇದ್ದಾಗ ಓಡಾಡ್ತಿರುತ್ತೆ ಮರದ ಮೇಲೆ ಒಂದು ಕಡೆ ನಿಲ್ಲುವುದಿಲ್ಲ ಅದಕ್ಕೆ ನಿಶ್ಚಲ ಬುದ್ಧಿ ಬರಬೇಕು ಮನುಷ್ಯನಿಗೆ ಸ್ಥಿತಪ್ರಜ್ಞೆ ಬರಬೇಕು ಸ್ಥಿತಪ್ರಜ್ಞತ್ವ ಇದ್ದಾಗ ಮನುಷ್ಯ ಮಾಡಿದ್ದು ಭಗವಂತನ ಮನಸ್ಸಿಗೆ ಸೇರ್ತದೆ ಕರ್ಮಯೋಗವಾಗಲಿ ಭಕ್ತಿಯೋಗವಾಗಲಿ ಜ್ಞಾನಯೋಗವಾಗಲಿ ಮನಸ್ಸನ್ನು ಸಮಾಧಿಯಲ್ಲಿಟ್ಟುಕೊಳ್ಳಬೇಕು ಪ್ರತಿಯೊಂದಕ್ಕೂ ಸಮಾಧಿ ಸ್ಥಿತಿ ಸಮಾಧಿ ಅಂದರೆ ಭೂಮಿಯಲ್ಲಿ ಮುಗಿ ಕೊನೆಯಲ್ಲಿ ಮಾಡ್ತಾರಲ್ಲ ಅದಲ್ಲ ಸಮಾಧಿ ಮನಸ್ಸು ನೆಟ್ಟಿಗಿರುವುದು ಸಮಾಧಿ ಇದು ಯೋಗದಲ್ಲಿ ಹೇಳ್ತಾರಲ್ಲ ಇಲ್ಲ ಪ್ರತಿ ಕ್ಷಣವೂ ಯೋಗ ಜೀವನದಲ್ಲಿ ಸಮಧಾತುವಿನಲ್ಲಿ ಮನಸ್ಸಿದ್ದಾಗ ಹೇಳಿದ್ದು ಚೆನ್ನಾಗಾಗ್ತದೆ ಕೇಳಿದ್ದು ಚೆನ್ನಾಗಾಗ್ತದೆ ಮಾಡಿದ್ದು ಚೆನ್ನಾಗಾಗ್ತದೆ ಆದ್ದರಿಂದ ನಾವೇ ಲೋಪ ಮಾಡ್ತಿದ್ದೇವೆ ಏನು ಕೃಷ್ಣ ಅವ್ರು ಕೊಡದೇ ಇದ್ರೆ ಬೇಡ ಕಾಡಿಗೆ ಹೋಗೋ ಚೆನ್ನಾಗಿತ್ತೋ ಏನು ಕಥೆಯೋ ನಮ್ಮ ತಾಯಿ ಕರ್ಕೊಂಡ್ಬಂದಿದ್ದ ಮುಹೂರ್ತನೇ ಸರಿಯಾಗಿಲ್ಲ ಹಸ್ತಿನಾವತಿ ಮುಂದಿದ್ದೇ ಸರಿಯಾಗಿಲ್ಲ ಪ್ರಜ್ಞಾ ಹಂತಿ ಹತಾಹ್ರಿಯಂ ಲೋಭ ಪ್ರಜ್ಞೆ ಹೋಗ್ತದೆ ಪ್ರಜ್ಞೆ ಹೋದರೆ ನಾಚಿಕೆ ಹೋಗ್ತದೆ ಹರಿರ್ಹತ ಬಾಧತೆ ಧರ್ಮಂ ನಾಚಿಕೆ ಹೋದರೆ ಏನು ನಷ್ಟ ಧರ್ಮ ಹಾಳಾಗ್ತದೆ ಧರ್ಮೋ ಹಂತಿ ಹತಃ ಶ್ರೀಯಂ ಧರ್ಮ ಹೋದರೆ ಐಶ್ವರ್ಯ ನಾಶವಾಗುತ್ತೆ ಅದನಾಧಿ ನಿವರ್ತಂತೆ ಜ್ಞಾತಯ ಸುಹೃದೋದ್ವಿಜಾ ಐಶ್ವರ್ಯ ಇಲ್ಲದೆ ಇದ್ದವನ ಕಡೆಯಿಂದ ಮಿತ್ರ ಬಾಂಧವರು ಹೋಗಿ ಬರ್ತೇವೆ ಅಂತ ಹೋಗಿಬಿಡ್ತಾರೆ ದುಡ್ಡು ಕಾಸಿರೋ ತನಕವೇ ಜನ ಬೆಲೆ ಕೊಡೋದು ಧನಕನಕ ಉಳ್ಳನಕ ಕೇಳಿದಿರೋ ಇಲ್ಲೋ ಸರ್ವಜ್ಞನ ವಚನ ಕನಕ ಉಳ್ಳನಕ ಒಬ್ಬನ ಐಶ್ವರ್ಯ ಪ್ರಭುತ್ವ ಹಣಕಾಸಿರೋ ತನಕ ದೊರೆ ದೊರೆ ಅಂತಾರೆ ಕನಕ ಕಳಿದ ಬಳಿಕ ಹಾಳೂರ ಶುನಕನಂತಕ್ಕೂ ಸರ್ವಜ್ಞ ಹಾಳು ಬಿದ್ದು ಊರಲ್ಲಿ ನಾಯಿ ಇದ್ದಾಗ ಯಾರು ಕೇಳ್ತಾರೆ ಅದನ್ನ ಜನ ಇರೋ ಊರಲ್ಲಿ ನಾಯಿಗಾದರೂ ಸ್ವಲ್ಪ ಅನ್ನ ಸಿಕ್ಕುತ್ತೆ ಅದು ಹಾಳು ಬಿದ್ದು ಊರಿನಲ್ಲಿ ನಾಯಿಗೆ ಏನು ಸಿಕ್ಕುತ್ತೆ ಒಂದು ಕವಡೆ ಬೆಲೆ ಕೊಡೋದಿಲ್ಲ ಆದ್ದರಿಂದ ನಾವು ಯುದ್ಧ ಮಾಡೋದು ಬೇಡ ಶುರು ಮಾಡಿದ್ದಾರೆ ಇದೆಲ್ಲ ವಾಕ್ಯ ಯಾರದು ಇಷ್ಟೆಲ್ಲ ಹೇಳಿದ್ವಲ್ಲ ಲೋಭ ಪ್ರಜ್ಞಾ ಹಂತಿ ಇದು ಸ್ವರ್ಣ ಎಕನಾಮಿಕ್ ಶಾಸ್ತ್ರವಂತೆ ಶಂಬರೊಬ್ರವೀತ್ ಇಲ್ವಲ ವಾತಾಪಿ ಅವರು ಒಂದೊಂದು ಎಕನಾಮಿಕ್ಸ್ ಬರೆದಿದ್ರು ಬರೀ ರಾಕ್ಷಸರ ಕಥೆ ಅಂತ ತಿಳ್ಕೊಬೇಡಿ ಈ ಕಮ್ಯುನಿಸ್ಟ್ರದೇ ಒಂದು ಎಕನಾಮಿಕ್ಸ್ ಹಾಗೆ ಅಮೆರಿಕನ್ ರಾಕ್ಷಸರದೇ ಒಂದು ಕ್ಯಾಪಿಟಲಿಸ್ಟ್ ಎಕನಾಮಿಕ್ಸ್ ಇದ್ದ ಹಾಗೆ ಪ್ರತಿಯೊಂದು ದೇಶವೂ ಪ್ರತಿಯೊಂದು ಜೀವನ ಕ್ರಮವೂ ತಮ ತಮಗೆ ಅನುಕೂಲವಾದ ಒಂದೊಂದು ಎಕನಾಮಿಕ್ಸ್ ಮಾಡಿಕೊಂಡಿದ್ದಾರೆ ಈ ಗೊಂದಲದಲ್ಲಿ ಬಿದ್ದಿದ್ದೇವೆ ಧರ್ಮ ಮೂಲವಾದ ಎಕನಾಮಿಕ್ಸ್ ಯಾವುದು ಭಾರತೀಯರು ನಂಬಿಕೊಂಡಿರೋದು ಯಾವುದು ಅದು ಸಮಾಧಿಯಾಗಿದೆ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲಿಯೂ ಇಂಡಿಯನ್ ಎಕನಾಮಿಕ್ಸ್ ಕಲಿಸ್ತಾ ಇಲ್ಲ ಧರ್ಮ ಅನ್ನೋದು ಯಾರು ಹೇಳ್ತಿಲ್ಲ ನೀನು ಬದುಕು ನಾನು ಬದುಕೋಣ ಕಲೆಕ್ಟಿವ್ ಲಿವಿಂಗ್ ಬೇಕಾದ್ದೇನು that economics has been buried for centuries ಹೋಯಿತು ಶಂಬರಾಸುರನ ಎಕನಾಮಿಕ್ಸ್ ಕೋರ್ಟ್ ಮಾಡುತ್ತಾನೆ ಧರ್ಮಶಾಸ್ತ್ರ ಇದೆಲ್ಲರೂ ಕೇಳಿದ್ರ ಶಂಬರಾಸುರ ಮಾಯಾವಿ ಹಾಗೆ ಹೀಗೆ ನಾವು ತಿಳ್ಕೊಂಡಿದ್ದೀವಿ ಅದರಿಂದ ಯುದ್ಧ ಬೇಡ ಅನಿಸುತ್ತೆ ಆಗ ಕೃಷ್ಣ ಹೇಳ್ದ ಇಷ್ಟು ನಿರಾಶೆ ಮಾಡ್ಕೋಬೇಡ ಧರ್ಮರಾಜ ಏ ಮುಕ್ತ ಪ್ರತ್ಯುವಾಚ ಧರ್ಮರಾಜಂ ಜನಾರ್ದನ ಉಭಯೋರೇವ ವಾಮರ್ಥಂ ಯಾಸ್ಯಾಮಿ ಕುರು ಸಂಸದಂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇನ್ನೂ ಒಂದು ಸಲ ನಾನೇ ಹೋಗಿ ಬರ್ತೇನೆ ಕೌರವರ ಸಭೆಗೆ ಕೊನೆಯದಾಗಿ ಕೇಳಿಬಿಡ್ತೇನೆ ನಿಶ್ಚಯ ಏನು ಎಂಬುದಾಗಿ ನಿಮಗೆ ಮಾತ್ರ ಒಳ್ಳೇದಲ್ಲ ಉಭಯೋಹೋ ಏವಯ ವಾಮ್ ಅರ್ಥಂ ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಯಾಸ್ಯಾಮಿ ಕುರು ಸಂಸದಂ ಕುರುಗಳ ಪಾರ್ಲಿಮೆಂಟ್ ಕುರು ಸಂಸತ್ತಿಗೆ ನಾನು ಹೋಗಿ ಬರ್ತೇನಪ್ಪ ಯಾರು ಹೇಳಲಿಲ್ಲ ಇವನೇ volunteers to go as the ambassador ಇದು ತುಂಬಾ ಸ್ವಾರಸ್ಯ ಅನೇಕರಿಗೆ ಮೂಲ ನೋಡೋದಿಲ್ಲ ಧರ್ಮರಾಜ ಹೋಗುವ ಅಂತ ಹೇಳಿದ ಕೃಷ್ಣ ಹೊರಟ ಹೀಗೆ ತಿರುಚುತ್ತಾರೆ ಕಥೆಯನ್ನು ಹಾಗಿಲ್ಲ ಅದು ಧರ್ಮನ್ ಅಂತೂ ಉದುಕೋನಾರ್ ತರಣಿ ಬರ ತಿಂಬಾರಂತ ವಿರ್ತಾರ್ವಂದ ವೇದಾಂತೇಶಕರು ತಿರುಚಿನ್ನಮಾಲೈ ಅಂತ ಒಂದು ಪ್ರಬಂಧ ಕಂಚಿ ವರ್ಧನ ಉತ್ಸವ ಹೇಗಿದೆ ಅಂದರೆ ಆ ಚಿನ್ನಂಗಾಳಿ ಅಂತ ಊದ್ತಾರೆ ಅವನು ಬಂದ ಬಂದ ಬಂದ ದೇವ ಬಂದ ನಮ್ಮ ಸ್ವಾಮಿ ಬಂದ ದೇವರ ದೇವ ಬಂದ ಅಂತ ಅನೌನ್ಸ್ ಮಾಡೋ ಹಾಗಿದೆ ಅದು ಆ ಶಬ್ದವನ್ನು ಕೇಳಿ ಆ ಸ್ವಾಮಿಯನ್ನು ವರ್ಣನೆ ಮಾಡುವ ಪದ್ಯಗಳಲ್ಲಿ ಎರಡು ಒಂದು ಭಾಗವತದ ಸಂಬರಿ ಇನ್ನೊಂದು ಮಹಾಭಾರತ ಸಂಬರಿ ಧರ್ಮನ್ ವಿಡತ್ತಾಂತೂದು ತೂದು ಪೋನಾರ್ ಒಂದಾರ್ ಧರ್ಮನ್ ವಿಡ ಧರ್ಮರಾಜ ಬಿಡಲಾಗಿ ಏನು ಬಿಟ್ಟ ದೌತ್ಯಕ್ಕೆ ಹೋಗುವ ಅಂತ ಕೃಷ್ಣನನ್ನು ಬಿಟ್ಟ ತೂದು ಬಿಡುವುದು ಒಂದು ಪಕ್ಷಿಯನ್ನು ಬಿಟ್ಟ ಹಾಗೆ ನಾಯಿ ಕಳಿಸಿದ ಹಾಗೆ ಹಾಗಲ್ಲ ತರುಮನ್ ವಿಡ ತಡುಕಾಮಲ್ ವಿಡ ನೀವು ಹೋಗಬೇಡ ಅಂತ ತಡೆಯಿದೆ ಬಿಡಲಾಗಿ ನಿನ್ನಿಷ್ಟ ಪರಿಹಾರ ಮಾಡ್ಕೊಂಡ್ಬಿಟ್ಟ ಸ್ವಪ್ರೀತಿಯಿಂದ ಹೊರಟಿದ್ದಾನೆ ಇವಾಗೆಲ್ಲ ಬರುವ ಬಂಟರಿಗೆ ಬಂಟನಾಗಿ ದುಡಿಯುತ್ತಾ ಇದ್ದ ನೀ ಹೋಗ್ಬಾ ಅಂತ ಯಾರು ಕೇಳಿದರೆ ಕೃಷ್ಣನನ್ನ ಉಭಯೋರೇವವಾಮರ್ಥೆ ಯಾಸ್ಯಾಮಿ ಪುರು ಸಂಸದಂ ಇವನಿಗೇನಿ ಹಣೆ ಬರಹ ಇಲ್ಲಿಂದ ಮುಂದಕ್ಕೆ ಈ ಕೃಷ್ಣನ ಮಹಾಭಾರತ ತಂತ್ರಗಾರಿಕೆಯನ್ನು ಕುರಿತು ವಿವೇಚನೆ ಮಾಡಬೇಕು ನಿಜವಾಗಿ ಶಾಂತಿದೂತನಾಗಿದ್ದನೇ ಕೃಷ್ಣ ನಿಜವಾಗಿ ಶಾಂತಿಯಾಗಲಿ ಇಂಥ ಸಂಧಾನಕ್ಕೆ ಹೋದನೆ ಇದು ಕಪಟ ಸಂಧಾನವೇ ಇದನ್ನು ನೀವು ತಿಳ್ಕೊಳ್ಳದೇ ಇದ್ದರೆ ಮಹಾಭಾರತ ಓದಿ ಪ್ರಯೋಜನವಿಲ್ಲ ನಮ್ಮಲ್ಲಿ ಕೆಲವರು ಕೃಷ್ಣನನ್ನು ವರ್ಣನೆ ಮಾಡುವಾಗ ಅತಿಯಾಗಿ ಅವನನ್ನು ಮಾಯಾವಿ ಮಾಯಾವಿ ಅಂತ ಹೇಳೋ ದೃಷ್ಟಿಯಿಂದ ಅವನು ಹೇಳೋದೊಂದು ಮಾಡೋದೊಂದು ಅವನ ಹೃದಯ ನಮಗೆ ಅರ್ಥ ಆಗೋದಿಲ್ಲ ಮಹಾಕುಟಿಲ ಮಹಾವಕ್ರ ಅವನೇ ಯುದ್ಧವನ್ನು ಮಾಡಿಸಿದ ಎತ್ತಿಬಿಟ್ಟು ಬಿಟ್ಟು ಕೌರವರ ಹೃದಯದಲ್ಲಿ ನಿಂತು ಪಾಂಡವರ ಹೃದಯದಲ್ಲಿ ನಿಂತು ಕುಚೇಷ್ಟಗಳನ್ನು ಮಾಡಿದ ಕೃಷ್ಣ ಎಂಬುದಾಗಿ ಮೂಲ ಗ್ರಂಥದ ಅರಿವು ಸ್ವಲ್ಪವೂ ಇಲ್ಲದೆ ವೇದಾಂತದ ಮರ್ಮ ಸ್ವಲ್ಪವೂ ಅರ್ಥವಾಗದೆ ಹೀಗೆ ಮಾತನಾಡ್ತಾರೆ ಬ್ರಹ್ಮಸೂತ್ರಗಳಿಗೆ ಭಗವದ್ಗೀತೆಗೆ ಸಕಲ ಧರ್ಮಶಾಸ್ತ್ರಗಳಿಗೆ ಇದು ವಿರುದ್ಧವಾದ ಒಂದು ಚಿತ್ರಣ ಕೆಟ್ಟವರ ತಲೆಯಲ್ಲಿ ಭಗವಂತನೇ ಕೂತು ಕೆಟ್ಟದ್ದನ್ನು ಮಾಡಿಸ್ತಾನೆ ಒಳ್ಳೆಯವರ ಕಲೆಯಲ್ಲಿ ಆಗಬೇಕಾದ ಹೀಗೆಲ್ಲ ಯಾತಕಪ್ಪ ಹೇಳ್ತೀರಿ ಭಗವಂತನ ಯಾತಕ್ಕೆ ದೂಷಣೆ ಮಾಡ್ತೀರಿ ಸರ್ವರಿಗೆ ಸಮವಾಗಿರುವ ಭಗವಂತ ಇದು ಒಳ್ಳೆಯದು ಇದು ಕೆಟ್ಟದ್ದು ಇದು ಮಾಡಬೇಡ ಇದನ್ನು ಮಾಡು ಅಂತ ಹೃದಯದಲ್ಲಿ ಕೂತು ಸರ್ವದಾ ಎಲ್ಲರಿಗೂ ಹೇಳ್ತಾ ಇರುವವನು ಮನುಷ್ಯ ತನ್ನ ಇಷ್ಟದಂತೆ ಆ ಇಷ್ಟದ ಹಿಂದೆ ಕರ್ಮ ಏನಿರ್ತದೆ ಅವನು ದುಷ್ಟವಾದ ಒಂದು ಆಯ್ಕೆಯನ್ನು ಆರಿಸಿಕೊಂಡರೆ ಅದರ ಫಲವನ್ನು ಅವನು ಅನುಭವಿಸಬೇಕೇ ಹೊರತು ದೇವರೇ ನಿಂತು ಕೆಟ್ಟದ್ದನ್ನು ಮಾಡಿಸ್ತಾನೆ ಅಂದರೆ ಕೆಟ್ಟದ್ದರ ಫಲವನ್ನು ದೇವರೇ ಉಣ್ಣಬೇಕಾಗ್ತದೆ ಕರ್ಮ ತೀರಿ ನಿಜವಿದ್ರೆ ಈ ಕೆಟ್ಟದ್ದು ಒಳ್ಳೆ ದೇವರ ತಲೆ ಕಟ್ಟಬೇಕಾಗತ್ತೆ ನೀವು ಮೋಸ್ಟ್ ಇರೆಸ್ಪಾನ್ಸಿಬಲ್ ಬ್ರಹ್ಮಸೂತ್ರಕಾರ ಇದನ್ನು ಒಪ್ಪೋದಿಲ್ಲ ಶಾಸ್ತ್ರಗಳು ಒಪ್ಪೋದಿಲ್ಲ ಹಾಗಿದ್ದರಿಂದ ಕೃಷ್ಣ ಯಾತಕ್ಕೆ ಹೋಗಿದ್ದ ಇಲ್ಲೊಂದು ನಾಲ್ಕು ಕಾರಣವನ್ನು ತಾನೇ ಹೇಳ್ತಾನೆ ಶ್ರೀಕೃಷ್ಣ ಮತ್ತು ಮಹಾಭಾರತ ಯುದ್ಧ ಪುಸ್ತಕದಲ್ಲಿ ನಾನು ಇದನ್ನು ವಿವರಿಸಿದ್ದೇನೆ the role of Krishna in Mahabharata war English ಪುಸ್ತಕದಲ್ಲಿ ಹೇಳಿದ್ದನ್ನು ಇದನ್ನ ಇಲ್ಲಿ ಮೂಲ ವಾಕ್ಯ ಕೊಡ್ತೇನೆ ನೀ ಬೇಡ ಅಂದ ಅವನು ಯುಧಿಷ್ಠಿರ ಹೋಗು ಅಂತ ಹೇಳಿದಾಗ ಅಭಿಪ್ರಾಯ ಪಡ್ತಾ ಹಾಗಿಲ್ಲ ನೀ ಹೋಗೋದು ಬೇಡ ಅಂದ ಅವನು ಸಂಜಯ ಬಂದಿದ್ದಾಯಿತು ನಾವು ದ್ರೌಪದನ ಪುರೋಹಿತರು ಕಳಿಸಿದ್ದೇವೆ ಅವರು ಎಷ್ಟು ನಿವಾರಿಸಿ ಕೆಟ್ಟ ಮಾತುಗಳನ್ನು ಆಡಿದ್ದಾರೆ ಇದೇನು ಪ್ರಯೋಜನ ಆಗೋದಿಲ್ಲ ಕೃಷ್ಣ ಸುಮ್ಮನೆ ಬಿಟ್ಬಿಡು ನಮ್ಮ ಮಯಿ ತಮ್ಮ ಮತಂ ಕೃಷ್ಣ ಯಾ ಕುರುನ್ ಪ್ರತಿ ಸುಯೋಧನ ಸೂಕ್ತಮಪಿ ನ ಕರಿಷ್ಯತಿ ತೇವಚಃ ಈ ಒಳ್ಳೆ ಮಾತನ್ನೇ ಹೇಳಿದ್ರು ಕೇಳೋ ಜನ್ಮ ಅಲ್ಲ ಅದು ಕೆಲವರು ಒಳ್ಳೆ ಮಾತು ಹೇಳಿದ್ರೆ ಸ್ವಲ್ಪ ನಿಧಾನವಾಗಿ ಉಣಿಸಿ ಉಣಿಸಿ ತಲೆಗೆ ಹತ್ತಿಸಿದ್ರೆ ನಿಧಾನವಾಗಿ ಹತ್ತಬಹುದು ಇವನ್ ತಲೆಗೆ ಹತ್ತುವುದೇ ಇಲ್ಲ ಒಳ್ಳೆಯದೆಂಬುದು ಯಾಕೆ ಅವನು ಮೊದಲೇ ತೀರ್ಮಾನ ನಾನು ಒಳ್ಳೇದು ಮಾಡಬಾರ್ದು ಅಂತ ತೇಷಾಂ ಮಧ್ಯಾವತರಣಂ ತವ ಕೃಷ್ಣ ನರೋಚಯೇ ನಿ ನ ಪ್ರೀಣಯೇ ದ್ರವ್ಯಂ ನ ದೇವತ್ವಂ ಕುತ ಸುಖಂ ನ ಚ ತವ ದ್ರೋಹೇಣ ಮಾಧವ ನಿನಗೆ ಅಪಮಾನ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ದುರ್ಯೋಧನ ನಿನಗೆ ಆಪತ್ತು ಬಂದರೂ ಬರಬಹುದು ಎಷ್ಟು ಮಾಡಿದ್ಯೋ ಕೃಷ್ಣ ನಮ್ಮ ಸಲುವಾಗಿ ನಿನಗೆ ದ್ರೋಹ ಅವರು ಮಾಡಲಾಗಿ ನಾವು ರಾಜ್ಯವನ್ನ ಒಂದು ವೇಳೆ ಪಡ್ಕೊಂಡು ಆಡಿದ್ರೂ ನಮಗೆ ಒಳ್ಳೇದಾಗೋದಿಲ್ಲ ನಿನಗೆ ತೊಂದರೆ ಆಗೋದು ಬೇಡ ನೀ ಹೋಗಬೇಡ ಅದಕ್ಕೆ ಭಗವಂತ ಹೇಳ್ತಾನೆ ಜಾನಾಮ್ಯೇತಾಂ ಮಹಾರಾಜ ಧಾರ್ತರಾಷ್ಟ್ರ ರಾಷ್ಟ್ರಸ್ಯ ಪಾಪತಾಂ ಧೃತರಾಷ್ಟ್ರನ ಮಕ್ಕಳು ಪಾಪವೆಂಬ ಕೊಚ್ಚೆಯಲ್ಲಿ ಕೆಸರಲ್ಲಿ ನೆಟ್ಟು ಬೆಳೆಸಿದ ಸಸಿಗಳು ಇವತ್ತು ಬರೀ ಕೊಚ್ಚೆ ಹಣ್ಣೇ ಕೊಡಬೇಕು ಒಳ್ಳೆ ಹಣ್ಣು ಕೊಡೋಕೆ ಬರೋದಿಲ್ಲ ಮತ್ತೆ ಯಾತಕ್ಕೆ ಹೋಗ್ತಾ ಇದ್ದೇನೆ ಅಬ್ಬಾ ಅವಾಚ್ಯಾಸ್ತು ಭವಿಷ್ಯಾಮಹ ಸರ್ವಲೋಕೆಯ ಮಹಿಕ್ಷಿತ ಇದು ಅನೇಕರಿಗೆ ಗೊತ್ತೇ ಇಲ್ಲ let nobody blame me later on ಅಂದ ಭವಿಷ್ಯ ಮಹಾ ನಾಳೆ ಜನ ಕೃಷ್ಣನಿಗೆ ಯುದ್ಧ ತಡೆಯುವ ಸಾಮರ್ಥ್ಯ ಇತ್ತು ಆದರೂ ತಡೆಯಲಿಲ್ಲ ಅಂತ ನಾನು ಬೈಬಾರದು ದೂಷಿಸಬಾರದು ಅವನು ಮಾಡೋದೆಲ್ಲ ಮಾಡಿದ ಮೇಲೆ ಯುದ್ಧ ಆಯಿತು ಅಂತ ಯುದ್ಧದ ಹೊಣೆಗಾರಿಕೆಯನ್ನು ಧೃತರಾಷ್ಟ್ರ ಮಕ್ಕಳ ತಲೆಗೆ ಕಟ್ಟಬೇಕೇ ಹೊರತು ಕೃಷ್ಣ ಮಾಡಿಸಿದ ಕೃಷ್ಣ ಮಾಡಿಸಿದ ಅಂತ ನನಗೆ ಯಾರು ಹೇಳಬಾರದು ಮೊದಲನೇ ಕಾರಣ ಅವಾಚ್ಯಾಸ್ತು ಭವಿಷ್ಯಾಮ ಸರ್ವಲೋಕೆ ಮಹೀಕೃತ ಎರಡನೇದು ಆ ಸಭೆಗೆ ಹೋಗ್ತಾ ಇದ್ದೇನೆಂದ್ರೆ ಕ್ರುದ್ಧಸ್ಯ ಸಂಯುಗೆ ಸ್ಥಾತಂ ಸಿಂಹಸ್ಯ ಇವ ಇತರೆ ಮೃಗಾ ನನಗೇನಾದರೂ ಅವರು ಅಪಚಾರವನ್ನು ಮಾಡಿದರೆ ನನಗೆ ಕೋಪ ಉಂಟಾಗ್ತದೆ ಕೋಪ ಉಂಟಾದರೆ ಕಾಡಿನಲ್ಲಿ ಸಿಂಹದ ಎದುರಿಗೆ ಬಾಕಿ ಮೃಗಗಳು ನಿಂತುಕೊಳ್ಳಲಾರದಂತೆ ಸಚೇತ್ತೆ ಪ್ರವರ್ತಂತೆ ಮೈ ಕಿಂಚಿತ್ ಅಸಾಂಪ್ರತಂ if they do to me something ಅನ್ವರ್ದಿ ಅನ್ವಾಂಟೆಡ್ ನನಗೇನಾರು ಆಪತ್ ಬರೋ ಪ್ರಸಂಗ ಇದ್ದರೆ ನಿರ್ದಹೇಯಂ ಕುರುವಂ ಸರ್ವಾನ್ ನನ್ನ ಕಣ್ಣುಗಳಿಂದಲೇ ಕೌರವರನ್ನು ಸುಟ್ಟು ಬಿಟ್ಟು ಬರ್ತೇನೆ ಯುದ್ಧ ಭೂಮಿಯಲ್ಲಿ ನಡೆಯಬೇಕಾದ ಯುದ್ಧವನ್ನು ಕೌರವರು ಸಭೆಯಲ್ಲಿಯೇ ಮಾಡಿ ಅಷ್ಟೂ ಜನರನ್ನು ಕೊಂಡು ಬಂದು ಬಿಡ್ತೇನೆ ಇವತ್ತೇ ಮುಗಿದು ಹೋಗಲಿ ನಾಳೆ ಬರೋ ಜಗಳ ಇವತ್ತೇ ಬಂದು ಹೋಗಲಿ ವಾಪಸ್ ಬಂದು ನೀವು ಕರ್ಕೊಂಡು ಹೋಗಿ ಕಿವಿ ಎಳೆದು ಸಿಂಹಾಸನದ ಮೇಲೆ ಕೂರಿಸಿ ಪಟ್ಟಾಭಿಷೇಕ ಮಾಡೇ ಬಿಡ್ತೇನೆ ಒಂದು ವೇಳೆ ಅವರೇನಾದರೂ ಮುಂದುವರೆದರೆ ಕುಚೇಷ್ಟ ಮಾಡಿದರೆ ಕೊಂದೇ ಬಿಡ್ತೇನೆ ಕೌರವರನ್ನ ನಿರ್ದಹೇಯಂ ಕು ನಜಾತು ಗಮನಂ ಗಪಾರ್ಥ ಭವೇ ತತ್ರ ನಿರರ್ಥಕಂ ನಾವು ಹೋಗಿದ್ದು ಹೇಗೂ ವ್ಯರ್ಥ ಆಗೋದಿಲ್ಲ ಅರ್ಥಪ್ರಾಪ್ತಿ ಕದಾಚಿತ್ ಅರ್ಥಪ್ರಾಪ್ತಿ ಅಕಸ್ಮಾತ್ ಆದರೂ ಆಗಬಹುದು ಒಂದು ಕಾಂಪ್ರಮೈಸ್ ಮಾಡೋಣ ಐದು ಹಳ್ಳಿ ಕೊಡು ಅಂತ ಕೇಳೋಣ ಒಂದು ಊರನ್ನಾದರೂ ಬಿಟ್ಟು ಕೊಡೋ ಅಂತ ಕೇಳೋಣ ದೊರೆಗಳಂತ ನೀವು ಒಂದು ಸಣ್ಣ ಹಳ್ಳಿ ಕೊಟ್ಟರು ತೃಪ್ತಿ ಪಟ್ಕೊಳ್ತೀರಿ ಒಂದು ಊರಲ್ಲಿ ಒಬ್ಬ ಪಟೇಲ್ನ ಬದಲು ಐದು ಪಟೇಲ ಇರಬಹುದು ಒಬ್ಬನೇ ಶಾನುಭೋಗ ಇರಲಿ ಅಷ್ಟಕ್ಕೆ ಒಪ್ತೀವಿ ಆಗದಾಯ್ತು ಕಷ್ಟ ಅಷ್ಟು ಕೊಟ್ಬಿಟ್ಟು ಸಾಕು ನಮಗೆ ನಮ್ಮ ವರ್ಣದಂತ ನಾವು ಬದುಕಬೇಕು ನಾ ಕೇಳ್ತೇನೆ ಒಂದು ವೇಳೆ ಆಗಲಿಲ್ಲ ಅಂದರೆ ಅಂತತೋವಾಪಿ ಅವಾಚ್ಯತ ಕೊನೆಯಲ್ಲಿ ಆ ಕೃಷ್ಣ ಎಷ್ಟು ಹೇಳಿದರೂ ಕಾಂಪ್ರಮೈಸಿಗೆ ಬರಲಿಲ್ಲ ನೋಡಿ ದುಷ್ಟರು ಅಂತ ಎಲ್ಲ ಅವರ ಕಡೆಗೆ ಬೆಟ್ಟು ಮಾಡಿ ತೋರಿಸಬೇಕು ಬೈಬೇಕು ನಿಮ್ಮನ್ಯಾರು ಬೈದಿರಬಾರದು ಏನು ಹಳ್ಳಿಯನ್ನು ಕೇಳ್ತೀಯೇ ಉತ ಬಾಲಾಯ ಪಾಂಡಿತ್ಯಂ ಪಂಡಿತಾಯೋತ ಬಾಲತಾಂ ದದಾತಿ ಸರ್ವಂ ಈಶಾನ ಪುರಸ್ತ ಶುಕ್ರಮುಚ್ಚರನ್ ಮಹಾವಾಕ್ಯ ಮನುಷ್ಯನ ಕರ್ಮ ಎಷ್ಟು ವಿಚಿತ್ರ ಎಷ್ಟು ಘೋರ ಕರ್ಮ ಸಿದ್ಧಾಂತ ಬೌದ್ಧರು ಒಪ್ತಾರೆ ಜೈನರು ಒಪ್ತಾರೆ ನಾವು ಭಾರತೀಯರು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಕರ್ಮದ ಮೇಲೆ ಹಾಕಬೇಕಾದ ಹೊಣೆಯನ್ನು ನಾವು ಮಾಡಿಕೊಂಡಿದ್ರ ಮೇಲೆ ಹಾಕಬೇಕಾದ ಹೊಣೆಯನ್ನು ಜಗದೀಶ್ವರನ ಮೇಲೆ ಹಾಕ್ತೇವೆ ತುಂಬ ಬೇಜವಾಬ್ದಾರಿ ಜನಗಳು ನಾವು ಇಷ್ಟು ಎಚ್ಚರಿಕೆ ಕೊಟ್ಟು ಇಬ್ಬರು ಗಲಾಟೆ ಮಾಡ್ತಾರೆ ಮುಂದೆ ಎಲ್ಲ ಯುದ್ಧ ನಡೆಯಿತು ಎಲ್ಲರೂ ಸತ್ತು ಬಿಟ್ಟರು ಕೌರವರ ಕಡೆ ಪಾಂಡವರ ಕಡೆಯೂ ಎಲ್ಲ ಹೋಯಿತು ಸೈನ್ಯ ಹದಿನೆಂಟ ಕ್ಷೋಹಿಣಿ ವೈಫ್ಡ್ ಔಟ್ ಭೂಮಿಯೆಲ್ಲ ನೋಡ್ಕೊಂಬಂದ್ಲು ಗಾಂಧಾರಿ ಮಕ್ಕಳು ಹೋದದ್ದು ಅಭಿಮನ್ಯು ಹೋದದ್ದು ಪಾಂಡವರ ಕಡೆ ಹೋದದ್ದು ದರ್ಶನ ಕೊಡ್ತೇನೆ ನೋಡು ಅಂತ ಹೇಳಿದ್ರು ವೇದವ್ಯಾಸರು ಹೋಗಿ ನೋಡಿಕೊಂಡು ಬಂದ್ಲು ಭೀಮನ ಉಕ್ಕಿನ ಪ್ರತಿಮೆಯನ್ನ ಹಿಡ್ಕೊಂಡು ಅದನ್ನ ಪುಡಿಪುಡಿ ಮಾಡಬೇಕು ಅಂತ ಇವತ್ತು ಆ ಭಾಗ ಆ ಹದಿನೆಂಟು ದಿವಸಗಳು ಅದನ್ನು ಇಂಗ್ಲಿಷ್ ಭಾಷಾಂತರ ಮಾಡ್ತಿದ್ದ ಜಾಗ ಇವತ್ತು ನಾನು ಅದನ್ನು ಉಕ್ಕಿನ ಪ್ರತಿಮೆ ನೂರಾರು ಪ್ರತಿಮೆ ಮಾಡಿಟ್ಟಿದ್ದ ದುರ್ಯೋಧನ ಗದೆಯಿಂದ ಅದನ್ನು ಹೊಡೆದು ಹೊಡೆದು ಒಂದೇ ಏಟಿಗೆ ಹೇಗೆ ಮುರಿದು ಸಾಯಿಸೋದು hundreds of statues for broken in his bedroom ಇದು ಕೊಟ್ಟಿದ್ದಾರೆ ಚಿತ್ರ ಬಲರಾಮನು ತೋರಿಸ್ತಾನೆ ಕೃಷ್ಣ ನೋಡಿ ಪಾಪ ಎಷ್ಟು ಟ್ರೈನಿಂಗ್ ಮಾಡ್ಕೊಂಡಿದ್ದಾನೆ ಎರಡು ತೊಡೆ ಹೊಡೆದ ಅಂತ ಕೇಳ್ತಿಯಲ್ಲ ಅವನೇ ಏನಾದ್ರು ಭೀಮನ ಹೊಡೆದಿದ್ರೆ ಏನ್ ಮಾಡ್ತಿದೆ ಆವಾಗಳ್ತಾ ಇದ್ದೆ ನೀನು ದುರ್ಯೋಧನ ತೊಡೆ ಹೊಡೆದ ನೀ ತಪ್ಪು ಅಂತ ಹೇಳ್ತಿಲ್ಲ ಅವನೇನು ಮಾಡಿದ್ದ ಯೋಚನೆ ಮಾಡು ಆಯ್ತು ಸ್ವಾಮಿ ಆಗೋಯ್ತು ಕೌರವರು ಪಾಂಡವರು ಯುದ್ಧ ಮುಗಿಯಿತು ಮುದುಕನನ್ನು ಭೇಟಿಯಾಗಬೇಕು ಅಧಿಕಾರ ಹಸ್ತಾಂತರ ಆಗಬೇಕು ಮುದುಕನಿಗೆ ಕುರುಡನಿಗೆ ಸಮಾಧಾನ ಹೇಳಬೇಕು ಪಾಂಡವರು ಎಲ್ಲಿ ಭೇಟಿಯಾಗಬೇಕು ಸಭಾಸ್ಥಾನದಲ್ಲಿಯೇ ಇಲ್ಲ ನನ್ನ ಮಗನ ಅಂತಃಪುರದಲ್ಲಿ ಇಂತಾನೆ ದುರ್ಯೋಧನ ಮನೆಯಲ್ಲಿ ಧೃತರಾಷ್ಟ್ರ ಕೃಷ್ಣನ ಕಿವಿನೆಟ್ಟುಕಾಯಿತು ಏನೆಂದೇ ಸಂಜಯ ದುರ್ಯೋಧನಂತ ಪುರದಲ್ಲೇ ಹಾಗಿದ್ದರಲ್ಲೇನೋ ಇರಬೇಕು ಬಾರೋ ವಿಗ್ರಹ ಎಂಬುದಾಗಿ ಅಲ್ಲಿ ಹೋಗಿ ನೋಡ್ತಾನೆ ಅಲ್ಲಿ ನೂರಾರು ಪ್ರತಿಮೆಗಳು ಲಂಬರು ಒಮ್ಮಲ್ಲಿ ಬಿದ್ದಿವೆ ಒಡೆದು ಒಡೆದು ಒಡೆದು ಹಾಕಿದ್ದಾರೆ ನಾಲ್ಕೈದು ಪ್ರತಿಮೆ ಇನ್ನೂ ಗಟ್ಟಿಯಾಗಿತ್ತು ಹಾಗಿದ್ದರೆ ಕುರುಡ ಏನೋ ಇಟ್ಟಿದ್ದಾನೆ ಇಲ್ಲಿ ಬಂದ್ಯಾ ಭೀಮಾ ಅಂತ ತಬ್ಬಿಕೊಳ್ಳುವ ನೆಪದಲ್ಲಿ ಅವನನ್ನು ಕೊಲ್ಲುವುದಕ್ಕೇನೋ ಪ್ರಯತ್ನ ಮಾಡಿದ್ದಾನೆ ಅಂತ ಭೀಮನ ಮೈಗೆ ಒಳ್ಳೆ ಪರಿಮಳ ಗಂಧ ಪುಷ್ಪ ಎಲ್ಲ ಹಾಕಿ ಅಂಥದ್ದನ್ನೇ ಒಂದು ಗೊಂಬೆಗೂ ಹಾಕಿ ಕಷ್ಟಪಟ್ಟು ಧೃತರಾಷ್ಟ್ರನ ಹತ್ರ ಎದ್ದಿ ನಿಲ್ಲಿಸಿ ಧರ್ಮರಾಜನ ಅಲಗಿಸಿಕೊಂಡ ಮೇಲೆ ಭೀಮಾ ಬಾರೋ ನನ್ನ ಕೊಂದು ಎಲ್ಲ ಅಲಗಿಸ್ಕೋತೇನೆ ಅಂತ ಕೇಳುವಾಗ ಭೀಮಾ ಅಲ್ಲೇ ನಿಂತಿರ್ತಾನೆ ಯಾಕೋ ಬರ್ತಾ ಇಲ್ಲ ನೀನು ನಾನೇ ಬರಬೇಕು ಅಂತ ಅಪೇಕ್ಷೆ ಪಡ್ತೀಯನೋ ಮೆಲ್ಲಿಗಿಳಿದು ಬರ್ತಾನೆ ಗೊಂಬೆಯನ್ನು ಮುಂದೆ ನೂಗ್ತಾರೆ ಅದನ್ನು ತಬ್ಬಿಕೊಳ್ತಾನೆ ಹತ್ತು ಸಾವಿರ ಆನೆಯ ಬಲ ಅದು ಸಿಡಿ ಸಿಡಿ ಸಿಡಿ ಪಟಾಕ್ಷಿ ಸಿಡಿದಾಗ ಸಿಡಿದು ಹೋಯಿತು ಅಯ್ಯೋ ಭೀಮ ಹೋಗಿಬಿಟ್ನೆ ಅಯ್ಯೋ ಭೀಮ ಹೋಗಿಬಿಟ್ನೆ ಅಳ್ತಾನೆ ಏನು ಮಾತು ಬರ್ತಾ ಇಲ್ಲ ಯಾರೂ ಮಾತಾಡಲಿಲ್ಲ ಯಾಕೆ ಭೀಮ ಸತ್ರು ಯಾತು ಕಳ್ತಾ ಇಲ್ಲ ಮಹಾರಾಜರೇ ಭೀಮ ಸತ್ತಿಲ್ಲ ನೀವು ಕೊಂದಿದ್ದು ಭೀಮನ ವಿಗ್ರಹವನ್ನ ಕೃಷ್ಣ ಏನು ಭೀಮ ಸಾಯಲಿಲ್ಲವೇ ನೀನು ಕಪಟ ಸಾಕು ಮಾಡು ಮುದುಕ ಕೃಷ್ಣ ನಿನಗೆ ಹತ್ತು ಸಾವಿರ ಆನೆ ಬಲ ಅವನಿಗೆ ಲಕ್ಷ ಆನೆ ಬಲ ಭೀಮನಿಗೆ ನೀನು ಅನಿಂಗನ ಮಾಡಿಕೊಳ್ಳೋದಕ್ಕೆ ಹೋಗಿ ಅವನು ನಿನ್ನನ್ನು ಪುಡಿ ಪುಡಿ ಮಾಡಿದ್ರೆ ಮತ್ತೆ ಲೋಕ ಭೀಮನನ್ನು ಬೈತಾ ಇತ್ತು ಅದಕ್ಕೋಸ್ಕರ ಈ ತಂತ್ರವನ್ನು ನಾನು ಮಾಡಿದೆ ಇನ್ನಾದರೂ ಒಳ್ಳೆ ಬುದ್ಧಿ ಕಟ್ಕೊಂತಾನೆ ಕೃಷ್ಣ ಕಣ್ಣಲ್ಲಿ ನೀರು ಬರುತ್ತೆ ಮನುಷ್ಯ ತನ್ನ ಕಣ್ಣಿನ ಮಣಿಯನ್ನು ಕಾಪಾಡುವಂತೆ ಪಂಚವರೈ பலவகையும் ಕಾತಾರ್ வந்தார் ಪಾಂಚಾಲಿ குழல் ಮುಡಿತಾರ್ வந்தார் தாமே பஞ்சவரை பலவகையும் ಎಷ್ಟು ಬಗೆಯಲ್ಲಿ ಕಾಪಾಡಬಹುದು ಅಷ್ಟು ಬಗೆಯಲ್ಲಿ ಕಾಪಾಡಿದ್ದಾನೆ ಇದು ಅತಿಮಾನುಷ ವೃತ್ತ ಅಂತ ಅವನ ಕರುಣೆ ಅವನ ಕೃಪೆ ಇಲ್ಲಿಂದ ಮುಂದಕ್ಕೆ ನಿಮಗೆ ಯುದ್ಧ ಪಂಚಕ ಐದು ಪರ್ವದಲ್ಲಿ ಕೃಷ್ಣನ ಕೃಪೆ ಎದ್ದು ಕಾಣಿಸುವಂತಹ ಪರ್ವ ಅದಕ್ಕಿಲ್ಲ ಮುಂದೆ ಇದು ಒಂದು ಆಮೇಲೆ ಇಷ್ಟು ಹೇಳಿಯೂ ಗಾಂಧಾರಿ ಕುಂತಿ ಎಲ್ಲ ಪರಸ್ಪರ ಸೇರಿರ್ತಾರೆ ಕೃಷ್ಣನಿಗೆ ಹೇಳ್ತಾಳೆ ಕೃಷ್ಣ ನೀನು ಸರ್ವಜ್ಞ ನನಗೆ ಗೊತ್ತಿಲ್ಲ ಅಮ್ಮ ಅಂದ ಕೃಷ್ಣ ನೀ ಸರ್ವಶಕ್ತ ಗೊತ್ತಿಲ್ಲ ತಾಯಿ ನನಗೆ ನೀವೆಲ್ಲ ಸುಮ್ಮನೆ ಹೇಳ್ತೀರಿ ಇಷ್ಟೆಲ್ಲ ತಿಳುವಳಿಕೆ ಸರ್ವಜ್ಞತ್ವ ಮತ್ತು ಸಾರಥ್ಯ ಪಾಂಡವರನ್ನು ಜೋಪಾನವಾಗಿ ಕಾಪಾಡಿದವನು ಕೃಷ್ಣ ನೀ ಮನಸ್ಸು ಮಾಡಿದ್ರೆ ಯುದ್ಧವನ್ನು ತಡೆಯಬಹುದಾಗಿತ್ತು ಬಂದೇ ಬಿಡಿತು ಈ ಮಾತು ಬಾಯಲ್ಲಿ ಬರಬಾರದು ಮಾತು ಹೇಳ್ತಾಳೆ ಗಾಂಧಾರಿ ತಪಸ್ವಿನಿ ಅವಳು ಪಾಪ ಗಾಂಧಾರಿಯ ಅವಳಿಗೆ ಬುದ್ಧಿಮಂಕಾಯಿತು ನಾ ಮಾಡಿಸಲಿಲ್ಲ ಮಾತಾ ಈ ಯುದ್ಧವನ್ನು ನಿನ್ನ ಮಕ್ಕಳು ಆಯ್ದುಕೊಂಡ್ರು ಸಭೆಗೆಲ್ಲ ಬಂದು ನಾ ಹೇಳಿರ್ಲಿಲ್ವೇ ಬೇಡ ಅಂತ ಹೇಳಿಲ್ವೇ ಇಲ್ಲ ನೀ ಮನಸ್ಸು ಮಾಡಿದ್ರೆ ತಡೆಯಬಹುದಾಗಿತ್ತು ಅಂದ್ರೆ ಹೌದು unreasonable we are we don't expect of God what is reasonable ಅವನು ಅನ್ಯಾಯವಾದ್ದನ್ನು ಮಾಡಬೇಕು ಅನ್ಯಾಯ ಮಾಡಿದವ್ರಿಗೆ ಒಳ್ಳೆ ಫಲ ಕೊಡಬೇಕು ನಾನು ದೇವರಿಗೆ ಇಷ್ಟೆಲ್ಲ ಹರಕೆ ಹೊತ್ತಿದ್ದೇನೆ ನಮ್ಮ ಶತ್ರು ಸಾಯಿಲಿಂದ ದೇವರು ಕೊಲ್ಲಿಲ್ವಲ್ಲ ಅವನನ್ನ ಅವನ ಕರ್ಮ ಬೇರೆ ನಿನ್ನ ಕರ್ಮ ಬೇರೆ ನಿಮ್ಗೆ ಅನುಕೂಲವಾದ್ದನ್ನೇ ದೇವರು ಕೊಡಬೇಕು ಕೊಟ್ಟರು ದೇವರು ನನ್ನ ಮನಸ್ಸಿಗೆ ಬಂದದ್ದು ದೇವರು ಕೊಡದೆ ಇದ್ರೆ ದೇವರು ಇಲ್ಲ ಅಥವಾ ಅವನ ದೇವರಲ್ಲಿ ಒಳ್ಳೆಯ ಗುಣ ಇಲ್ಲ ಮನುಷ್ಯನ ಮೂರ್ಖತನ ಇದು ವೇದಾಂತ ಕೇಳದೆ ಇದ್ದವ್ರ ವಿಷಯ ಇದು ಆ ವೇದಾಂತವನ್ನು ಸರಿಯಾಗಿ ಹೇಳಬೇಕು ಅಂತ ತಲೆ ಚಚ್ಕೊಂಡ ನಿನ್ನ ಮಕ್ಕಳು ದುಷ್ಟು ಬುದ್ಧಿ ಇದ್ದು ನೀ ಹೇಳಿಯೂ ಕೇಳಲಿಲ್ಲ ಅಂದ್ರೆ ನನ್ನನ್ನು ಹೊಣೆ ಮಾಡ್ತೀಯ ಮಾತಾಯಿ ಅಂತ ಹೇಳಲಾಗಿ ಆ ಕೋಪ ಎಷ್ಟು ಉಕ್ಕಿತು ನನ್ನ ಕಣ್ಣೆದುರಿಗೆ ಮಕ್ಕಳು ಸತ್ತ ಹಾಗೆ ನಿನ್ನ ಕಣ್ಣದರಿಗೆ ನಿನ್ನ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಸಾಯಿಲಿ ಅಂತ ಕೃಷ್ಣನಿಗೆ ಶಾಪವನ್ನು ಕೊಟ್ಲಲ್ಲ ಗಾಂಧಾರಿ ಇಷ್ಟು ಮಹಾಭಾರತ ಹೇಳಿ ಗಾಂಧಾರಿ ಕೃಷ್ಣನಿಗೆ ಶಾಪ ಕೊಟ್ಲು ಆಯಿತು ತಾಯಿ ಕೊಡು ಅಂತ ಸರಿಗೆ ತಗೊಂಡ ಆಯ್ತು ನೀನೇನು ಮಾಡೋದು ಹೋಗು ನನ್ನ ಸಂಕಲ್ಪ ಇದೆ ದುಷ್ಟರಿದ್ದ ನಾನು ಒಂದಿಷ್ಟ ನಾನೇ ಕೊಲ್ತೇನೆ ಹೋಗು ಅಂದ ಅಶ್ವಮೇಧ ಪರ್ವದಲ್ಲಿ ಉತ್ತಂಕನೆಂಬ ಮಹರ್ಷಿ ಒಬ್ಬ ಮಹಾಭಾರತ ಯುದ್ಧ ನಡೆದಿದ್ದು ಗೊತ್ತಿಲ್ಲ ಅವನು ಆ ಕಡೆಯಿಂದ ಬರ್ತಾ ಇದ್ದಾನೆ ವಾಪಸ್ ಹೋಗ್ತಿದ್ದಾನೆ ದ್ವಾರಕೆಗೆ ಕೃಷ್ಣ ಉತ್ತಂಕನನ್ನು ಕಂಡು ಕೆಳಗಿಳಿದು ನಮಸ್ಕಾರ ಮಾಡಿ ಎಲ್ಲಿ ಹೊರಟೆ ಮಹರ್ಷಿ ಅದೇನೋ ಕೌರವರು ಪಾಂಡವರು ಯುದ್ಧ ಮಾಡ್ತಾರಂತಲ್ಲಪ್ಪ ಯುದ್ಧ ಭೂಮಿಗೆ ಹೋಗ್ತೇನೆ ಯುದ್ಧಕ್ಕೆ ಹೋಗೋಕೆ ಮುಂಚೆ ದಾನ ಧರ್ಮ ಮಾಡ್ತಾರಂತೆ ಪಾಂಡವರು ಕೌರವರು ಹುಚ್ಚು ಬ್ರಾಹ್ಮಣ ಯುದ್ಧ ಮುಗಿದೋಯಿತು ಮುಗಿದೋಯ್ತೆ ಹಾಗಿದ್ರೆ ನೀನೇ ಮಾಡಿಸಿದ್ದೀಯೇ ಹಿಡಿ ಶಾಪವನ್ನ ಉತ್ತಂಕ ಕೃಷ್ಣ ಹೇಳ್ತಾನೆ ನೀನು ಬ್ರಾಹ್ಮಣ್ಯದ ಮಹಿಮೆಯನ್ನು ಕಳ್ಕೊಳ್ತೀಯ ಸುಳ್ಳು ಶಾಪವನ್ನು ಕೊಟ್ಟರೆ ಅದು ಯಾರ ಕಡೆಯಿಂದ ನಡೀತು ಬ್ರಾಹ್ಮಣ ನಿನಗೆ ಬುದ್ಧಿ ಇಲ್ಲವೇ ವೇದಾಂತ ಗೊತ್ತೆ ಉಳಿದವರು ತಿಳಿದೇ ಇದ್ದವರು ಹಣೆ ಬರ ಅಂದ್ರೆ ನಿನ್ನ ಬುದ್ಧಿಯಲ್ಲಿ ಹೋಯಿತು ಅಂತ ಹೇಳಿದ ಮೇಲೆ ನಾಚಿಕೆ ಪಟ್ಕೊಂಡು ಹೋಗ್ತಾನೆ ಉತ್ತಂಕ ಇವತ್ತಿನವರೆಗೆ ಕೃಷ್ಣನನ್ನು ಬೈತಾರೆ ಹೇಗೆ ಸಹಿಸ್ತೀರಿ ನೀವು ಇದನ್ನ ಆ ದೇವ್ರಿಗೆ ಬುದ್ಧಿ ಇದೆಯೇ ನಾನು ಇಷ್ಟೆಲ್ಲ ಹರಕೆ ಹೊತ್ತೆ ಇಷ್ಟೆಲ್ಲ ಯಾತ್ರೆ ಮಾಡಿದ್ದೀನಿ ನಾನು ದೇವರು ಒಳ್ಳೇದು ಮಾಡಿದ್ನೆ ಏನು ಕೇಳ್ತಾರೆ ಸ್ವಾಮಿ ಜನಗಳು ಇದು ಭಾರತ ಭಾರತ ದೇಶದಲ್ಲಿ ಈ ದುಸ್ಥಿತಿ ವೇದಾಂತ ಹುಟ್ಟಿದ ನಾಡಿನಲ್ಲಿ ದುಸ್ಥಿತಿ ಭಿಕ್ಷೆ ಎತ್ತಾ ಇದ್ದೇವೆ ಜ್ಞಾನ do you have to run it from Americans or Chinese people ನನ್ನ ಕರ್ಮಕ್ಕೋಸ್ಕರವಾಗಿ ನಾನು ಫಲವನ್ನು ಅನುಭವಿಸ್ತಾ ಇದ್ದೇನೆ ಗಾಂಧಾರಿ ಯಾವ ಜನ್ಮದಲ್ಲಿ ಏನು ಮಾಡಿದ್ಲೋ ಕಣ್ಣೆದುರು ಮಕ್ಕಳು ಸಾಯುವ ಸ್ಥಿತಿಯನ್ನು ನೋಡಿದ್ರು ಈಶ್ವರನ ನ್ಯಾತಕ್ಕೆ ಬೈತೀರಿ ಉತ ಬಾಲಾಯ ಪಾಂಡಿತ್ಯಂ ದೇವರ ವೈಚಿತ್ರ್ಯ ಹೇಗಿದೆ ಸಣ್ಣ ಹುಡುಗರಿಗೆ ಬಹಳ ದೊಡ್ಡ ಪಾಂಡಿತ್ಯ ವೈರಾಗ್ಯ ಕೊಡ್ತಾನೆ ಕೆಲವು ಸಲ ಪಂಡಿತ ಯೋತ ಬಾಲತಾಂ ಪಂಡಿತರಿಗೆ ಹುಡುಕಾಟದ ಬುದ್ಧಿ ಕೊಡ್ತಾನೆ ದತಾತಿ ಸರ್ವಂ ಈಶಾನ ಶುಕ್ರ ಶುಕ್ರಮುಚ್ಚರನ್ ಅವನು ಜಗತ್ತಿನ ಭವಿತವ್ಯವನ್ನು ನೋಡ್ತಾನೆ he has a vision of the world ಇದು ಯಾವ ಮಂಗಳ ದಿನಕ್ಕೆ ಹೋಗಬೇಕು ನಡ್ಸ್ಕೊಂಡು ಹೋಗ್ತಿದ್ದಾನೆ ಜಗದೀಶ್ವರ ಯಾವ ಬುದ್ಧಿ ಕೊಡಬೇಕು ಅವರವರ ಕರ್ಮಾನುಸಾರವಾಗಿಯೇ ಕೊಡ್ತಾನೆ ಇದನ್ನು ಹೇಳ್ತಾನೆ ದದಸ್ವವ ಶಕ್ರಪುರಿ ಮಮೈವ ಯುದ್ಧಸ್ವ ಭಾರತ ಮುಖ್ಯ ವೀರ ಯುದ್ಧವನ್ನಾದರೂ ಮಾಡು ನನಗೆ ಕೊಡೋದನ್ನಾದರೂ ಕೊಡು ಇದನ್ನು ಗಟ್ಟಿಯಾಗಿ ಹೇಳಿದ ಧರ್ಮರಾಜ ಕೊನೆಯಲ್ಲಿ ಹೇಳ್ತಾನೆ ರಾಜ್ಯೈಕ ದೇಶಮಪಿನ ಪ್ರಯಚ್ಛ ಶಮಮಿಚ್ಛತಾಂ ಶಾಂತಿ ಬೇಕಾಗಿದ್ದ ಪಕ್ಷದಲ್ಲಿ ಒಂದು ನಿನ್ನ ಕುರು ರಾಜ್ಯದಲ್ಲಿ ಒಂದು ಸಣ್ಣ ಮೂಲೆಯನ್ನು ಕೊಟ್ಬಿಡುವ ನಮಗೆ ಯಾವುದು ಅವಿಸ್ಥಲಂ ವೃಕಸ್ಥಲಂ ಮಾಕಂದೀಂ ವಾರಣಾವತಂ ಅವಸಾನಂ ಭವತ್ಯತ್ರ ಕಿಂಚಿದೆ ಕಂಚ ಪಂಚಮಂ ಐದು ಹಳ್ಳಿ ಇದು ಹಸ್ತಿನಾವತಿಯ ಸುತ್ತ ಇದ್ದ ಐದು ಹಳ್ಳಿಗಳಿವೆ ಅವಿಸ್ಥಳ ಅಂತ ಒಂದು ವೃಕಸ್ಥಳ ಅಂತ ಒಂದು ಮಾಕಂದಿ ಅಂತ ಒಂದು ವಾರಣಾವತ ಅಂತ ಒಂದು ಅವ್ರನ್ನ ಸುಡೋ ಪ್ರಯತ್ನ ಮಾಡಿದ ಜಾಗ ಅವಸಾನ ಅಂತ ಒಂದು ಈ ಐದು ಹಳ್ಳಿ ಕೊಟ್ಬಿಡು ನನಗೆ ಐದು ಜನ ಐದು ಹಳ್ಳಿ ಇಟ್ಕೊಂಡಿರುತ್ತೆ ಮುಂದೆ ಹೇಳ್ತಾನೆ ದುರ್ಯೋಧನ ಈ ಐದು ಹಳ್ಳಿಗಳು ಹಸಿರಾವತಿ ಸುತ್ತ ಇರೋ ಹಳ್ಳಿಗಳು ಇದನ್ನು ಕೊಟ್ರೆ ಇರುವೆ ಗೂಡಿಗೆ ಜಾಗ ಮಾಡಿಕೊಟ್ಟಾಗತ್ತೆ ಮರವನ್ನೇ ತಿಂದು ಕೆಳಗೆ ಉರುಳಿಸಿ ಬಿಡುವಂತೆ ಬೇರನ್ನ ಕೊಡೋದಿಲ್ಲ ಸೂಜಿ ಮನೆ ಊರದಷ್ಟು ಭೂಮಿ ಕೊಡೋದಿಲ್ಲ ಅಂತ ಹೇಳ್ತಾರೆ ಅದು ಮುಂದಿನ ಮಾತು ಆದರೆ ಕೃಷ್ಣ ಹೇಳಿದ ನಾ ಮಾಡೋ ಪ್ರಯತ್ನ ಮಾಡ್ತೇನೆ ಮಾಡದೆ ನಾಳೆ ಕೃಷ್ಣ ಬುದ್ಧಿವಂತನಾಗಿಯೋ ಭಗವಂತನಾಗಿಯೋ ಅವತಾರ ಮಾಡಿಯೋ ಶಾಂತಿಗೆ ನಿಜವಾದ ಪ್ರಯತ್ನ ಮಾಡಲಿಲ್ಲ ಅಂತ ಜನ ನನ್ನನ್ನು ಬೈತಾರೆ ಬೈಬಾರದು ಅಂತ ಏನು ಮಾಡಿದನೋ ಅದನ್ನೇ ಬೈತಾರೆ ಅಂದರೆ ಮಹಾಭಾರತಕ್ಕಿಂತ ಕೆಟ್ಟ ಜನ ಇದ್ದಾರೆ ಈಗಿನ ಕಾಲದಲ್ಲಿ ಭಗವಂತನನ್ನು ಬೈಯುವುದು ಎಂಥ ಪಾಪ ಘೋರ ಪಾತಕ ದೇವ ಹೇಳನ ಭಗವನ್ನಿಂದನೇ ಶಿಶುಪಾಲ ಅಷ್ಟು ಬೈದಾಗ ಅವನ ಚಕ್ರದಿಂದ ಭಗವಂತ ಸಂಹಾರ ಮಾಡಿದಾಗ ಅಲ್ಲಿದ್ದವರು ಹೇಳ್ತಾರೆ ಬ್ರಾಹ್ಮಣರು ಆ ಶಿಶುಪಾಲ ನಾಲ್ಗೆ ಬಿಚ್ಚಿ ನೋಡ್ರು ತೂತು ಬಿದ್ದಿದೀ ಅಂತ ಕೇಳಿದ್ರಂತೆ ಭಗವಂತ ನಿಂದೆ ಮಾಡಿದ ನಾಲಿಗೆ ಒಬ್ಬ ಬ್ರಾಹ್ಮಣನನ್ನ ಸತ್ಪುರುಷನ ನಿಂದನೆ ಮಾಡಿದರೆ ನಾಲಿಗೆ ತೂತಾಗ್ತದೆ ಹೊಳ ಬೀಳ್ತದೆ ಬರಬಾರ್ದು ರೋಗಗಳು ಬರ್ತವೆ ಇದೆಲ್ಲ ಅನುಭವಿಸಿದ ಮೇಲೆ ಗೊತ್ತಾಗುತ್ತೆ ಡಾಕ್ಟರ್ಗಳು ಹೇಳ್ತಾರೆ ಇದು ಯಾವ ರೋಗ ಇದು ಔಷಧಿ ಗೊತ್ತೇ ಆಗೋದಿಲ್ಲ ಪತ್ತೆ ಆಗೋದಿಲ್ಲ ಗುಣ ಮಾಡೋಕ್ಕಾಗೋದಿಲ್ಲ ತಗೊಂಡೋಗಿ ಕೆಲವು ಕಡೆ ಆಸ್ಪತ್ರೆ ಪಕ್ಕದಲ್ಲಿಯೇ ಸ್ಮಶಾನ ಇರ್ತದೆ ಮೈಸೂರಲ್ಲಿ ಒಂದು ಕಡೆ ಇದೆ ತುಂಬ ಕನ್ವೀನಿಯಂಟ್ ಅಂತ ಅಲ್ಲಿಂದ ಅಲ್ಲಿಗೆ ತುಂಬ ಸಮೀಪ ಅದು ಅದು ಆಸ್ಪತ್ರೆ ಹೆಸರು ಹೇಳಿದ್ರೆ ಅವ್ರು ನಾಳೆ ನಾನು ಬೈತಾರೆ ಕೇಸ್ ಹಾಕ್ತಾರೆ ಹೇಳೋದಿಲ್ಲ ಪಕ್ಕದಲ್ಲಿಯೇ ಇದೆ ಬಹಳ ದೊಡ್ಡ ಆಸ್ಪತ್ರೆ ಅಲ್ಲಿ ಹೋದವರು ನಚ ಪುನರಾವರ್ತತೆ ನಚ ಪುನರಾವರ್ತತೆ ಇಲ್ಲಿ ಒಂದೆರಡು ಆಸ್ಪತ್ರೆ ಇದೆ ಈ ಊರಲ್ಲಿ ಕೂಡ ಭಗವಂತನನ್ನು ಬೈತಾನೆ ಎಲ್ಲರಿಗೂ ಅವನಿಗೆ ಭಗವಂತನ ಕರುಣೆಯನ್ನು ಅನುಭವಿಸ್ರಿಪ್ಪ ಮಹಾರಾಯರೇ ಮಹಾಭಾರತ ಪ್ರವಚನ ಇನ್ನೊಂದು ಐದಾರು ದಿವಸಕ್ಕೆ ಮುಗಿತಾ ಇದೆ ನಾನು ಏನು ಪ್ರಮೇಯ ಕೊಡ್ತಿದ್ದೇನೆ have been trying to make you experience the kindness of God ಭಗವಂತನ ಕೃಪೆ ಅವನ ವಾತ್ಸಲ್ಯ ಆ ಗುಣವನ್ನು ಅನುಭವಿಸೋದು ಬಿಟ್ಟು ಗುಣನಿಧಿಯಲ್ಲಿ ಗುಣ ನೋಡೋದು ಬಿಟ್ಟು ಅವನನ್ನು ದೋಷ ಮಾಡೋದಕ್ಕೆ ಬಯ್ಯುವುದಕ್ಕೆ ಮಹಾಭಾರತ ಹೇಳ್ತಾ ಇದ್ದೇವೆ ವೇದವ್ಯಾಸರ ವಾಣಿ ಯಾತ ಕೊಡ್ತೇನೆ ನಿಮಗೆ ಸ್ಪೂನ್ ತೆಗೆದು ಬಾಯಿಗೆ ಹಾಕಿದಾಗೆ ಯಾರು ಬರೆದರು ಗ್ರಂಥವನ್ನು ಅವರ ವಾಣಿ ಅವರ ಸ್ಪೂನ್ನಿಂದ ಬಾಯಿಗೆ ಓಡಿಸ್ತಾ ಇದ್ದೇನೆ ಬರೀ ಕತೆ ಹೇಳ್ತಾ ಇಲ್ಲ ನಾನು ಕೃಷ್ಣನನ್ನು ಬೈತಾರೆ ನಾನು ಬೈಯೋದು ಬೇಡ ಅಂತ ನಾನು ಹೊರಟಿದ್ದೇನೆ ಎಂದ ಕೃಷ್ಣ ಏನು ಭೀಮ ನೀನೇನು ಹೇಳ್ತೀಯಪ್ಪ ನಾನಂತೂ ಹೋಗಿ ಬರ್ತೇನೆ ಪರಮಾಶ್ಚರ್ಯವಾಗುತ್ತೆ ಭೀಮ ಹೇಳ್ತಾನೆ ಕೃಷ್ಣ ಇಷ್ಟೆಲ್ಲ ಯೋಚನೆ ಮಾಡಿದ ಮೇಲೆ ನಮ್ಮ ಧರ್ಮರಾಜ ಅಣ್ಣ ಪದೇ ಪದೇ ಹೇಳೋದು ಒಳ್ಳೇದು ಅಂತ ಕಾಣುತ್ತೆ ಅವರು ರಾಜ್ಯ ಕೊಡದೆ ದರಬೇಡ ಕಾಡಿಗೆ ಹೋಗಿಬಿಡುತ್ತೇವೆ ಭೀಮನ ಮಾತು first time in the whole of Mahabharata ನಾವು ಹೋಗ್ಬಿಡ್ತೇವೆ ಕಾಡಿಗೆ ಅಪಿ ದುರ್ಯೋಧನಂ ಕೃಷ್ಣ ಸರ್ವೇ ಭಯಂ ಅಧಶ್ಚರಾ ದುರ್ಯೋಧನ ಮೇಲ್ಕೂರಿಸಿ ಅವನ ಪ್ರಜೆಗಳಾಗಿ ನಾವು ಕೆಳಗಿದ್ರೂ ಪರವಾಗಿಲ್ಲ ನೀಚೈ ಭೂತ್ವ ಅನುಯಾಸ್ಯಾವ ಮಾಸ್ಮನೋ ಭಾರತ ಅನಶನ್ ಭಾರ ಭರತ ವಂಶದ ನಾವು ಸಾಯುವುದು ಬೇಡ ಅವರ ರಾಜ್ಯ ಕೊಡದಿದ್ರೆ ಬೇಡ ಅವನೇ ಆಳ್ಕೊಳ್ಳಿ ಕಾಡಿಗೆ ಹೋಗಿಬಿಡುತ್ತೆ ಭೀಮಸೇನನ ಮಾತು ಅದನ್ ಕೇಳಿ ಕೃಷ್ಣ ಕೆದರ್ತಾನೆ ಏನಂತಿದೆಯೋ ಅಭೂತಪೂರ್ವಂ ಭೀಮಸ್ಯ ಮಾರ್ಗವಾಪಹಿತಂ ವಚ ಗಿರೇರಿವ ಲಘುತ್ವಂ ಬೆಟ್ಟವೆಂಬುದು ಹುಲ್ಕಡ್ಡಿಯಾಗಿ ಹೋಯಿತೋ ತತ್ವಮಪಿ ಪಾವಕೆ ಬೆಂಕಿ ಎಂಬುದು ಸಣ್ಣಗಾಯಿತೋ ಮತ್ವ ರಾಮಾನುಜ ಶೌರಿಹಿ ಬಲರಾಮ ತಮ್ಮ ಕೃಷ್ಣ ತಿಳ್ಕೊಂಡು ಅವನನ್ನು ಬೈತಾನೆ ಏನಯ್ಯ ತ್ವಮನ್ಯದಾ ಭೀಮಸೇನ ಯುದ್ಧಮೇವ ಪ್ರಶಂಸಸಿ ನಿನ್ನ ಪ್ರತಿಜ್ಞೆ ಎಲ್ಲಿ ಹೋಯಿತೋ ನೀನು ಇವತ್ತು ಶಾಂತಿ ಅಂತ ಹೇಳ್ತೀಯೆ ನ ಚಸ್ವಪಿಷಿ ಜಾಗರ್ಷಿ ಮಗು ಭೀಮ ಹದಿಮೂರು ವರ್ಷ ನೀ ನಿದ್ದೆ ಮಾಡಿಲ್ಲ ಅಂತ ಕೇಳಿದ್ದೇನೋ ನಾನು ಕೃಷ್ಣನ ಮಾತು ಸ್ವಪಿಷಿ ಜಾಗರ್ಷಿ ನ್ಯುಬ್ಜ ಶೇಷೇ ಪರಂತಪ ಹೊಟ್ಟೆಯನ್ನು ನೆಲದ ಮೇಲೆ ಹಾಕೊಂಡು ಬೋರ್ಲು ಮಲಗ್ತಾ ಇದ್ದಂತೆ ಭೀಮಸೇನ ಆ ಸಂಕಟ ಅಂತ ಸಂಕಟ ನನ್ನ ಹೆಂಡತಿ ಮಾನ ಕೈ ಹಾಕಿದರೂ ಅವರನ್ನು ಮುಗಿಸ್ಲಿಲ್ಲ ನಾನು ಇವನು ತಡೆದು ಬಿಟ್ಟಲ್ಲ ನಮ್ಮಣ್ಣ ಎಂಬುದಾಗಿ ಹೀಗೆ ಮಲಗಿದ್ರೆ ಹೊಟ್ಟೆಯಲ್ಲಿ ಸೀಳಿ ಹೋಗ್ತದೋ ಸಂಕಟ ಉಲ್ಕಾಪಾತವಾಗ್ತದೆಯೋ ಅಂಬ ಭಯದಿಂದ ನ್ಯುಬ್ಜ ಶೇಷ ನೀನು ಹಾಗೆ ಬೋರ್ಲಾಗಿ ಮಲಗಿದ್ದವನು ನೀನು ಹೀಗನ್ನುವುದೇ ಎಲೆ ಮಹಾದೇವಾಯಿತು ಹಾಲಾಹಲ ಸುಧಾರಸ ವಿಷ ಅಮೃತವಾಯಿತೆ ಒಕ್ಕಿದೊರಿ ಅಗ್ಗಳದ ಶೀತಳವಾಯಿತು ಸಿಡಿಲಾಟೋಪನಯವಾಯಿತು ಕೊಳುಗುಳಕ್ಕೆ ಪವಮಾನ ನಂಜ ನಂದನನು ಅಳುಕಿದನು ಬರೆಸ್ತೇನೆ ವ್ಯಾಸರ ಕೈಯಲ್ಲಿ ಭೀಮಸೇನ ಯುದ್ಧಕ್ಕೆ ಹೆದರಿದ ಎಂಬುದಾಗಿ ಬರೆಸ್ತೇನೆ ವ್ಯಾಸರ ಕೈಯಲ್ಲಿ ಕೊಳುಗುಳಕ್ಕೆ ಕೊಳುಗುಳಂದ್ರೆ ಇದ್ದ ಕೊಳುಗುಳಕ್ಕೆ ಪವಮಾನ ನಂದನನು ಅಳುಕಿದನು ಮಠ ಮಾಯೆ ಕುಂತಿ ಲಲನೆ ಹೆತ್ತಳು ಹಾ ನಿಮ್ಮ ತಾಯಿ ಕುಂತಿ ಹಡಲು ಕಾಣು ನೀನಂತ ಭ್ರಷ್ಟನನ್ನ ಭೀಮನಂಚ ಹೇಳಿಸ್ತಾನೆ ಕೃಷ್ಣ ಕುಂತಿ ಲಲನೆ ಹೆತ್ತಳು ಸುತರನು ಎಂದನ ಶೌರಿನ ಸೊನಗುತ ಅದನ್ನು ಕೇಳಿ ದ್ರೌಪದಿ ಬರ್ತಾಳೆ ಭೀಮಾ ನಿನ್ನಲ್ಲಿ ಆಸೆ ಇಟ್ಕೊಂಡಿದ್ದೆ ಎಲೆ ಸಮೀರ ಕುಮಾರ ಸಂಪ್ರತಿ ಗಳಿಸಿದೈ ಕಲಿತನವ ನೀರುಳು ಕಲಕಿದೈ ಕೈವಾರವಾದುದೇ ಕೌರವೇಂದ್ರನಲ್ಲಿ ಅವನಿಗೆ ಹೊಗಡು ಬಟ್ಟತನ ಪೋಸ್ಟ್ ಕೊಟ್ಟಿದ್ದಾರೆ ಹೋಗ್ತೀಯಾ ದುರ್ಯೋಧನನಿಗೆ ಭಟ್ಟಂಗಿ ಕೆಲಸ ಮಾಡ್ತೀಯ ಕಲಿಸಿದೈ ಕೃಷ್ಣಂಗೆ ನೀತಿಯ ಕೃಷ್ಣನಿಗೆ ನೀತಿ ಹೇಳ್ತೀಯ ಬಳಸಿದೈ ಬಹುಮತವ ಅಳಿಸಿದ ಈ ಶಶಿಕುಲವನು ಎಂದು ಅನಿಲ ಜನ ನೋಡಿದಳು ಕುಮಾರವ್ಯಾಸ ಮೂಲಕ್ಕೆ ಎಷ್ಟು ಚೆನ್ನಾಗಿ ಇಲ್ಲೆಲ್ಲ ಬರೆದಿದ್ದಾರೆ ನೋಡಿ ಕೃಷ್ಣನಿಗೆ ಆಶ್ಚರ್ಯವಾಯಿತು ಶಾಂತಿಗೆ ನಾ ಪ್ರಸ್ತಾಪ ಮಾಡ್ತೇನೆ ಅಂತ ಕೃಷ್ಣ ಅಂದರೆ ಐದು ಹಳ್ಳಿಗಿಳ್ಳಿ ಕೇಳೋದು ಬೇಡ ಅವ್ರು ಕೊಡದೇ ಇದ್ರೆ ಬೇಡ ನಾವು ಹೋಗ್ಬಿಡೋಣ ಅಯ್ಯೋ ಹಣೆ ಬರಹವೆ ಅರ್ಜುನ ನೀನೇನಂತೀಯೋ ಭೀಮನಿಗೆ ಬೈದದ್ ನೋಡಿ ಅರ್ಜುನ ಬುದ್ಧಿ ಕಲ್ತ್ಕೊಂಡ ನಿನ್ನ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ನಾನೇನು ಹೇಳೋದಿಲ್ಲ ಅಷ್ಟಾರು ಮಾಡಿದ್ ನೋಡಿ ಭೀಮಸೇನನಿಗೆ ಅಂದ್ರೆ ಎಂಥವರಿಗೂ ಬುದ್ಧಿ ಹೇಗೆ ಮಂಕಾಗ್ತದೆ ಅನ್ನೋದಕ್ಕೆ ಹೇಳ್ತಾರೆ ಅಷ್ಟು ಮಹಾವೀರನಿಗೆ ಮಹಾಭಾರತ ಯುದ್ಧದಲ್ಲಿ ಭೀಮನಂತಹ ವೀರರೇನೊಬ್ಬರಲ್ಲ ನೋ ಸೆಕೆಂಡ್ ಫಾರ್ ಹಿಮ್ ನೂರು ಕೌರವನೊಬ್ಬನೇ ಕೊಂದಿದ್ದಾನೆ ಭೀಷ್ಮನ ರಸದ ಸಮೇತ ಅವನನ್ನು ಎತ್ತಿ ಪುಡಿ ಪುಡಿ ಮಾಡುವಂತ ಒಗದಿದ್ದಾನೆ ಎಷ್ಟು ಸಲ ಭೀಷ್ಮನಿಗೆ ಇಡೀ ರಥವನ್ನು ಕುದುರೆ ಸಾರಥಿ ಸಮೇತ ಎತ್ತಿ ಒಗದಿದ್ದಾನೆ ಆ ಕಡೆಗೆ unfortunate thing I have no time to read all these things in detail ಯುದ್ಧ ಪಂಚಕ ಒಂದೊಂದು ಒಂದೊಂದು ಓದೋದಕ್ಕೆ ಬೇಡ ಒಂದು ಭೀಷ್ಮ ಪರ್ವ ದ್ರೋಣ ಪರ್ವ ಸ್ವಲ್ಪ ಕಥೆ ಹೇಳಬೇಕು ನಾಳೆ ಒಂದು ದಿವಸ ಇಲ್ಲಿ ಅವರು ಕಾರ್ಯಕರ್ತರು ಕೇಳಿಕೊಂಡ್ರು ಬೆಳಿಗ್ಗೆ ಆರರಿಂದ ಸಂಜೆ ಆರರ ತನಕ ಬಂದ್ ಮಾಡಿರೋದರಿಂದ ನಾಡಿನ ಉಪನ್ಯಾಸವನ್ನು ಆರು ಕಾಲಕ್ಕೆ ಆರಂಭ ಮಾಡಿ ಎಂಟು ಕಾಲಕ್ಕೆ ಮುಗಿಸುವುದು ಅಂತ ಅವರು ತೀರ್ಮಾನ ಮಾಡಿದ್ದಾರೆ ನಿಮಗೆಲ್ಲ ಒಪ್ಪಿಗೆ ಇದ್ರೆ ಆಗಬಹುದು ಯಾಕೋ ಸರಿಯಾಗಿ ಬರಲಿಲ್ಲ ಮಾತು ಆರು ಗಂಟೆಗೆ ಶುರು ಮಾಡೋಣ ಅಂತ ದೂರದಲ್ಲಿ ಬರೋರಿಗೆ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಕೊಟ್ಟರೆ ರಿಕ್ಷಾನೋ ಮತ್ತೊಂದು ಹಿಡ್ಕೊಂಡು ಬರೋಣ ಇದು ಎಷ್ಟು ವೆರಿ ಕ್ರೂಷಿಯಲ್ ಯುದ್ಧದ ತೀರ್ಮಾನ ಆಗುವ ಸಂದರ್ಭ ನಾ ಶಾಂತಿಗೆ ಹೋಗಿ ಬರ್ತೇನೆ ಅಂತ ಕೃಷ್ಣ ಹೊರಟ ಅವತ್ತು ಕಾರ್ತೀಕ ಮಾಸದ ಶುಕ್ಲಪಕ್ಷ ದ್ವಾದಶಿ ರೇವತಿ ನಕ್ಷತ್ರ ನೋಡಿ ವ್ಯಾಸರು ಕೊಟ್ಟಿದ್ದಾರೆ ಕಾರ್ತೀಕ ಮಾಸ ಶುಕ್ಲಪಕ್ಷ ರೇವತಿ ನಕ್ಷತ್ರ ವೃಕಸ್ಥಳದಲ್ಲಿ ತಂಗಿದ್ದಾಗ ಯಾವ ದಿವಸ ಅವಿಸ್ಥಳಕ್ಕೆ ಹೋಗಿದ್ದಾವತ್ತು ಸಂಧಾರ ಯಾವತ್ತು ವಾಪಸ್ ಯಾವತ್ತು ಪ್ರತಿ ಒಂದಕ್ಕೆ ಡೈರಿ ಬರದ ಬರೆದಿದ್ದಾರೆ ವೇದವ್ಯಾಸರು ಬಾಗಲಮರೆಯಲ್ಲಿ ನಿಂತಿದ್ಲು ದ್ರೌಪದಿ ಸರಗು ಕಟ್ಕೊಂಡು ಬಂದು ನಿಂತು ಕೃಷ್ಣ ಸಂಧಾನ ಮಾಡ್ತೀಯಾ ಸಂಧಾನ ಮಾಡ್ತೀಯಾ ಏನಂದಿದ್ದೆ ನೀನು ನನ್ನ ಮುಡಿಯನ್ನು ಮುಡಿತೇನೆ ಅಂತ ಹೇಳಿದ್ದವು ನೀನು ಸಂಧಾನ ಅಂತೀಯ ಕೃಷ್ಣ ಹೋಗು ಹೋಗು ಹೋಗು ನಮ್ಮಪ್ಪ ಇದ್ದಾನೆ ನನ್ನ ಐವರು ಮಕ್ಕಳಿದ್ದಾರೆ ಶಿಖಂಡಿ ಇದ್ದಾನೆ ದೃಷ್ಟದ್ಯುಮ್ನ ಇದ್ದಾನೆ ಇವರನ್ನು ಸೇರಿಸಿಕೊಂಡು ನಾನೇ ಕತ್ತಿ ಹಿಡಿದು ಕೌರವಂಶವನ್ನು ಮುಗಿದು ಸೇರಿ ಹೋಗು ನೀ ಸಂಧಾನ ಮಾಡ್ಕೊಂಬ ಹೋಗು ಅಂತ ಹೇಳಿ ಗೊಳೋ ಅಂತ ಹೇಳ್ತಾಳಿದ್ರು ಆ ಸಂದರ್ಭ ಆ ಹೊಟ್ಟೆ ಸಂಕಟ ಇತ್ಯುಕ್ತ ಮೃದು ಸಂಹಾರ ತಲೆ ಕೂದಲು ತೋರಿಸ್ತಾಳೆ ಆ ಒಂದೇ ಕಡೆ ಹಾಕೊಂಡಿದ್ದಾಳೆ ಪಾಪ ದ್ರೌಪದಿ ಆ ತಲೆ ಕೂದಲು ವರ್ಣನೆ ಮಾಡ್ತಾರೆ ವೇದವ್ಯಾಸರು ಇತ್ಯುಕ್ತ ಮೃದು ಸಂಹಾರಂ ವೃಜಿನಾಗ್ರಂ ಸುದರ್ಶನಂ ಸುನೀಲಂ ಅಸಿತಾಪಾಂಗಿ ಸರ್ವಗಂಧಾಧಿವಾಸಿತಂ ಆ ಮುಡಿಯ ಮೇಲೆ ಎಷ್ಟೊಂದು ಪರಿಮಳ ದ್ರವ್ಯಗಳಿಂದೆಲ್ಲ ಸುರಿದಿದ್ರು ಪಟ್ಟಾಭಿಷೇಕ ಸಂದರ್ಭದಲ್ಲಿ ಆಚುವಿದಲ್ಲಿ ಸರ್ವಲಕ್ಷಣ ಸಂಪನ್ನಂ ಮಹಾಭುಜಗವರ್ಚಸಂ ದೃಶ್ಯವಾಮೇನ ವರಾರೋಹ ಗೃಹ್ಯ ವಾಮೇನ ಪಾಣಿನ ಪದ್ಮಾಕ್ಷಿ ಪುಂಡರೀಕಾಕ್ಷ ಉಪೇತ್ಯ ಗಜಗಾಮಿನಿ ಸ್ಮರ್ತವ್ಯ ಸರ್ವಕಾರ್ಯೇಶು ನೀನು ಒಂದೊಂದು ಮಾತನ್ನು ಕೌರವ ಸಭೆಯಲ್ಲಿ ಹೇಳುವಾಗ ಅಣ್ಣ ನನ್ನ ಮುಡಿಯನ್ನು ನೆನೆದು ಮಾತನಾಡು ನನ್ನ ಮುಡಿಯನ್ನು ಮರೆಯಬೇಡ ನನ್ನ ಮುಡಿಯನ್ನು ಮರೆಯಬೇಡ ಅಣ್ಣಾ ನನ್ನ ಮುಡಿಯನ್ನು ಮರೆಯಬೇಡ ಗೋಳಾಡ್ತಾಳು ಪಾಪ ಅವಳು ದ್ರೌಪದಿ ಇಷ್ಟು ಪ್ರೋತ್ಸಾಹ ಕೊಡ್ಬೋದೇ ಯುದ್ಧಕ್ಕೆ ಅಂದ್ರಪ್ಪ ಅವಳ ಕಷ್ಟ ನಿಮಗೆ ಗೊತ್ತಿಲ್ಲ ಅದು ಬಂದಿಲ್ಲ ಅದಕ್ಕೆ ಮಾತಾಡ್ತೀರಿ ಅಂತ ನಾನು ದ್ರೌಪದಿಯ ಸಂಕಟ ಯಾರಿಗೂ ಬರೋದು ಬೇಡ ಆ ಕಷ್ಟಪಟ್ಟವರು ಒಂದು ಮಾತು ಅಂದ್ರೆ ಅಷ್ಟಕ್ಕೆ ಲೋಕದಲ್ಪ ಪರಿಣಾಮ ಆಗೋದಾಗತ್ತೆ ಅಳ್ತಾಳೆ ಪಾಪ ಗೋಳು ಮುಂದಲೆಯ ಹಿಡಿದೆಳೆದು ಸಭೆಯಲ್ಲಿ ತಂದು ಸೀರೆಯ ಸುರಿದಡೆ ಅವಧಿರ ಮುಂದೆ ಮೌನದೊಳಿದ್ದರಲ್ಲದೆ ಪತಿಗಳು ಸುರಿದರೆ ಅಂದು ನೀ ಹಿಂದಿಕ್ಕಿ ಎಂದು ಇಂದು ಮರದೈ ಸಂಧಿಗೋ ಸುಖ ಮುಂದುವರದೈ ಕೃಷ್ಣ ಎಂದಳು ದ್ರೌಪದಿ ದೇವಿ ತನಯರ ಇವರು ವೀರ ಸಹದೇವನು ಘಟೋತ್ಕಚನು ಈ ಸುಭದ್ರಾ ತನಯನು ಎಮ್ಮಯ ತಂದೆ ಮೂರಕ್ಷೋಹಿಣಿಯ ಸೇನೆ ಇನಿಬರೇ ಕಾದುವರು ದುಶ್ಯಾಸನರ ರಕುತವ ಕುಡಿದು ಕುರುಕುಲವನವ ಸುಡುವರು ನಿಮ್ಮ ಹಂಗೇಕೆ ಎಂದಳು ಇಂದು ಮುಖಿ ಹೋಗು ಕೃಷ್ಣನಿಗೆ ನಿನ್ನ ಹಂಗೆ ಹಾಕ್ಬೇಕು ಆ ಸ್ವಾತಂತ್ರ್ಯದ ಪ್ರೀತಿಯಿಂದ ಪ್ರಣಯದಿಂದ ಹೋಗು ಕೃಷ್ಣ ಏನ್ ಮಾಡ್ಕೊಂಬರ್ತೀವ ಮಾಡ್ಕೊಂಬ ಎಂಬುದಾಗಿ ಕೃಷ್ಣನು ಬೈತಾಳೆ ಆಗ ಕೃಷ್ಣ ಹೇಳ್ತಾನೆ ಇಲ್ಲಮ್ಮ ನಾನು ಸಂಧಾನ ಮಾಡೋದು ಲೋಕ ನನ್ನನ್ನು ಬೈದೇ ಇರಲಿ ಅಂತ ಇಷ್ಟೇ ಮತ್ತೆ ನೀ ಸಂಧಾನದಲ್ಲಿ ಒಂದು ವೇಳೆ ಅವ್ರು ಒಪ್ಪಿದ್ರೆ ಅವರು ಎಲ್ಲಿ ಒಪ್ತಾರೆ ಅವ್ರು ಒಪ್ಪೋದಿಲ್ಲ ಟೂ ಪ್ಲಸ್ ಟೂ ಅಂದ್ರೆ ಫೋರೇ ಬರೋದು mathematics given the nature of Duryodhana war is a certainty Duryodhana will not change ಅದು ಕಾನ್ಸ್ಟೆಂಟ್ ಅಲ್ಲಿ ವೇರಿಯಬಲ್ ಅಲ್ಲ ಅದು ದುರ್ಯೋಧನ ಸ್ವಭಾವ ಅದು ಹಾಗೇ ಇರೋ ತನಕ ದುಶಾಸನ ಸ್ವಭಾವ ಹಾಗೇ ಇರೋ ತನಕ ಅವರಪ್ಪನ ಸ್ವಭಾವ ಹಾಗೇ ಇರೋ ತನಕ ಯುದ್ಧ ಆಗೋದಾಗಿ ಆಗ್ತದೆ that will happen in spite of me not because of me ಆ ಯುದ್ಧ ನನ್ನಿಂದ ನಡೆಯೋದಿಲ್ಲ ಮತ್ತೆ ಅದಕ್ಕೆ ಹೋಗ್ತಾ ಇದ್ದೇನೆ ಅಂದ್ರೆ ಅಲ್ಲಿ ಕೆಲವರು ಬೇಲಿ ಮೇಲೆ ಕೂತಿದ್ದಾರೆ ಅಡ್ಗೋಡೆ ದೀಪದಂತೆ ಅವರ ಮನಸ್ಸನ್ನು ಮುರಿಯಬೇಕಾಗಿದೆ ಭೀಷ್ಮನನ್ನು ಮುರಿಯಬೇಕಾಗಿದೆ ದ್ರೋಣನು ಯಾಕೆಂದ್ರೆ ಅವರು ಈ ಕಡೆ ಯುದ್ಧ ಹಾಗೆ ಆ ಕಡೆ ಯುದ್ಧ ನಾಟಕ ಮಾಡ್ತಾರೆ ಅವ್ರು ಯಾವ ಕಡೆ ಇದ್ದಾರೆ ಅಂತ ತಿಳಿಬೇಕು ಲೋಕಕ್ಕೆ ಐ ಮಸ್ಟ್ ಎಕ್ಸ್ಪೋಸ್ ದಮ್ ಧರ್ಮದ್ರೋಹಿಗಳು ಅಂತ ಲೋಕಕ್ಕೆ ತಿಳಿಯಬೇಕು ಮತ್ತು ನಾನು ಹೋಗಿಯೂ ಅವರು ಯುದ್ಧವನ್ನು ನಿಶ್ಚಯ ಮಾಡಿದರೆ ಕೃಷ್ಣನ ವಿರುದ್ಧ ಮಾಡಿದ್ವಲ್ಲ ಮಾಡಿದ್ವಲ್ಲ ಅಂತ ಕೊರಗಿ ಕೊರಗಿ ಕೊರಗಿ ಯುದ್ಧ ಭೂಮಿಯಲ್ಲಿ ನಾನು ಚಕ್ರ ಬಿಡುವುದಕ್ಕೆ ಮುಂಚೆ ತಾವೇ ಸತ್ತಿರಬೇಕು ಇದು ತಂತ್ರ ಅದಕ್ಕೋಸ್ಕರ ಹೋಗ್ತಿದ್ದೆ ತಂಗಿ ಯೋಚನೆ ಮಾಡಬೇಡ ಅಂತ ಕೃಷ್ಣ ಅವಳಿಗೆ ಆ ಭಯವನ್ನು ಕೊಡ್ತಾನೆ ಹೆಚ್ಚು ಓದೋದಕ್ಕೆ ವೇಳೆ ಇಲ್ಲ ಇವನು ಹೊರಟದ್ದು ಕಾರ್ತೀಕ ಶುಕ್ಲ ದ್ವಾದಶಿ ದೇವತೆ ನಕ್ಷತ್ರ ಬೆಳಗ್ಗೆ ಏಳು ಮೂವತ್ತಾರರಿಂದ ಎಂಟು ಇಪ್ಪತ್ನಾಲ್ಕರ ಒಳಗೆ ಮೈತ್ರ ಮುಹೂರ್ತದಲ್ಲಿ ಇಷ್ಟು ಕೊಟ್ಟಿದ್ದಾರೆ ವ್ಯಾಸರು between seven thirty in the morning and eight twenty four ಇಷ್ಟು ಕರೆಕ್ಟ್ ಯಾರು ಯಾವ ಎಪಿಕಲ್ಲಿ ಯಾವ ಮಹಾಭಾರತದಲ್ಲಿ ಬರೆದಿದ್ದಾರೆ ನೋಡಿ ಹಸ್ತಿನಾವತಿಗೆ ಸೇರಿದ್ದು ಪೌರ್ಣಿಮೆ ಭರಣಿ ನಕ್ಷತ್ರದಲ್ಲಿ ಅಂದ್ರೆ ಮೂರು ದಿವಸ ಪ್ರಯಾಣ ಅಲ್ಲಿಂದಲೇ ಮೂರು ದಿವಸ ಯಾತ್ರೆ ಪ್ರಯಾಣ ಅಂದ್ರೆ ಕಾಲ್ನಡಿಗೆಯಲ್ಲಿ ಹೋಗಿದ್ದಾನೆ ಪಾದಯಾತ್ರೆ ಪಾದಯಾತ್ರೆ ಯಾತಕ್ಕೆ ಅಂದ್ರೆ ಹೋದ ಕಡೆ ಎಲ್ಲ ಜನ ಸೇರಲಿ ಏಕೆ ಯಾಕೆ ಕೃಷ್ಣ ಬಂದಿದ್ದಿ ಅಂದ್ರೆ ಕೌರವ್ರು ಹೀಗೆ ಮಾಡಿದ್ರು ಕೌರವ್ರು ಹೀಗೆ ಮಾಡಿದ್ರು ಉಗಿಲಿ ಎಂಬುದಾಗಿ ಒಂದೊಂದು ಈ ತಂತ್ರ ಹೇಗೆ ಮಾಡಿದ್ದಾರೆ ನೋಡಿ ರಥಯಾತ್ರೆ ಮಾಡಿದ ಈಗಿನ ಕಾಲದಲ್ಲಿ <clears throat> ಆದ್ವಾನಿ ಮಾಡಿದ್ರಲ್ಲ ಕನ್ಯಾಕುಮಾರಿಯಿಂದ ಇದು ಮಹಾಭಾರತದ ಐಡಿಯಾ ಇದು ಅಡ್ವರ್ಟೈಸ್ಮೆಂಟ್ ಪಾಂಡವರು ತಪ್ಪಿಲ್ಲ ನಾವು ಶಾಂತಿ ಕೇಳ್ತಾ ಇದ್ದೇವೆ ಆದರೂ ಯುದ್ಧ ಮಾಡಿದ್ರು ಅವರು ಮಂಗಳಾರತಿ ಮಾಡಲಿ ಅಂತ ಸಭೆಯಲ್ಲಿ ಕೃಷ್ಣ ಮಾತನಾಡಿದ್ದು ಕಾರ್ತಿಕ ಕೃಷ್ಣ ಪ್ರಥಮೆಯಿಂದ ಪುಷ್ಯ ನಕ್ಷತ್ರದವರೆಗೆ seven days he stayed in Hastinapur ಏಳು ದಿವಸ ವಾಸ ಮಾಡಿದ ವಾಪಸ್ಸು ಹೊರಟದ್ದು ಕೃಷ್ಣ ಪಕ್ಷ ಅಷ್ಟಮಿ ಉತ್ತರ ಬಲ್ಗುನಿ ನಕ್ಷತ್ರದಲ್ಲಿ ಕರ್ಣನಿಗೆ ಬುದ್ಧಿ ಹೇಳಿದ್ದು ಅಲ್ಲಿಂದ ಏಳನೇ ದಿವಸ ಅಮಾವಾಸ್ಯ ಜ್ಯೇಷ್ಠ ನಕ್ಷತ್ರದಲ್ಲಿ ಉಪಪ್ಲವ್ಯಕ್ಕೆ ಬಂದದ್ದು ಚಿತ್ರಾ ನಕ್ಷತ್ರದಲ್ಲಿ ಬಲರಾಮ ಬಂದದ್ದು ಅನುರಾಧೆಯಲ್ಲಿ ಅನುರಾಧೆ ದಿವಸ ಅವನೊಂದು ಮಹಾರಾಜ ತೀರ್ಥಯಾತ್ರೆ ಹೋಗುವ ಅಂತ ಕೃಷ್ಣ ತಂತ್ರವನ್ನು ಮಾಡಿ ಇಲ್ಲಿ ಉಪದ್ರವ ಮಾಡ್ತಾನೆ ಅಂತ ಅಣ್ಣನನ್ನು ಕುರುಕ್ಷೇತ್ರಕ್ಕೆ ಕಳಿಸಿದ ಎಲ್ಲಕ್ಕೆ ತಿಥಿ ವಾರ ನಕ್ಷತ್ರ ಮುಹೂರ್ತ ಟೈಮ್ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ ವೇದವ್ಯಾಸರು ರಾಮಾಯಣದಲ್ಲಿ ಕ್ವಚಿತ್ ಎಲ್ಲೂ ಒಂದು ಕಡೆಯಲ್ಲಿ ಮಾಡಿದ್ದಾರೆ ಏನು ಓದಲಿ ಯಾವ ಶ್ಲೋಕ ಓದಲಿ ಯಾವುದನ್ನು ಬಿಡೀಲಿ ಏನು ಕೃಷ್ಣ ನೀ ಬಂದ್ಬಿಟ್ಟಿಲ್ಲ ಬಂದ್ಬಿಟ್ಟಿಲ್ಲ ಅಂತ ಕೇಳಿದ್ರೆ ಸಾರಥಿಗೆ ಹೇಳ್ತಾನೆ ತನ್ನ ಸಾರಥಿ ಯಾರು ಸಲ ಕೃಷ್ಣನಿಗೆ ಸ್ಪೆಷಲ್ ಸಾರಥಿ ಒಬ್ಬ ಇದ್ದದ್ದು ಆರುಕ ಅಂತ ದಾರುಕನನ್ನು ಕರ್ಕೊಂಡು ಹೋಗಲಿಲ್ಲ ಈ ಸಲ ಅವನನ್ನು ತನ್ನ ಜೊತೆಯಲ್ಲಿ ರಥದಲ್ಲಿ ಕೂರಿಸಿದ್ದಾನೆ ಡಬಲ್ ಡ್ರೈವರ್ ಇದ್ದ ಹಾಗೆ ಕೆಲವು ಬಸ್ಸುಗಳಲ್ಲಿ ಎಂಟು ಗಂಟೆಗೆ ಒಬ್ಬರು ಡ್ರೈವರ್ ಚೇಂಜ್ ಮಾಡ್ತಾರೆ ನೋಡಿ ಎಮರ್ಜೆನ್ಸಿಗಿರಲಿ ಅಂತ ಈ ಸಲ ಪ್ರಸಿದ್ಧನಾದವನು ಹೆಚ್ಚು ಕಮ್ಮಿ ತಮ್ಮನಂತೆ ಇದ್ದ ಸಾತ್ಯಕಿಯನ್ನ ಕೃಷ್ಣನ ವಯಸ್ಸು ಕೃಷ್ಣನ ಕೈಲಿ ಪಾಠ ಕಲಿತವನು ಸಾತ್ಯಕೇನಿ ರಥ ನಡೆಸೋ ಎಂಬುದಾಗಿ ಅವನನ್ನು ಮುಂದೆ ಕೂರಿಸಿ ಇವನನ್ನು ಕೂರಿಸಿಕೊಂಡು ನಿಮಗೆ ಏನು ಪಿಕ್ಚರ್ ಕೊಟ್ಟಿದ್ದಾರೆ ನಾ ಹೇಳೋದು ದೊಡ್ಡದಲ್ಲ ಸ್ವಾಮಿ ಮನಸ್ಸು ಕಟ್ಟಿದಾಗ ಹೇಳ್ತೀರಿ ಅಂತಾರೆ ಕೆಲವರು ನಾನಲ್ಲ ಅದು ಮಾಡ್ತಿರೋದು ವೇದವ್ಯಾಸರು ಮಾಡ್ತಿದ್ದಾರೆ ಬರೀ ಕನ್ನಡಿ ಹಿಡಿತಾ ಇದ್ದೇನೆ ಹೊರಟ ದ್ರೌಪದಿಗೆ ಪಾಂಡವರಿಗೆ ಹೋಗಿ ಬರ್ತೇನೆ ಕೆಲಸ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಸಾತ್ಯಕಿ ಎಲ್ಲ ಸಿದ್ಧ ಮಾಡಿದ್ದೀಯೇನು ಮಾಡಿದ್ದೀನಿ ಏನು ಮಾಡಿದ್ದೀಯೇ ರಸ ಆರೋಪ್ಯತಾಂ ಶಂಖ ಚಕ್ರಂಚ ಗದೆಯ ಸಹ ನನ್ನ ರಸದಲ್ಲಿ ನನ್ನ ಎಲ್ಲ ಆಯುಧಗಳನ್ನು ಇಟ್ಟೇನೋ ಅಂದ ಅಯ್ಯೋ ಆಯುಧ ಇಡಲಿಲ್ವಲ್ಲ ತೊಂಬ ಹೋಗ್ಬಿಟ್ಟಾಳ ಅಂದ ನಾನು ಗದಾಧರನಲ್ಲಿವೆ ನನ್ನ ಗದೆ ಇಡು ನನ್ನ ಚಕ್ರವನ್ನಿಡು ನನ್ನ ಖಡ್ಗವನ್ನಿಡು ಉಪಾಸಂಗಾಶ್ಚ ಶಕ್ತಿಯಶ್ಚ ನಾನಾ ವಿಧವಾದ ಪಾಶಗಳು ಶಕ್ತಿ ಶೂಲ ಸರ್ವ ಪ್ರಹರಣಾನಿಚ ನನ್ನ ಎಲ್ಲ ಆಯುಧಗಳನ್ನು ತುಂಬಿಬಿಡು ಸಾತ್ವಿಕೆ ಕೇಳ್ದ ಇದು ಯಾತಕ್ಕೆ ಅಂತ ನಾನು ತಿಳ್ಕೋಬಹುದೇ ಅಂತ ಇದೆಲ್ಲ ಎದಕ್ಕೆ ಯಾವುದಕ್ಕೆ ಅಕಸ್ಮಾತ್ ಅಲ್ಲಿ ಯುದ್ಧ ಬಂದರೆ ಅಲ್ಲೇ ಮುಗಿಸೇ ಬಿಡ್ತೀನಿ ಕವರವರನ್ನು ನಾನು ದುರ್ಯೋಧನಶ್ಚ ದುಷ್ಟಾತ್ಮ ಕರ್ಣಶ್ಚ ಸಹ ಸೌಬಲ ನ ಚ ಶತ್ರು ಅವಜ್ಞೇಯ ದುರ್ಬಲೋಪಿ ಬಲೀಯ ಸಹ ಇದು ಶಾಂತಿ ಕಾಲ ಯುದ್ಧ ಕಾಲ ಯಾವ ಯಾವುದು ತಿರುಗುತ್ತೆ ಗೊತ್ತಿಲ್ಲ ನಾ ಸದ್ದಾಗಿರಬೇಕು ಆದ್ದರಿಂದ ಎಲ್ಲವನ್ನ ಇಡು ಎಂಬುದಾಗಿ ಹೇಳಿ ತತಃ ಸಾತ್ವಿಕೆ ಮಾರೋಪ್ಯ ಅವನು ಶುಭ ಮುಹೂರ್ತದಲ್ಲಿ ಕಾರ್ತೀಕ ಶುಕ್ಲ ದ್ವಾದಶಿ ರೇವಶಿ ನಕ್ಷತ್ರ ಬೆಳಿಗ್ಗೆ ಕೃಷ್ಣ ಹೊರಟಿದ್ದಾನೆ ಈ ಕಡೆಯಲ್ಲೇನಾಯಿತು ಶುಭ ಶಕನಗಳಾಗ್ತಾ ಇವೆ ವೃಕಸ್ಥಳಕ್ಕೆ ಬಂದ ಅಲ್ಲಿ ನಾರದರು ವ್ಯಾಸರು ಶುನಕರು ಶೌನಕರು ಬಾಕದಾಲ್ಭ್ಯಾಜು ಮಹರ್ಷಿಗಳೆಲ್ಲ ಸೇರಿಬಿಟ್ಟಿದ್ದಾರೆ ಕೃಷ್ಣ ಬರ್ತಿದ್ದಾನೆ ಅಡ್ವರ್ಟೈಸ್ಮೆಂಟ್ ಪಾಂಡವರಿಗಿದು ಅವರೆಲ್ಲರೂ ಕೃಷ್ಣ ಕೃಷ್ಣ ನೀನೇ ಬರಬೇಕಾಯಿತೆ ಸಂಧಾನಕ್ಕೆ ಅಂತೂ ಯುದ್ಧವೇ ನಿಶ್ಚಯವಾಯಿತೆ ಹಾಳು ಕೌರವರು ಬುದ್ಧಿ ಬರಲಿಲ್ವೇ ಶುರುವಾಯಿತು ಇದು ಆಗಿನ ಕಾಲದವರು ಯಾರ್ಯಾರು ನಾರದರು ವ್ಯಾಸರು ಶುನಕರು ಬಕದಾಲ್ಭ್ಯರು ಇವತ್ತು ಅನಂತಮೂರ್ತಿ ಭ್ರಷ್ಟರನ್ನೆಲ್ಲ ಬುದ್ಧಿಜಿ ಕಾರ್ನಾಡ್ ಅಂತ ಒಬ್ಬ ಇವನೊಬ್ಬ ಎಲ್ಲ ಸೇರಿಕೊಂಡಿದ್ದಾರೆ ಬುದ್ಧಿ ಇಲ್ಲದೆ ಇದ್ದವ್ರಿಗೆ ಬುದ್ಧಿಜೀವಿಗಳು ಅಂತ ಕರೀತಾರೆ ಹೇಗಿದೆ ನೋಡಿ ಇದು these were the opinion makers in those days ಅವರೆಲ್ಲೇ ಸೇರಿದ್ದಾರೆ ಕೃಷ್ಣ ನಿನ ವಿರುದ್ಧವಾಗಿ ನಿಂತು ಬಿಟ್ರೆ ಅಯ್ಯೋ ಹೀಗಾಯಿತೆ ಹೀಗಾಯಿತೆ ಎಂಬುದಾಗಿ ಆ ಕಡೆ ಧೃತರಾಷ್ಟ್ರ ಏನು ಮಾಡಿದ ಕೃಷ್ಣ ಬರ್ತಿದ್ದಾನೆ ಅಂತ ಸಮಾಚಾರವನ್ನು ಕೇಳಿ ಅಯ್ಯೋ ಇವನು ಯಾಕೆ ಬಂದ ಅಂತ ಅವನಿಗೆ ಮೊದಲೇ ನಿದ್ದೆ ಇಲ್ಲ ಇವನೇನೋ ಮಾಡ್ತಾ ಇದ್ದಾನೆ ದಾರಿಯಲ್ಲಿ ಕಳ್ಳ ಅಂತ ಪ್ರಜಾಭಿಪ್ರಾಯವನ್ನು ನಮ್ಮ ವಿರುದ್ಧ ಎತ್ತಿ ಕಟ್ಟುವುದಕ್ಕೆ ಬಂದಿರಬೇಕು ಪ್ರಜೆಗಳ ಮನಸ್ಸಲ್ಲಿ ಈಗ ಪ್ರೆಷರ್ ಬಂದಾಗಾಯಿತು ಕೃಷ್ಣ ಬಂದಿದ್ದಾನೆ ರಾಜ್ಯ ಕೊಡುವುದೇ ಬೇಡವೆ ಕೊಡಲಿಲ್ಲ ಅಂದರೆ ಜನ ಅವ್ರ ಮೇಲೆ ಸಿಡಿದು ಹೇಳ್ತಾರೆ ಕೊಟ್ಟರೆ ಇಷ್ಟು ದಿವಸ ಮಾಡಿದ್ದೆಲ್ಲ ಹೋಗುತ್ತೆ ಅಯ್ಯೋ ಯಾಕೆ ಬಂದ ಅಂತ ಯೋಚನೆ ಮಾಡಿ ಮಕ್ಕಳನ್ನು ಕರೆದ ಲೇ ಅವನಿಗೆ ಲಂಚ ಗಿಂಚ ಕೊಟ್ಟು ಸರ್ ಮಾಡಿಕೊಡ್ರು ಅಂದ ಏನು ಕಾವೇರಿ ಟ್ರಿಬ್ಯೂನಲ್ಲೇ ಇದು ನೆನ್ನೆ ಮೊನ್ನೆ ಹೇಳಿದ್ದೇನೆ ಏನು ಸಿದ್ಧ ಮಾಡಿದ್ದಾರೆ ಹದಿನಾರು ಚಿನ್ನದ ತೇರುಗಳು ಕೃಷ್ಣನಿಗೆ ಲಂಚ ಸಿಕ್ಸ್ಟೀನ್ ಗೋಲ್ಡನ್ ಚಾರಿಯಟ್ಸ್ ಅರವತ್ನಾಲ್ಕು ಆನೆ ವಾಹರಣಮಾಯಿರಂ ಸಾವಿರ ಎತ್ತಿ ಅವನಿಗೆ ಬೇಕಾದಷ್ಟು ಆನೆ ಇದೆ ಕುದುರೆ ಇವನೇನು ಕೊಡೋದು ಬಂತು ಒಂದು ನೂರು ದಾಸರು ಒಂದು ನೂರು ದಾಸಿಯರು ಹದಿನೆಂಟು ಸಾವಿರ ಕಂಬಳಿ ಅಷ್ಟು ಚಳೀನ ಕೃಷ್ಣನಿಗೆ ಬರ್ತಿದ್ದಾರೆ ಇಲ್ಲಿ ಹದಿನೆಂಟು ಸಾವಿರ ಅವನು ಹದಿನಾರು ಸಾವಿರದ ಎಂಟು ಪತ್ನಿಯರು ಕಾಣದೆ ಇನ್ನಷ್ಟಿದ್ದಾರೆಯೋ ಅಂತ ಹದಿನೆಂಟು ಸಾವಿರ ಕಂಬಳಿಗಳು ಮಣಿರತ್ನ ಒಂದು ಶ್ರೇಷ್ಠವಾದದ್ದು ಅದರ ಮೇಲೆ ಒಂದು ಅದ್ಭುತವಾದ ರಥ ಒಂದು ದಿವಸಕ್ಕೆ ಹದಿನಾಲ್ಕು ಯೋಜನ ದೂರ ಪ್ರಯಾಣ ಮಾಡುವ ರಥ ಒಂದು ಯೋಜನ ಅಂದ್ರೆ ಮೂರು ಮೈಲಿ ಹದಿನಾಲ್ಕು ಮೂರು ಲಕ್ಷ ಲೆಕ್ಕ ಹಾಕ್ಕೊಳ್ಳಿ ಅಷ್ಟು ದೂರ ಎಲ್ಲಿ ನಿಲ್ಲದೆ ಪ್ರಯಾಣ ಮಾಡುವಂತಹ ಗಟ್ಟಿಮುಟ್ಟಾದ ರಥ ಇವುಗಳನ್ನೆಲ್ಲ ಸಿದ್ಧ ಮಾಡಿಸಿ ದುಶಾಸನ ಅರಮನೆಗೆಲ್ಲ ಸುಣ್ಣ ಬಣ್ಣ ಬಡಿಸಿ ಅಲಂಕಾರ ಮಾಡಿ ಮಾವಿನ ತೋರಣ ಅದು ಇದು ಕಟ್ಟಿಸಿ ಕೃಷ್ಣನಿಗೆ ಸ್ವಾಗತ ಮಾಡಬೇಕು ಅಂತೆಲ್ಲ ಏರ್ಪಾಡು ಮಾಡಿದ್ದಾರೆ ಇದು ಶಲ್ಯನಿಗೆ ವಶ ಮಾಡಿಕೊಂಡ ಕೃಷ್ಣ ವಶ ಮಾಡ್ಕೋಬಹುದು ಅಂತ ಆದರೆ ವಿಜುರ ಹೇಳಿದ ಮಹಾರಾಜರೇ ಇದೆಲ್ಲ ಬಗೋದಿಲ್ಲ ಅನ್ಯತ್ ಪೂರ್ಣ ತಪಾಂ ಕುಂಭಾತೆ ಒಂದು ಪೂರ್ಣ ಕುಂಭ ಪ್ರೀತಿಯಿಂದ ನಾಲ್ಕು ಮಾತು ಅವನು ಹೇಳಿದಂತ ನಡೀತೇನೆ ಒಂದು ಉತ್ತರ ಇಷ್ಟು ಕೊಟ್ಟರೆ ಕೃಷ್ಣ ಬರ್ತಾನೆ ಹೊರತು ಬೇರೆದಕ್ಕೆ ಬಗೋದಿಲ್ಲ ರಾಮಾನುಜರು ಈ ವಾಕ್ಯವನ್ನು ಗೀತಾ ಭಾಷೆಯಲ್ಲಿ ಎಷ್ಟು ಕಡೆ ಉದಾಹರಣೆ ಕೊಡ್ತಾರೆ ಪುರಿ ಬದುವಂ ಪೂವೇ ಪೂವೆ ಭಗವಂತನ ಪೂಜೆ ಎಷ್ಟು ಸುಲಭ ಆಳ್ವಾರ ಹೇಳಿದರು ದೋಷರಹಿತನಾದ ಭಗವಂತನಿಗೆ ಯಾವ ಪುಷ್ಪವನ್ನಾದರೂ ಕೊಡಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಭಕ್ತಿಯಿಂದ ಕೊಟ್ಟರೆ ಸ್ವಲ್ಪವಾಗಿದ್ದರೂ ತಲೆಯೊಡ್ಡಿ ಶಿರಸ ಪ್ರತಿಗೃಹಾತಿ ಕೈಯಿಂದ ಕೊಟ್ಟದ್ದನ್ನು ತಲೆ ಒಡ್ಡಿ ಸ್ವೀಕಾರ ಮಾಡ್ತಾನೆ ಭಗವಂತ ಅದಕ್ಕೆ ಸರಿಯಾದಂತಹ ಒಂದು ವಾಕ್ಯ ಆಳ್ವಾರರ ವಾಕ್ಯ ಮಧುವಾರ್ ಬಹಳ ತಂಪಾದ ಶೀತಲ ತುಳಸಿಯನ್ನ ತಲೆಯಲ್ಲಿ ಧರಿಸಿರ್ತಾನೆ ಭಗವಂತ ಪುಷ್ಪಗಳಿಗಿಂತ ತುಳಸಿ ಮೇಲೆ ಪ್ರೀತಿ ಅವನಿಗೆ ತುಳಸಿ ಗಿಡ ಹೂ ಬಿಡೋದಿಲ್ಲ ಅದು ಸದಾ ಯೌವನವತಿ ಸಣ್ಣ ಹುಡುಗಿ ಕನ್ಯೆ ಇದ್ದ ಹಾಗೆ ಅದು ಅದರ ಕಂಪು ಅದರ ಪರಿಮಳ ಹೇಗಿದೆ ಎಷ್ಟೋ ಕಡೆ ಹೇಳಿದ್ದೇನೆ ನಿಮಗೂ ಹೇಳ್ತೇನೆ ಒಂದು ತಟ್ಟೆಯಲ್ಲಿ ದೇವರಿಗೆ ಪುಷ್ಪ ತುಳಸಿ ಇಡುವಾಗ ದಯವಿಟ್ಟು ತುಳಸಿಯನ್ನು ಪ್ರತ್ಯೇಕ ಮಾಡಿ ಬೇರೆ ತಟ್ಟೆಯಲ್ಲಿಡಬೇಕು ಹೂವಿನ ಜೊತೆ ಬೆರೆಸಬಾರದು ಅದರ ಯೋಗ್ಯತೆ ಬೇರೆ ಎರಡೂ ಕೂಡಿಸಿದ್ರೆ ಕೃಷ್ಣನಿಗೆ ಅಪಮಾನ ತುಳಸಿಗೆ ಅಪಮಾನ ಒಂದೇ ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಇಂಜಿರಾರಮಣ ಗರ್ಪಿತವೆನಲು ಒಂದು ದಳ ಶ್ರೀ ತುಳಸಿ ಹೆಚ್ಚು ಕೇಳೋದಿಲ್ಲ ಆ ಸಂಕೇತ ಮಧುವಾರ್ ತಣ್ಣಂತುಳಾಯ முழுவேத முதல்வனுக்கு எது ஏது ஏது என் பணியன்னாதே அதுவே ஆள் செய்யுமீடே ಪರಿವದಿರೀಶನೈ ಪಾಡಿ ವಿರಿವದು ಮೇವಲುರುವೀರ್ ದೋಷರಹಿತನಾದ ಭಗವಂತನನ್ನ ಈಶನೈ ಪಾಡಿ ಸ್ತೋತ್ರ ಮಾಡಿ ವಾಕ್ಪುಷ್ಪವನ್ನು ಸಮರ್ಪಣೆ ಮಾಡಿ ವಿರಿವದು ಮೇವಲುರುವೀರ್ ಆತ್ಮವಿಕಾಸ ಆಗಬೇಕು ಭಗವತ್ ಸ್ತೋತ್ರ ಮಾಡಿ ಅಹಿಂಸಾ ಪ್ರಥಮಂ ಪುಷ್ಪಂ ಭಕ್ತಿ ಅಷ್ಟವಿಧ ಹೇಳ್ತಾರೆ ಆ ಅಷ್ಟವಿಧ ಪುಷ್ಪಗಳನ್ನು ಭಗವಂತನ ಸ್ವಲ್ಪ ಮಾಡಿ ಅಂಗಡಿ ಪದಾರ್ಥ ಕೊಟ್ಟು ಹೃದಯ ಒಂದು ಕೊಡದೇ ಇದ್ರೆ ಪ್ರಯೋಜನ ದೇವರಿಗೆ ಪೋಪುರಿವದವಂ ಪೊಹೈ ಪೋವೆ ಒಂದು ಸಣ್ಣ ಧೂಪ ಒಂದು ಊದಿನ ಕಡ್ಡಿ ಕೆಲವರು ದೇವರಿಗೆ ಒಂದು ಊದಿನ ಕಡ್ಡಿ ಅರ್ಪಿಸಬಹುದು ಅಂತ ಕೇಳ್ತಾರೆ ಹಳೆ ಕಾಲದಲ್ಲಿ ಊದಿನ ಕಡ್ಡಿ ಅಂತ ಇರಲಿಲ್ಲ ಒಂಟಿ ಹಣ್ಣು ಕೊಡಬಾರ್ದು ಅಂತ ಎರಡು ಮೂರು ಗೊಂಚಲು ಕೊಡೋ ಹಾಗೆ ಭಗವಂತನಿಗೆ ಒಂದು ಊದಿನ ಕಡ್ಡಿಯ ಹೊಗೆ ಸಂಚಾರಕ್ಕೆ ಹಾಕ್ತೀರಾ ಒಂದು ಎರಡು ಮೂರು ಅಂತ ಒಂದೇ ಇರಬಹುದು ನಿಮ್ಮಲ್ಲಿ ಬಹಳ ಊದಿನ ಕಡ್ಡಿ ಇಲ್ಲದೆ ಇರಬಹುದು ಟೂರ್ಗೀರ್ ಹೋಗಿರ್ತೀರಿ ಒಂದೇ ಊದಿನ ಕಡ್ಡಿ ಅಪ್ಲಿಕೇಶನ್ ಹಾಕೊಂಡು ಬರ್ತಾನೆ ಭಗವಂತ ಅವನು ದಯವಿಟ್ಟು ಹೃದಯದಲ್ಲಿ ಜಾಗ ಕೊಡಿ ಅವನಿಗೆ ಇದೆಲ್ಲ ಲಂಚ ಅವನು ಬಂದು ಬೈದ ವಿಧರ ಇದೆಲ್ಲ ಏನು ಮಾಡ್ತಿದ್ದೆ ಹುಚ್ಚಿದರೆ ಕೃಷ್ಣ ಹೇಳಿದ ಮಾತನ್ನು ಕೇಳಿಬಿಡಿ ಏಕವರ್ಣೈಹಿ ಸುಕೃಪ್ತಾಂಗೈಹಿ ವಾಲ್ಹಿ ಜಾತೈಹಿ ಅಯೋತ್ತಮೈ ಆ ಕುದುರೆಗಳ ವರ್ಣನೆ ಆನೆ ವರ್ಣನೆ ಎಲ್ಲ ಬೇಕಾದಷ್ಟು ಮಾಡಿದ್ದಾರೆ ಇದೆಲ್ಲ ಏನು ಬೇಡ ಅಂದ ಅವನು ಅಲ್ಲಿಂದ ಮುಂದಕ್ಕೆ ಈ ಕೃಷ್ಣನನ್ನ ಏನು ಮಾಡೋದು ಅಂತ ಒಂದು ಒಳಗಿನ ಸಂಚು ನಡೆದಿದೆ ದುರ್ಯೋಧನ ಕರ್ಣ ಶಕುನಿ ದುಶ್ಯಾಸನ ಇವನೇನೂ ಮಾಡೋಕೆ ಬಂದಿದ್ದಾನೆ ಇಲ್ಲಿ ನಮ್ಮನ್ನೇನೋ ಎಕ್ಸ್ಪೋಸ್ ಮಾಡ್ತಾನೆ is applying terrible pressure on the fickle mind of my father ಧೃತರಾಷ್ಟ್ರನ್ ಮೈಂಡ್ ಫಿಕಲ್ ಅಂತೆ ಇನ್ನೊಂದು ಸಲ ಹೇಳಿರಿ ಆ ಮಾತನ್ನ ಧೃತರಾಷ್ಟ್ರನ ಮನಸ್ಸು ಕೆಟ್ಟದ್ದರಲ್ಲಿ ಭದ್ರವಾಗಿ ಬೇರೂರಿದ್ದಂತೆ ಇನ್ನೊಬ್ಬರ ಮನಸ್ಸಿರಲಿಲ್ಲ ಆದರೆ ಹೆದರಿದನಲ್ಲ ಜೂಜಿನಲ್ಲಿ ಮೊದಲನೇ ಸಲ ಅವರು ಸೋತಿದ್ನೆಲ್ಲ ವಾಪಸ್ ಕೊಟ್ಟನಲ್ಲ ಅಂದ್ರೆ ಭಯಂಕರ ಪ್ರತಿಜ್ಞೆ ಮಾಡಿದ್ರಿಂದ ಪಾಂಡವರು ಮಕ್ಕಳು ಸಾಯ್ತಾರಲ್ಲ ಅಂತ ಕೊಟ್ಟ ಈಗ ಹಾಗೇನಾದ್ರು ಮಾಡಿಬಿಟ್ರೆ ಕೌರವರ ಸಭೆಗೆ ಪರಶುರಾಮರು ಬಂದಿದ್ದಾರೆ ಲೋಕದ ಮಹರ್ಷಿಗಳು ಬಂದಿದ್ದಾರೆ ದೇವತೆಗಳೆಲ್ಲ ಬಂದಿದ್ದಾರೆ ದೇವರ್ಷಿಗಳು ಬಂದಿದ್ದಾರೆ ಅವರು ಯಾರಿಗೂ ಆಸನದ ವ್ಯವಸ್ಥೆ ಇರಲಿಲ್ಲ ಎಲ್ಲಿ ಕನ್ನಡ ಭಾರತದಲ್ಲಿ ಇವೆಲ್ಲ ಇಲ್ಲ ಬಿಟ್ಬಿಟ್ಟಿದ್ದಾರೆ ಮೂಲನೇ ಓದಬೇಕು ಕೃಷ್ಣನಿಗೆ ಓಲೋದಕ್ಕೆ ಸ್ವಾಗತ ಮಾಡಿದರು ತಮಟೆ ಬಡಿದರು ನಾಗಸ್ವರ ಆಯಿತು ಬರಬೇಕು ಬರಬೇಕು ಕರ್ಕೊಂಡು ಹೋದರು ಋಷಿಗಳೆಲ್ಲ ಬಾಗಿಲಲ್ಲಿ ನಿಂತಿದ್ದಾರೆ ಹೊರಗೆ ನಿಂತಿದ್ದಾರೆ ಇಲ್ಲಿ ನಿಂತ ಹಾಗೆ ಎಷ್ಟೋ ಜನ ಕೂತ್ಕೊ ಅಂತ ಜಾಗ ಮಾಡಿ ತೋರಿಸಿದ್ರು ಇಲ್ಲ ಅಷ್ಟೋ ಜನಕ್ಕೆ ಕುರ್ಚಿ ಹಾಕಿ ಋಷಿ ಮಹರ್ಷಿಗಳಿಂದೆಲ್ಲ ಕೂರಿಸಿದ್ರೆ ನಾ ಕೂಡುವುದು ಇಲ್ದರು ಬಂದ ಕೆಲಸ ನಿಂತೆ ಮಾಡ್ತೇನೆ ಎಂದ ಕೃಷ್ಣ ಎಲ್ಲರಿಗೂ ಆಸನ ವ್ಯವಸ್ಥೆ ಮಾಡಿದರು how many hours it took we don't know ಹೊಸ ಕುರ್ಚಿ ಮಾಡಿಸ್ಬೇಕಾಯ್ತು ಏನು ಕಥೆಯೋ ಅಷ್ಟು ಋಷಿಗಳಿಗೆ ಎಲ್ಲರಿಗೂ ದೇವತೆಗಳಿಗೆ ಅರ್ಘ್ಯಾಪಾದ್ಯ ತೆಗೆದು ಆಚಮನ ಎಲ್ಲ ಮಾಡಿಕೊಟ್ಟು ಮಧುಪರ ಮೇಲೆ ಕೃಷ್ಣ ಸಭೆಯಲ್ಲಿ ಕೂಡ್ತಾನೆ ಮುಂದೆ ಪ್ರಸಂಗ ಬಂದಾಗ ಹೇಳ್ತೇನೆ ಆ ಕೃಷ್ಣ ಕೂಡ್ತಕ್ಕ ಜಾಗದಲ್ಲಿ ಒಂದು ಅದೇನು ಬಂಗಾರದ ಪೀಠ ಅದರ ಮೇಲೆ ಮೃದುವಾದ ಕಂಬಳಿ ಬಿಳಿ ಕಂಬಳಿ ಅದರ ಮೇಲೆ ಕೃಷ್ಣಾಜನ ಅದರ ಮೇಲೆ ದರ್ಭಾಸ್ತ್ರನ ಅದರ ಮೇಲೆ ಹಂಸಗಳ ರೆಕ್ಕೆಯಿಂದ ಮಾಡಿದಂತಹ ಒಂದು ಸಣ್ಣ ಕಂಬಳಿ ಇದನ್ನೆಲ್ಲ ಹಾಕಿ ಕೃಷ್ಣನ್ ಕೂರಿಸು ಅಂತ ಹೇಳಿದಾಗ ವೀದರ ಎದ್ದು ಬಂದ ಮಹಾಮತಿ ಸಂಸ್ಪೃಶನ್ ಆಸನಂ ಶೌರೇ ಆ ಕುರ್ಚಿಯನ್ನು ತಡವಿ ನೋಡಿದನಂತೆ ಒಳಗಡೆ ಬಾಂಬಿಟ್ಟಿದ್ದಾರೆಯೋ ಒಳಗಡೆ ಕತ್ತಿ ಇಟ್ಟಿದ್ದಾರೆಯೋ ಸಂಸ್ಪೃಶನ್ ಆಸನಂ ಶೌರೇ ಅದೇ ನಮ್ಮ ಪೂರ್ವಾಚಾರ್ಯರ ಮೇಲೆ ವ್ಯಾಖ್ಯಾನ ಮಾಡಿದ್ದಾರೆ ತೋರಿಸ್ತೇನೆ ಮಹಾಮತಿ ಹೀಯನ್ಗಿರೋದು ವ್ಯಾಖ್ಯಾನ ಕೊಡ್ತಾರೆ ದುಷ್ಟರು ಏನು ಬೇಕಾರು ಮಾಡ್ತಾರೆ ಅಂತ ಹೇಳಿ ಕೃಷ್ಣನ ಕಣ್ಣಲ್ಲಿ ನೀರು ಬಂತು ಇಂಥ ಭಕ್ತರಿದ್ದಾರೆ ನನ್ನನ್ನು ನೋಡ್ಕೊಳ್ಳೋಕ್ಕೆ ಕಣ್ಮಣಿಯಂತೆ ನಾನು ಭಕ್ತರನ್ನು ನೋಡೋದು ಆಶ್ಚರ್ಯವಲ್ಲ ಭಕ್ತರು ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಾರೆ ಎಂಬುದಾಗಿ ಸಂತೋಷ ಪಡ್ತಾರೆ ಮುಂದಿನ ಕಥೆ ಅದು ಇವರು ಮಾತ್ರ ಯೋಚನೆ ಮಾಡಿದ್ರು ಪ್ರೆಷರ್ ತರ್ತಾನೆ ಫಿಕಲ್ ಮೈಂಡೆಡ್ ದೊರೆ ಅದಕ್ಕೆ ಏನು ಮಾಡುವುದು ಅಂತ ಸಮಯ ಬಂದರೆ ನೋಡಿಕೊಂಡು ಕಡ್ಸನ್ನೇ ಮಾಡ್ತೇನೆ ಅಂತ ದುರ್ಯೋಧನ ಕರ್ಣ ನಾನು ಈಗಂತೇನೆ ಅವನು ದುರ್ಯೋಧನ ದುಶ್ಯಾಸನ ಹೇಳಿ ಅವನು ಶಕುನಿಗೆ ಹೇಳಿ ಏನು ಮಾಡಬೇಕು ಒಂದು ಹಗ್ಗವನ್ನು ತಂದು ಕೃಷ್ಣನನ್ನು ಕಟ್ಟಿಬಿಡುವುದು ಕಟ್ಟಿ ಕತ್ತಲೆ ಕೋಣೆಯಲ್ಲಿ ಹಾಕಿಬಿಡುವುದು ಅವನನ್ನು ಇವನು ಈ ಕಡೆಯಿಂದ ವಾಪಸ್ ಹೋದರೆ ತಾನೇ ಗಲಾಟೆ ಮಾಡ್ತಾನೆ ಕೃಷ್ಣನನ್ನೇ ಒಂದು ಮೂಲೆಯಲ್ಲಿ ಬಂಧಿಸಿಟ್ಟು ಅವರೇನು ಯುದ್ಧ ಮಾಡ್ತಾರೆಯೋ ಮಾಡಲಿ without Krishna we can take care of the Pandava ಇದು ತಂತ್ರ ಸಿದ್ಧವಾಯಿತು ಎಂಥ ತಲೆ ಇದು ಇನ್ನೆಲ್ಲ ಓದಬೇಕೇ ನಾನು ಅವನಿಗಿದು ಇರ್ತು ಇಷ್ಟವೇ ಇಲ್ಲ ಅದು ಅವನಿಗೆ ಕೇಳಿ ಅರ್ಜಿ ಹಾಕಿ ಬರಲಿಲ್ಲ ಕೃಷ್ಣ ನಾ ಬರ್ಬೋದೇನೋ ಅಂತ ಕೇಳಲಿಲ್ಲ ಈ ಕಡೆ ಇಲ್ಲಿ ಸ್ವಾಗತೋತ್ಸವ ಎಲ್ಲ ಏರ್ಪಾಡು ಮಾಡಿದ್ದಾರೆ ಅವಿ ಬೃಕ ಸ್ಥಳ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ದಿವಸ ಎರಡೆರಡು ದಿವಸ ಇದ್ದುಕೊಂಡು ಯಾತ್ರೆ ಮಾಡಿಕೊಂಡು ಕೃಷ್ಣ ಊರು ಬಾಗಿಲಿಗೆ ಬಂದ ಧೃತರಾಷ್ಟ್ರ ಭೀಷ್ಮ ಮೊದಲಾದವರೆಲ್ಲ ನಗರದ್ವಾರದಲ್ಲಿ ಕೃಷ್ಣನನ್ನು ಸ್ವಾಗತ ಮಾಡಿದರು ದೇ ಹ್ಯಾಡ್ ನೋ ಆಲ್ಟರ್ನೇಟಿವ್ ಬರಲೇಬೇಕಾಯಿತು ಕೃಷ್ಣ ಬಂದ್ಯಾ ಅಂದ ಇಲ್ಲೋ ಇಲ್ಲಿದ್ದೇನೆ ಅಂತ ಹೋದ ಆಲಿಂಗನ ಮಾಡಿಕೊಂಡ ಇದೆಲ್ಲ ಮೀನಿಂಗ್ಲೆಸ್ ಕೆಲವು ಆಗಬೇಕಲ್ಲ ಪ್ಯಾಲೆಸ್ಟೀನರು ಅರಬ್ರು ಬೇಡದೇ ಇದ್ರು ದೇ ಹಗ್ ಈಚ್ ಅದರ್ ಸಂಧಾನ ಕಾಲದಲ್ಲಿ ಮಾಡ್ತಾರೆ ಬಾಂಬ್ ಹಾಕೋದು ಹಾಕ್ತಾರೆ ಜಲೂಸಲಂ ಅಂತಾರೆ ಓ ಪ್ಯಾಲೆಸ್ಟೈನ್ ಓ ಜೆರೂಸಲೆಂ ಕಾದಂಬರಿ ಬರೆದಿದ್ದಾರೆ ಕೆಲವರು ಮಹಾರಾಯರು ಇದು ಎಷ್ಟು ವರ್ಷದ ಯುದ್ಧ ಅವರವರಲ್ಲಿ ಎರಡು ಸಾವಿರ ವರ್ಷದ ಯುದ್ಧ ಅದು ಜಿಹಾದ್ ಅದು ಮುಗಿಯುವಂತಹ ಯುದ್ಧವಲ್ಲ ಅದು ಹಗೆತನದಲ್ಲಿಯೇ ಬಂದು ಹೊಗೆಯಾಗಿದ್ದದ್ದು ಬೆಂಕಿಯಾಗಿ ಸ್ಫೋಟಗೊಳ್ಳಬೇಕೇ ಹೊರತು ಅದು ಮುಗಿಯುವುದಿಲ್ಲವಾದ್ದರಿಂದ ಪ್ರಾತರುತ್ಥಾಯ ಕೃಷ್ಣಸ್ತು ಕೃತವಾನ್ ಸರ್ವಮಾನ್ಹಿಕಂ ಸ್ವಾಗತ ಸಮಾರಂಭ ಆಗಬೇಕು ಕೃಷ್ಣ ಏನು ಮಾಡಿದ ಒಂದು ಸುತ್ತು ಊರಿನಲ್ಲಿ ಕರ್ಕೊಂಡ್ಬಂದರು ಮೆರವಣಿಗೆ ಆಯಿತು ಇದು ಫೈವ್ ಡೇಸ್ ರಾಯಲ್ ರಿಸೆಪ್ಷನ್ ಒಬ್ಬ ಹೊರಗಿನ ದೇಶದ ರಾಯಭಾರಿ ಬಂದರೆ ಅದು ಐದು ದಿವಸ ನಾಲ್ಕು ದಿವಸ ಮೂರು ದಿವಸ ಹೀಗೆಲ್ಲ ಇವತ್ತು ಹೇಳೋ ಹಾಗೆ ಇದು ಕೃಷ್ಣಂದು ಐದು ದಿವಸದ ಇದು ರಾಯಭಾರ ಫೈವ್ ಡೇಸ್ ಮೊದಲನೇ ದಿವಸ ಏನು ಮಾಡಿದ್ರು ದೊಡ್ಡ ಪಲ್ಲಕ್ಕಿಯಲ್ಲಿ ಕೂರಿಸಿ ಅವನನ್ನು ರಸದಲ್ಲಿ ಕೂರಿಸಿ ಬರೋಕೆ ಮಾಡಿದ್ರು ಏನು ಬೇಡ ನಾ ಹಾಗೆ ಬರ್ತೇನೆ ಅಂತ ಅವನ ಜೊತೆಯಲ್ಲಿ ಸಾತ್ವಿಕಿ ಒಂದಷ್ಟು ಮಿತವಾದ ಯಾದವ ವೀರರು ಬ್ರಾಹ್ಮಣ ಸಮೂಹ ಅಡವಿಯಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ ಆ ಊರಿನ ನಾಲ್ಕು ಬೀದಿಗಳಲ್ಲಿ ಕೃಷ್ಣನಿಗೆ ಮೆರವಣಿಗೆ ಆಯಿತು ಒಂದೊಂದು ಮನೆ ಭಾಗದಲ್ಲಿ ಹಣ್ಣು ಕಾಯಿ ಕೊಡ್ತಿದ್ದಾರೆ ದೇವರು ಉತ್ಸವ ಬಂದರೆ ಮಾಡ್ತೀವಿ ದೇವರೇ ಬಂದರೆ ಸಾಕ್ಷಾತ್ತಾಗಿ ಏನು ಮಾಲೆ ಹಾಕ್ತಿದ್ದಾರೆ ಕಾಲಿಗೆ ಬೀಳ್ತಿದ್ದಾರೆ ಅಂತ ಇದ್ದಾರೆ ಏನು ವರ್ಣನೆ ವೇದದಲ್ಲಿ ಈ ಮಹಾಭಾರತದಲ್ಲಿ ದುಶಾಸನ ಮನೆಯ ಮುಂದೆ ಎಲ್ಲ ಅಲಂಕಾರ ಮಾಡಿದ್ರು ಇಲ್ಲಿ ಬರ್ತಾನೆ ಅಂತ ತಿಳ್ಕೊಂಡು ಪ್ರಭು ಈ ಮನೆಗೆ ದಯಮಾಡಿಸಬೇಕು ಇದೇ ನಿನ್ನ ಬಿಡಾರ ಕಣ್ಣೆತ್ತಿಯೂ ನೋಡಲಿಲ್ಲ ಕೃಷ್ಣ ಕಿವಿಯಿಂದಲೂ ಕೇಳಿಸ್ಕೊಳ್ಳಿಲ್ಲ ಹಾಗೆಯೇ ಮುಂದೆ ನಡೆದು ಬಿಟ್ಟ ಭೀಷ್ಮನ ಮನೆ ಹತ್ರ ಭೀಷ್ಮನೇ ನಿಂತಿದ್ದ ಅಂದ ವೀಡು ವಾಂಡ ಎಂ ವೀಡು ಬರ್ಲಾಮೆ ನಮ್ಮನೆಗಾರು ಬರ್ಬೋದಲ್ಲ ಅಷ್ಟೊತ್ತಲ್ಲಿ ಇನ್ಯಾರೋ ಬ್ರಾಹ್ಮಣರು ಏನೋ ಕೇಳ್ತಿದ್ರು ಅವ್ರ ಜೊತೆಲಿ ಮಾತನಾಡ್ತಾ ಹೀಗೆ ಮೋರ್ ಇಂಪಾರ್ಟೆನ್ಸ್ ಬ್ರಾಹ್ಮಿನ್ ದಾಂಟೆ ಭೀಷ್ಮ ಹೋಗಂತ ಅವನ ಜೊತೆಲಿ ಮಾತಾಡಲಿಲ್ಲ ಭೀಷ್ಮನ ಜೊತೆ ಮಾತಾಡಲಿಲ್ಲ ಯಾಕೆ ದುಷ್ಟ ಪಕ್ಷದಲ್ಲಿದ್ದಾನೆ ಅದಕ್ಕೆ ರಾಜಕಾರಣದ ವ್ಯವಹಾರದ ಮಾತು ಒಂದು ಹೇಳ್ತೇನೆ ವೇದಾಂತದ್ದು ಹೇಳ್ತೇನೆ ಪ್ರೀತಿಯಿಂದ ಮನೆ ಯಾಕೆ ಹೋಗ್ತೀರಿ ಊಟ ಕರೀತಾರೆ ಬನ್ನಿ ಅಂತ ಯಾಕೆ ಕಾಟಾಚಾರಕ್ಕೆ ಬಂದ್ರೆ ಅವರು ಊಟ ಹಾಕಲಿಲ್ಲ ಅಂತ ಏನು ತಿಳ್ಕೋತಾರೋ ಯಾಕೆ ಹೋಗಿ ಊಟ ಮಾಡ್ಬೇಕಂತ ಅವ್ರ ಮನೆಯಲ್ಲಿ ಉಪವಾಸ ಇದ್ರೂ ಪರವಾಗಿಲ್ಲ ಭೀಷ್ಮನ್ ಯಾವಾಗ ರಿಜೆಕ್ಟ್ ಮಾಡಿದನು ದ್ರೋಣ ನೋಡಿದ ನಾನು ಬ್ರಾಹ್ಮಣ ಶುದ್ಧವಾಗಿದ್ದೇನೆ ಇವನು ಗಂಗೆಯಲ್ಲಿ ಹುಟ್ಟಿದವನು ನಾನು ಬ್ರಾಹ್ಮಣ ನನ್ನ ಮನೆಗೆ ಬರಬಹುದು ಅಂತ ಹಿಂಗೆ ಯಾವುದು ಹೇಳಿಲ್ಲಾನೆ ನಮ್ಮನೆಗಾರು ಬರಬಹುದಲ್ಲ ನಕ್ಕು ಬಿಟ್ಟ ಕೃಷ್ಣ ಮುಂದೆ ನಡೆದು ಬಿಟ್ಟ ಊರಾಚೆ ಒಂದು ಸಣ್ಣ ಮನೆ ಸಾದಾ ಮನೆ ವಿದುರನ ಮನೆ ಅಲ್ಲಿ ಪ್ರವೇಶ ಮಾಡಿದ ನಮ್ಮ ಕೃಷ್ಣ ಕುಮಾರವ್ಯಾಸ ವಿದುರಾತಿಥ್ಯವನ್ನು ಅದ್ಭುತ ವರ್ಣನೆ ಮಾಡಿದ್ದಾನೆ ಸಣ್ಣ ಪ್ರಸಂಗ ಅದು ಒಂದೊಂದು ಜಾಗದಲ್ಲಿ ಜನ ಪ್ರೀತಿಯಿಂದ ಕೊಟ್ಟು ವಿದುರನ ಮನೆಗೂ ಬಂದರು ಅಲ್ಲಿಯೂ ಪ್ರೀತಿಯಿಂದ ಎಲ್ಲಿ ನೋಡಿದರೆ ಕೃಷ್ಣನಿಗೆ ಹಸ್ತಿನಾಪುರದಂತಹ ದುಷ್ಟ ಊರಿನಲ್ಲಿಯೂ ಪ್ರೀತಿಗೆ ಕೊರತೆ ಆಗಲಿಲ್ಲಪ್ಪ ಹೊರಗಿಂದ ಬಂದು ಪ್ರೀತಿ ತೋರಿಸಿದರು ಒಳಗಿದ್ದ ಪ್ರಜೆಗಳು ಪ್ರೀತಿ ತೋರಿಸಿದರು ಪ್ರೀತಿ ಹೊರತು ಅವನಿಗೆ ಏನು ಬೇಕು ಆ ಬಿದುರ್ನ ಮನೆಗೆ ಹೋಗಿ ನೇರ ಏನು ಮಾಡಿದ ಅಂದರೆ ಸೋದರತ್ತೆ ಕುಂತಿಯಲ್ಲಿದ್ದಳು ಹೋಗಿ ಅತ್ತೆ ಬಂದಿದ್ದೇನಮ್ಮ ಗೊಳೋ ಅಂತ ಅಳ್ತಾಳೆ ಆ ಸೋದರಳಿ ಅಂತ ಬೋಳ್ತಾಳೆ ಕೃಷ್ಣ ಕೃಷ್ಣ ಹನ್ನೆರಡು ವರ್ಷ ಬಂಧುಗಳು ಪರಸ್ಪರ ನೋಡಲಿಲ್ಲ ಅಂದರೆ ಶ್ರಾದ್ದ ಮಾಡಬೇಕು ಅಂತಾರೆ ಹದಿಮೂರು ವರ್ಷ ಆಗೋಯ್ತು ನನ್ನ ಮಕ್ಕಳನ್ನ ನೋಡಿ ಕೃಷ್ಣ ನಾ ಶ್ರಾದ್ದ ಮಾಡಬೇಕೆ ಮಕ್ಕಳಿಗೆ ಅವರು ನನಗೆ ಶ್ರಾದ್ದ ಮಾಡಬೇಕೆ ನೀನಿದ್ದು ನನಗೆ ಈ ಸ್ಥಿತಿ ಆಯ್ತಲ್ಲ ಅಂತ ಕುಂಚಿನ ಒಂದು ಬಿಟ್ಲು ಹಾಗೆಲ್ಲ ಹೇಳಬೇಡಮ್ಮ ಬಲಿದೆ ರೆಕ್ಕೆ ಪುಕ್ಕ ಬೆಲಿದೆ ಇದ್ದು ಪಕ್ಷಿಗಳು ರೆಕ್ಕೆ ಪುಕ್ಕ ಬಲಿದ ಮೇಲೆ ಅವು ಹಾರಬೇಕೆ ಹೊರತು ಹಾಗೆ ಹಾರೋದಲ್ಲ ಅಂದ ಕೃಷ್ಣ ಅಂದ್ರೆ ಅವರು ಸಿದ್ಧತೆ ಮಾಡಿಸ್ತಾ ಇದ್ದೇನೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಅವರು ಸಂಗ್ರಹ ಮಾಡಿಕೊಂಡಿದ್ದಾರೆ ಬಾಲಾಹ ವಿಹೀನಾ ಪಿತ್ರಾತೆ ಮಯ ಸತತ ಲಾಲಿತಾಹ ಚಿಕ್ಕ ವಯಸ್ಸು ತಂದೆ ಕಳ್ಕೊಂಡ್ಬಿಟ್ರು ಕೃಷ್ಣ ನಾನು ಕಾಡಲ್ಲಿ ಏನೇನು ಹಣ್ಣು ಹಂಪಲ ಕೊಡ್ಬೋದು ಹಾಗೆ ಬೆಳೆಸಿದ್ದೆ ತೇಯಸ್ಮವಾರಣ ಶಬ್ದೇನ ಹಯಾನಾಂ ಹೇಷತೇನ ಚ ಅವ್ರ ಆನೆ ಕುದುರೆನೇ ನೋಡಿರಲಿಲ್ಲ ಪಾಂಡವರು ಕಾಡಲ್ಲಿ ಅವ್ರಿಗೆ ಆನೆ ಕುದುರೆ ಎಲ್ಲ ನೋಡೋ ಸ್ಥಿತಿ ಆಯಿತು ಒಳ್ಳೆ ಸ್ಥಿತಿ ತಂದುಕೊಟ್ಟೆ ಆದರೆ ಇಲ್ಲಿಗೆ ಬಂದಿದ್ದೇವೆ ನಾವು ಯಾತಕ್ಕಾದರೂ ಕೆಟ್ಟ ಮುಹೂರ್ತದಲ್ಲಿ ಬಂದೋ ಏನು ಕಥೆಯೋ ನಾವು ಹಸಿನಾವತಿಗೆ ಬರದೇ ಇದ್ರೆ ಚೆನ್ನಾಗಿತ್ತು ಅಂತ ತನ್ನ ಕಥೆಯೆಲ್ಲ ಹೇಳ್ತಾಳೆ ಎಲ್ಲಿಂದ ಶುರು ಮಾಡ್ತಾಳೆ ಚಿಕ್ಕ ವಯಸ್ಸಲ್ಲಿ ನನಗೆ ನಾಲ್ಕು ವರ್ಷ ಐದು ವರ್ಷದ ಹುಡುಗಿಯಾಗಿದ್ದಾಗ ನನ್ನ ಅಪ್ಪ ವಸುದೇವನ ತಂದೆ ನನ್ನನ್ನು ಹೇಳಿದೆ ಕೇಳಿದೆ ಪಿತರಂತೆ ಹೇಯಂ ನಾತ್ಮಾನಂನ ಸುಯೋಧನಂ ನಾನು ದುರ್ಯೋಧನ ಯಾತಕ್ಕೆ ಬೈಲಿ ನಾನು ಕರ್ಮ ಯಾಕೆ ಬೈಲಿ ನನ್ನ ಚಿಕ್ಕ ವಯಸ್ಸಲ್ಲಿ ಐದು ವರ್ಷದ ಹುಡುಗಿ ರಂಗ ಹಾಕ್ಕೊಂಡಿದ್ದೇನೆ ಗೊಂಬೆ ಇಟ್ಟುಕೊಂಡಿದ್ದೇನೆ ಏನಂತ ಗೊತ್ತಿಲ್ಲ ನನ್ನ ಹಡದ ತಂದೆ ತಾಯಂದಿರು ನನ್ನನ್ನು ದತ್ತು ಕೊಟ್ಟುಬಿಟ್ರು ಕುಂತಿ ಭೋಜನಿಗೆ ಹೋಗು ಅಂತ ಕಳಿಸಿಬಿಟ್ರು ಮದುವೆಯಾದ ಹುಡುಗಿಯನ್ನ ಗಂಡನ ಮನೆ ಕಳಿಸಿಕೊಟ್ರೆ ತಂದೆ ತಾಯಿಗಳು ಅಂತ ಹೇಳ್ತಾರೆ ಹೊಸ ಮನೆಗೆ ಅವಳು ಅಡ್ಜಸ್ಟ್ ಆಗ್ತಾಳೆಯೇ ಇಲ್ಲವೇ ಅಂತ ಅಲ್ಲ ಆ ಹುಡುಗಿ ಇನ್ನೂ ತಂದೆ ತಾಯಂದಿರ ಪ್ರೀತಿಯನ್ನು ಬಯಸುವ ಆ ಚಿಕ್ಕ ವಯಸ್ಸಲ್ಲಿ ದತ್ತು ಕೊಡುವಂತಹ ಕೆಟ್ಟ ಪದ್ಧತಿ ಇತ್ತೀಚೆ ದೇಶದಲ್ಲಿ ಅದು ಹೆಣ್ಣು ಮಕ್ಕಳನ್ನು ದತ್ತಿ ಕೊಡುವುದು ಅಂದ್ರೆ ಬೇಡ ಅಂತ ತಳ್ಳಿಬಿಟ್ರು ಏನ್ ಕಥೆಯೋ ನಾ ತಮ್ಮ ತಂದೆನೇ ಬೈತೀನಿ ಅಂತ ಪಿತರಂತೆ ಹೇಯಂ ಅಂದ್ರೆ ಇದರ ಅರ್ಥ ಅರ್ಥ ಮಾಡಿಕೊಳ್ಳಿ ಯಾವ ತಂದೆ ತಾಯಂದಿರು ಮಕ್ಕಳಿಗೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಪ್ರೀತಿ ತೋರಿಸೋದಿಲ್ಲ ಅವರು ಎಂಥ ನರಕಕ್ಕೆ ಹೋಗ್ತಾರೆ ಯೋಚನೆ ಮಾಡಿಕೊಳ್ಳಿ ಗಂಡು ಮಕ್ಕಳಿಗೆ ಸ್ವಲ್ಪ ಪ್ರೀತಿ ಕಡಿಮೆ ತೋರಿಸಿದರೂ ಪರವಾಗಿಲ್ಲ ನಿಮ್ಮ ಜೊತೆಯಲ್ಲೇ ಇರ್ತಾರೆ ಅಥವಾ ಇರ್ತಾರೆ ಅಂತ ಭಾವಿಸ್ಕೋತೀರಿ ಗೋತ್ರವಂತೂ ಬೇರೆ ಆಗೋದಿಲ್ಲ ಹೆಣ್ಣು ಮಕ್ಕಳನ್ನು ಇನ್ನೊಬ್ಬರು ಕೊಟ್ಟು ಕಳಿಸ್ಬಿಡ್ತೀರಿ ಇನ್ನೊಂದು ಕುಟುಂಬದಲ್ಲಿ ಅವು ಚೆನ್ನಾಗಿ ಬಾಳೋ ತನಕ ನೀವು ಬಾಯಲ್ಲಿ ಅಕ್ಕಿ ಹಾಕೊಂಡು ಕೂತಿರ್ತೀರಿ ಉಸಿರಾಡ್ತಾ ಅವ್ರ ಬಾಯಲ್ಲಿ ಒಳ್ಳೆ ಮಾತು ಬರುತ್ತೆ ಒಳ್ಳೆ ಗಂಡನ ಕೊಟ್ಟಿದ್ದೀಯಪ್ಪ ಒಳ್ಳೆ ಸಂಸಾರದಿಂದ ಅವರು ಸುಖವಾಗಿರ್ತಾರೆ ನೋಡಿ ತಂದೆ ತಾಯಂದ್ರಿಗೆ ಹೆಣ್ಣು ಮಕ್ಕಳು ಅಂದ್ರೆ ಪ್ರೀತಿ ತುಂಬಾ ಎಳೆಯುತ್ತೆ ಇವತ್ತು ನನ್ನ ಮಗ ಇಲ್ಲ ಗಟ್ಟಿಯಾಗಿ ಹೇಳ್ತಿದ್ದೆ ನಿಮ್ಮ ಮಾತನ್ನ ಆದ್ರೆ ಅವನೆಲ್ಲೋ ಕೂತ್ ಕೇಳ್ತಾ ಇದ್ದ ಏನೋ ಅರೇಂಜ್ ಮಾಡ್ಕೊಂಡಿದ್ದಾನ ಅವನು ಯಾವಾಗಲೂ ಹೆಣ್ಣು ಮಕ್ಕಳಂದ್ರೆ ಪ್ರೀತಿ ಹಾ ನಿನಗೊಂದು ಹೆಣ್ಣು ಆಗಲಿ ಗೊತ್ತಾಗುತ್ತೆ ಈಗ ಹೆಣ್ಣು ಆಗಿದೆ ಅರ್ಥ ಆಗ್ತಾ ಇದೆ ಅವನಿಗೆ ಅದು ಯಾತಕ್ಕೆ ಹೇಳ್ತೇವೆ ದುಷ್ಟ ಅಲ್ಲ ಒಳ್ಳೆಯವನೇ ಇದು ತಂದೆ ತಾಯಂದರಿಗೆ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಹೆಚ್ಚೋ ಗಂಡು ಮಕ್ಕಳ ಮೇಲೆ ಪ್ರೀತಿ ಹೆಚ್ಚೋ ಅಂತ ಒಂದು ಅವಿವೇಕದ ಪ್ರಶ್ನೆ ಕೇಳ್ತಾರೆ ಈ ಪ್ರೀತಿ ಎಷ್ಟಿದೆ ಏನೇನು ಥರ್ಮಾಮೀಟರ್ ಹಾಕಿ ಅಳತೆ ಮಾಡಿ ತೋರಿಸೋಕ್ಕಾಗತ್ತೆ ನೋಡಿ ತೋರಿಸೋಕ್ಕಾಗೋದಿಲ್ಲ ಅದರ ಪ್ರಕೃತಿ ಮಾಡಿರುವ ಧರ್ಮ ಹೇಗಿದೆ ಅಂದರೆ ಹೆಣ್ಣು ಮಕ್ಕಳ ಮೇಲೆ ಒಂದು ತೂಕ ಹೆಚ್ಚಿರ್ತದೆ ನಿಮಗೊಬ್ಬಳೇ ಹೆಣ್ಣು ಮಗಳು ನಿಮ್ಮ ಸರ್ವಸ್ವಮಗಳು ಕೊಟ್ಟಿದ್ದೀರಿ ನೀವು ಪುಣ್ಯವಂತರು ಅದು ಹಂಚಿಕೊಳ್ಳೋಕೆ ಇನ್ನೊಬ್ರು ಹುಟ್ಟಿಲ್ಲ ಅನ್ನೋದು ಒಂದು ದೊಡ್ಡ ಭಾಗ್ಯ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂದರೆ ಅದು ಅವತ್ತು ಹೇಳಿದ ಒಂದು ಕೊಟ್ಟು ಎರಡು ಹರಸು ಅಂತ ಹೇಳುವ ಹಾಗೆ ಹುಟ್ಟಿದ ಕೊಲವನ್ನು ಸೇರಿದ ಕೊಲವನ್ನು ಎರಡನ್ನೂ ಬೆಳೆಸತಕ್ಕಂಥ ಅವರು ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ನೀವು ಒಂದು ಗಿಡವನ್ನು ಕಸಿ ಮಾಡುವುದು ಕನ್ನಡದಲ್ಲಿ ಗಾದೆ ಮಾಡಿಟ್ಟಿದ್ದಾರೆ ಒಂದು ಕೊಟ್ಟು ಎರಡು ಹರಸು ಒಂದು ಕುಟುಂಬಕ್ಕೆ ದೀಪವನ್ನು ಹಚ್ಚಿಡು ಅಂತ ಹೇಳಿದ ಹಾಗೆ ಆದ್ದರಿಂದ ಚಿಕ್ಕ ವಯಸ್ಸಲ್ಲಿ ಅವಳಿಗಿನ್ನೂ ಬುದ್ಧಿ ಬಲಿದೇ ಇದ್ದಾಗ ಅಲ್ಲ ಮದುವೆ ಆಗುವಾಗ ಮಕ್ಕಳೆಷ್ಟು ಗೋಳಾಡ್ತಾರೆ ನೋಡಿದ್ದೀರಿ ಏರಿ ಮತ್ತು ನಾಂಗೋಲಿ ಆಯಿತು ಹೆಣ್ಣು ಮಕ್ಕಳನ್ನು ಕಳಿಸ್ಕೊಡ್ಬೇಕು ಕಾರಲ್ಲೋ ಬಸ್ಸಲ್ಲೋ ಅವ್ರು ಹತ್ತು ಕೂತ್ಕೊಳ್ಳೋ ಗೋಳೋ ಅಂತ ಹೇಳ್ತಾರೆ ಜಾನಪದ ಗೀತೆಗಳಲ್ಲಿ ಕೇಳಿದ್ದೀರಿ ಆ ತಂದೆ ತಾಯಿಯನ್ನು ಬಿಟ್ಟು ಅಗಲೋದು ಅಂದರೆ ಆ ಕರುಳು ಕಿತ್ತು ಬಂದ ಸಂದರ್ಭ ಹೆಣ್ಣು ಮಕ್ಕಳಿಗೆ ಆಗಿರ್ತದೆ ನಿಮ್ಮ ಮಗಳ ವಿವಾಹದಲ್ಲಿ ಅನುಭವಿಸ್ತೀರಿ ಈ ಕಥೆಯನ್ನೆಲ್ಲ ನೀವು ಜೀವನದಲ್ಲಿ ಮನುಷ್ಯ ಎಷ್ಟು ಸಾತ್ವಿಕನಾಗಿದ್ದರೂ ಮನುಷ್ಯನಿಗೆ ತಾಳುವುದಕ್ಕಾಗದೇ ಇರುವಂತಹ ಒಂದು ಪ್ರಸಂಗ ಅಂದರೆ ಹೆಣ್ಣು ಮಗಳನ್ನು ಮದುವೆ ಮಾಡಿ ಕೊಡುವ ಸಂದರ್ಭ ಅಳುಬಾರದು ಅಂತಾರೆ ಶಾಸ್ತ್ರ ಅವತ್ತು ನಿಮ್ಮ ಕೈಲಾಗುತ್ತೆ ನೋಡಿ ಕನ್ಯಾದಾನ ಮಾಡುವಾಗ ಆ ಬೆಳ್ಳಿ ಚೊಂಬಿನಿಂದ ತೀರ್ಥ ಏನು ಹಾಕ್ತೀರಿ ಆ ನೀರು ಹೊರತು ಕಣ್ಣಲ್ಲಿ ನೀರು ಬರಬಾರದು ಅಂತಾರೆ ಆದರೆ ಅವತ್ತೇ ಬರುತ್ತೆ ಅಂತ ಕಲ್ಲು ಹೃದಯದವನಿಗೂ ಕಣ್ಣಲ್ಲಿ ನೀರು ಅದು ವಿಡಿಯೋ ಬೇರೆ ಮಾಡಿಡ್ತಾರೆ ಎಂದೆಂದೂ ನೋಡಿ ನೋಡಿ ಮತ್ತೆ ಮತ್ತೆ ಅಳಬೇಕು ಎಂಬುದಾಗಿ ಕುಂತಿ ಎಂತು ಎಂಥ ಮಾತು ಅಳತೆ ಮಾಡಿ ಹೇಳ್ತಾಳೆ ನಮ್ಮ ಅಪ್ಪನನ್ನು ಬಯಬೇಕು ಬುದ್ಧಿ ಇಲ್ಲದೆ ಇದ್ದ ಕಾಲದಲ್ಲಿ ನಾನು ಕೊಟ್ಬಿಟ್ರು ಈ ಕಡೆ ಪ್ರೀತಿ ನಿರಾಕರಣೆ ಆಯಿತು ಇನ್ನೂ ತಂದೆ ಪ್ರೀತಿ ಬೇಕು ತಾಯಿ ಪ್ರೀತಿ ಬೇಕು ಅನ್ನುವಾಗ ಆ ಕಡೆ ಕೊಟ್ಟರು ಆ ಕಡೆ ತಾಯಿ ತಂದೆ ಯಾರೂ ಗೊತ್ತಿಲ್ಲ ಆ ಹೊಸಬರನ್ನು ಹೊಂದ್ಕೊಳ್ಳೋದು ಕಷ್ಟವಾಯಿತು ಕುಂತಿಗೆ ಆಗಲಿಂದ ಮಕ್ಕಳಾದರೆ ಮಕ್ಕಳು ಪ್ರೀತಿ ಮಾಡ್ತಾರೆ ಮಕ್ಕಳು ಪ್ರೀತಿ ಆಟ ಆಡ್ತಾ ಗೊಂಬೆ ಆಟ ಇಟ್ಕೊಂಡು ಆಡ್ತಾ ಆಡ್ತಾ ಆಡ್ತಾ ಆಡ್ತಾ ಕಾರಣ ನಾನು ಹಡಿದ್ಬಿಟ್ಲು ಪ್ರೀತಿಯನ್ನು ಭಿಕ್ಷೆ ಎತ್ತಿದ ಜೀವ ಕುಂತಿಯ ಜೀವ ಮಹಾಭಾರತದ ಕುಂತಿಯಂತಹ ಒಂದು ಸ್ತ್ರೀ ಪಾತ್ರವನ್ನ ಇಡೀ ಜಗತ್ತಿನಲ್ಲಿ ಯಾವ ಸಾಹಿತ್ಯದಲ್ಲಿ ಯಾರೂ ನಿರ್ಮಾಣ ಮಾಡಿಲ್ಲ ಕೌಶಲ್ಯ ಕಷ್ಟಪಟ್ಟಲು ದ್ರೌಪದಿ ಕಷ್ಟಪಟ್ಟಲು ಅವರ ಕಷ್ಟದ ರೀತಿ ಬೇರೆ ಇವಳು ಪ್ರಾರಂಭದಲ್ಲಿ ನಾಲ್ಕೈದನೇ ವರ್ಷದಲ್ಲಿ ಏನಾಹಂ ಕುಂತಿ ಭೋಜಾಯ ಧನ ಇವ ಅರ್ಪಿತ ಒಂದು ಹಣದ ಮುಡುಪನ್ನು ತೆಗೆದು ಥೈರಿ ನಾಣ್ಯವನ್ನು ಇನ್ನೊಬ್ಬರು ಕೊಳ್ಳೋಷ್ಟು ಶುರುವಾಗಿ ಹುಟ್ಟಿದ ನನ್ನನ್ನು ಕೊಟ್ಟುಬಿಟ್ಟ ಬಾಲಾಂಬಾಂ ಆರ್ಯಕಃ ತುಭ್ಯಂ ಕ್ರೀಡಂತೀಂ ಕಂದು ಕಸ್ತಿಕ ಕೈಲಿ ಗೊಂಬೆ ಇಟ್ಕೊಂಡು ಆಡ್ತಿದ್ದೇನೆ ಏನು ಅಂತ ಗೊತ್ತಿಲ್ಲ ಮಗು ಹೋಗ್ಬಮ್ಮ ಅವ್ರು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಕೊಡುಬಳೆ ಚಕ್ಲಿ ಅದು ಇದು ಕೊಟ್ಟರು ರಂಗ ಹಿಂಗ ಹಾಕಿ ಕೂರಿಸ್ಬಿಟ್ರು ಇವಳು ಗೊತ್ತಿಲ್ಲ ಇಲ್ಲಿ ಹೋಗ್ತಿದ್ದೇವೆ ಅಂತ ಗೊತ್ತಿಲ್ಲ ಅವನೆಷ್ಟೇ ಪ್ರೀತಿಯನ್ನು ನೋಡಿದ್ರು ಅವರು ತಂದೆ ತಾಯಿ ಎಲ್ಲ ಅದು ಹೊಸಬರು ಎಲ್ಲ ಮಕ್ಕಳಿಗೆ ಯಾರು ಹೇಳೋದು ಬೇಡ ತೊಟ್ಲಲ್ಲಿ ಮಲಗಿರುತ್ತೆ ಆರು ತಿಂಗಳು ಮಗು ಅಮ್ಮ ಅಳ್ತಾ ಇರುತ್ತೆ ಅಮ್ಮ ಎಲ್ಲೋ ಹೋಗಿರ್ತಾಳೆ ನೀರು ತಗೊಂಡ್ಬಿಡೋದಕ್ಕೆ ಸ್ನಾನ ಮಾಡೋದಕ್ಕೆ ಮತ್ತೊಂದು ಕಡೆಗೆ ಆ ತಾಯಿಯ ತಂಗಿಯೋ ಅಣ್ಣನೋ ಮತ್ತೊಬ್ಬರು ಒಂದು ಮಗು ಬಾ ಅಮ್ಮ ಅಂತ ಎತ್ಕೋಬಾ ಕೂತು ಕರೆದ್ರೆ ಮಗು ಮುಖ ಹೀಗೆ ತಿರುಗಿಸುತ್ತೆ ತಾಯಿಯೇ ಬೇಕು ಅಂತ ಹೇಳುತ್ತೆ ಯಾರು ಕಲಿಸಿದ್ದಾರೆ ಮಗುವಿಗೆ ಪ್ರೀತಿ ಅನ್ನೋದು ಯಾರು ಕಲಿಸ್ತಾರೆ ಸ್ವಾಮಿ ಲೋಕದಲ್ಲಿ ಅದು ಇನ್ಸ್ಟಿಂಕ್ಟಿವ್ಲಿ ರಕ್ತ ಸಮೇತವಾಗಿ ಬರತಕ್ಕ ಪ್ರೀತಿಯ ಸಂದರ್ಭದಲ್ಲಿ ನೀವು ಮಕ್ಕಳಿಗೆ ಕೊಡಬೇಕಾದ ಒಂದೇ ಕೊಡುಗೆ ಎಂದರೆ ಪ್ರೀತಿ that is all you can give ನೀವು ಆಮೇಲೆ ಮನೆ ಕೊಡಿ ಮಠ ಕೊಡಿ ಐಶ್ವರ್ಯ ಕೊಡಿ ಅದು ನಿಲ್ಲುತ್ತೋ ಬಿಡುತ್ತೋ ಬೇರೆ ವಿಷಯ ಆ ವಯಸ್ಸಲ್ಲಿ if you deny love to your children they will become dwarfs ಅದು ಎಂದೆಂದೂ ಆ ಕೊರತೆ ಮಕ್ಕಳು ಉಳಿದು ಬಿಡುತ್ತೆ ಆದ್ದರಿಂದ ನಾನು ಈ ದಾನ ಕೊಟ್ಬಿಟ್ಟ ನಾನೇನು ಮಾಡಲಿ ಕೃಷ್ಣ ಅದಾತ್ತು ಕುಂತಿ ಭೋಜಾಯ ಸಖಾ ಸಖೇ ಮಹಾತ್ಮನೇ ಸಾಹಂ ಪಿತ್ರಾಚ ಶುಶುರ ಇಷ್ಟ ಬರಂತಪ ಹೋಗಲಿ ಅತ್ತೆ ಮಾವನ ಪ್ರೀತಿ ಅದನ್ನು ಸಂಪಾದನೆ ಮಾಡೋಣ ಅಂದ್ರೆ ಇಲ್ಲಿ ಅತ್ತೆ ಮಾವ ಹೇಗಿದ್ದರು ನೋಡಿದ್ದೀವಿ ಗಂಡ ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡ್ಬಿಟ್ಟೆ ನಾನು ಆಯಿತು ಆತೀರ್ವಾಣಿ ಹೇಳಿತು ನಿನ್ನ ಮಗ ಲೋಕವೆಲ್ಲ ಜಯಿಸ್ತಾನೆ ಚಕ್ರವರ್ತಿ ಆಗ್ತಾನೆ ಅಂತ ಆಹಾ ಚಕ್ರವರ್ತಿ ಆಗಿದ್ದು ನೋಡಿದ್ದೇನಲ್ಲ ನಾನು ವಿಮಾ ಹುಟ್ಟಿದ ಮೇಲೆ ಶತ್ರುನಿಕರ ಆಗುತ್ತೆ ಅಂತ ಅಶ್ರೀರ್ವಾಣಿ ಹೇಳಿತು ಆಹಾ ಅದನ್ನು ನೋಡಿದ್ದೇನಲ್ಲ ನಾನು ನನ್ನ ಬಾಳ ಹಾಳಾಗಲಿ ಕೃಷ್ಣ ನನ್ನ ಸೊಸೆಗೆ ಅವಮಾನ ಮಾಡಿದ್ರು ನೀಚರು ನೀನಿದ್ದು ನೋಡ್ತಾ ಇದ್ದೀಯಲ್ಲ ಕಂದ ಕೃಷ್ಣ ನೀನಿದ್ದು ನನಗೆ ಈ ಸ್ಥಿತಿ ಏನೋ ಅಂತ ಗೊಳೋ ಅಂತ ಹೇಳ್ತಾನೆ ಪಾಪ ಕುಂಚಿ ಈ ಅಧ್ಯಾಯ ಓದೋಕ್ಕಾಗೋದಿಲ್ಲ ಆಗ ಕೃಷ್ಣ ಸಮಾಧಾನ ಮಾಡ್ತಾನೆ ಕಾನು ಸೀಮಂತಿನಿ ತಾದ್ರಕಿ ಲೋಕೇ ಪುರುಷಸ್ವಹ ಅತ್ತೆ ನಿನ್ನಂತಹ ಉತ್ತಮ ಸ್ತ್ರೀಯರು ಲೋಕದಲ್ಲುಂಟೇನಮ್ಮ ಅಂದ ಎಂಥ ಮಕ್ಕಳನ್ನು ನಡೆದಿದ್ದೀಯ ಸ್ವಲ್ಪ ಕಾಲ ಕಾಯಬೇಕು ಯಾವುದಕ್ಕೂ ಕಾಲ ಬರ್ತದೆ ತಾಯಿ ಕಷ್ಟ ಪರಿಹಾರ ಆಗೋ ಕಾಲ ಬಂದ್ಬಿಡ್ತು ರಾತ್ರಿ ಮುಗಿಲಿಲ್ವಲ್ಲ ಮುಗಿಲಿಲ್ವಲ್ಲ ಮುಗಿಲಿಲ್ವಲ್ಲ ನೀ ಚಿಂತೆ ಮಾಡ್ತೀಯೇ ರಾತ್ರಿ ಮುಗಿಯೋ ಕಾಲ ಬಂತು ಇದೋ ಸೂರ್ಯೋದಯ ಕಾಲ ಅದಕ್ಕೆ ಬಂದಿದ್ದೇನಮ್ಮ ಹಸ್ತಿನಾಮತಿಗೆ ಬೆಳಕು ತಂದಿದ್ದೇನೆ ತಾಯಿ ನಿನ್ನ ಮಕ್ಕಳಿಗೆ ರಾಜ್ಯ ಬರ್ತದೆ ಸುಮ್ಮನೆ ಇರು ಅಂತ ಅತ್ತೆ ಕಣ್ಣೀರನ್ನು ಒರೆಸಿ ಆಲಿಂಗನ ಮಾಡಿ ಪಾದಕ್ಕೆ ಅಭಿವಾದನ ಮಾಡಿದ ಆವತ್ತು ರಾತ್ರಿ ಮುಗಿಯಿತು ಬೀದರ್ನ ಮನೆಯಲ್ಲಿ ಒಕ್ಕುಡಿತ ಹಾಲಲ್ಲಿ ಹಸಿವನು ಹುಕಿದನು ಇಲ್ಲಿ ವರ್ಣನೆ ಮಾಡಿಬಿಡ್ತಾರೆ ಕುಮಾರವ್ಯಾಸನಲ್ಲಿ ಅಲ್ಲಿ ಏನು ಅಡಿಗೆ ಮಾಡಬೇಕು ಕೃಷ್ಣ ಬಂದಿದ್ದಾನೆ ಇವನು ಬಡವ ವಿದುರ ಬಡವ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಧೃತರಾಷ್ಟ್ರನಿಗೆ ಪ್ರಧಾನಮಂತ್ರಿ ಮಹಾಮಾತ್ಯ ಆ ಬಡತನ ಎಂಥದ್ದು ವೈರಾಗ್ಯಪೂರ್ವಕವಾಗಿ ಸೆಲ್ಫ್ ಇಂಪೋಸ್ ಪಾವರ್ಟಿ ಗಾಂಧಿ ಇದ್ದಾಗೆ ನನಗೆ ಐಶ್ವರ್ಯ ಬೇಡ ಮತ್ತೊಂದು ಬೇಡ ಅತ್ಯಂತ ಸರಳವಾದ ಉಡುಪು ಅತ್ಯಂತವಾದ ಸರಳವಾದ ಮನೆ ಅರಮನೆ ಡಿಗ್ನಿಟಿಗೆ ಎಷ್ಟು ಬೇಕೋ ಅಷ್ಟು ವೇಷಭೂಷಣ ತಲೆಗೆ ಪೇಟ ಗೀಟ ಇಟ್ಕೊಂಡಿದ್ದ ಅರಮನೆಗೆ ಹೋಗುವಾಗ ವರ್ಷಕ್ಕಾಗುವಷ್ಟೆಲ್ಲ ಪದಾರ್ಥ ಕೂಡಿ ಹಾಕುವ ಸ್ವಭಾವ ಅವನಿಗಿಲ್ಲ ಹೋರ್ಡ್ ಮಾಡ್ತಿರಲಿಲ್ಲ ವಿಜೃಂಭ ಜೀವನ ಎಂಥ ಜೀವನ ಕೃಷ್ಣ ಬಂದನಲ್ಲ ಅಂತ ಇಲ್ಲೇ ಇರ್ತಾನೆ ಇವತ್ತು ರಾತ್ರಿ ಇಂತ ಬೇರೆ ಗೊತ್ತಾಯಿತು ಓಹೋ ಕೆಲಸ ಕೆಟ್ಟೋಗುತ್ತಲ್ಲ ಅಂತ ಬ್ರಾಹ್ಮಣನ ಕರೆದ ಮಹಾಬುದ್ಧಿವಂತ ವಿದುರ ಪ್ರೀತಿಶಾಸ್ತ್ರ ತಿಳಿದವನು ಅಡಿಗೆ ಮಾಡಬೇಕು ಕೃಷ್ಣನಿಗೆ ಎಂಬುದಾಗಿ ನೈವೇದ್ಯಕಾಪಣೆ ಮಾಡಿದ್ದಾನೆ ಬ್ರಾಹ್ಮಣರನ್ನು ಕರೆಸಿದ ಈ ಮೂಲ ಭಾರತ ಹೀಗೆ ವಿದುರನ ಕೈಯಲ್ಲಿ ಶೂದ್ರನ ಮನೆಯಲ್ಲಿ ಊಟ ಮಾಡಿದ್ನಲ್ಲ ಕೃಷ್ಣ ಅಂತ ವರ್ಣಾಶ್ರಮ ಧರ್ಮಗಳನ್ನ ಎಲ್ಲ ಗೊಂದಲ ಸಂಕರ ಮಾಡುವುದಕ್ಕೆ ಆತಕ್ಕೆ ಆಗಬಾರದು ಅಂತ ಕೇಳುವವರಿಗೆ ವೇದವ್ಯಾಸರು ಉತ್ತರ ಕೊಟ್ಟಿದ್ದಾರೆ ಧರ್ಮಶಾಸ್ತ್ರ ಬರೆದವರು ತಪ್ಪು ನ್ಯಾತ ಬರೀತಾರೆ ಕುಮಾರವ್ಯಾಸ ಈ ಪ್ರಸಂಗದಿಂದ ಪಾರಾಗುವುದಕ್ಕೊಂದು ಉಪಾಯವನ್ನು ಮಾಡಿದ ದೂರ್ವಾಸ ಅತ್ಯತ್ಯ ಮಾಡಿದ ಹಾಗೆ ಒಕ್ಕುಡಿತ ಹಾಲಲಿ ಹಸಿವನು ಹೋಗಿದನು ಅವನು ಕುಣಿದಾಡಿದಂತೆ ಆ ಪದ್ಯ ಓದಬೇಕು ಅನಿಸುತ್ತೆ ವೇಳೆ ಇಲ್ಲ ದೇವರ ದೇವ ಬಂದ ನನ್ನ ಮನೆಗೆ ಬಂದ ಅಂತ ಕೆಳಗಿಂದ ಮೇಲೆ ಕುಣಿದು ಕುಪ್ಪಳಿಸಿ ಮನೆಯ ಮುರಿದು ಈಡಾಡಿದನು ಛಾವಣಿ ಮುರಿದು ಬಿಟ್ಟಂತೆ ಅವಿವೇಕ ಇದು ಕೃಷ್ಣ ಬಂದ ಅಂತ ಹಾಗೆ ಯಾರು ಕುಣಿತಾರಿ ಯಕ್ಷಗಾನದಲ್ಲೂ ಮಾಡೋದಿಲ್ವಲ್ಲ ನಾವು ಹೊಸದೈ ತಂದರೆ ಈ ಪರಿ ಕುಣಿದಾಡಿದೊಡೆ ಕೃಷ್ಣ ಹೇಳ್ತಾನೆ ನಾ ಬಂದ್ವು ಹಸು ಹಸ್ಕೊಂಡು ಬಂದ್ರು ನೀ ಕುಣಿದಾಡಿದ್ರೆ ಹಸು ಹೆಂಗತ್ತೇನೋ ಸ್ವಲ್ಪ ಏನಾದ್ರು ತಿನ್ನೋ ಕೊಡೋ ಅಂತ ಕೇಳಲಾಗಿ ಕೊಡೋದಕ್ಕೇನು ಇಲ್ಲ ಯೋಚನೆ ಮಾಡ್ತಾರೆ ಒಂದು ಅರ್ಧ ಕಪ್ ಹಾಲು ಕೂಡ ಇರಲಿಲ್ಲ ಕುಮಾರವ್ಯಾಸ ಅದನ್ನು ಕೊಟ್ಟರೆ ಅದನ್ನು ಸ್ವಲ್ಪ ಕುಡಿದು ಹೊಪ ಹೊಟ್ಟೆ ತುಂಬ ಹೋಯಿತು ಅಂತ ಉಳಿದದ್ದಂತ ಚೆಲ್ಲಿಬಿಟ್ಟ ಆ ಚೆಲ್ಲಿದ್ದು ಕ್ಷೀರ ಸಮುದ್ರದಂತೆ ಮೂರಹರನೊಡನೆ ಕಡಲು ಬೀದಿಗೆ ಬಂತು ಅಂತ ಹೇಳುವ ಹಾಗೆ ದುರ್ಯೋಧನ ಮನೆ ಮುಂದೆ ಹರಿಯಿತು ಅಂತ ವರ್ಣನೆ ಮಾಡ್ತಾರೆ ಏನು ಕೃಷ್ಣನೇ ಬಂದನೋ ಕ್ಷೀರವಾರದಿ ಶಯನ ಬಂದನೋ ಎಂಬುದಾಗಿ ಊರಿಗೆ ಊರು ಬೆರಗಾಯಿತು ಅಂತ ಇದು ವ್ಯಾಸ ಬಹಳ ಬೇರೊಂದು ರೀತಿಯಲ್ಲಿ ಬರೆದಿದ್ದಾರೆ ರಂಜಕವಾಗಿದೆ ಆದರೆ ಇಲ್ಲಿ ಶಾಸ್ತ್ರದ ಪ್ರಶ್ನೆಯನ್ನು ತಪ್ಪಿಸಿಕೊಂಡ ಅವನು ಇಲ್ಲಿ ಶಾಸ್ತ್ರದ ಪ್ರಶ್ನೆಯೇನು ಅರಮನೆ ಬ್ರಾಹ್ಮಣನ ಕರೆದ ಏನಾದ್ರು ಒಂದು ಅಡಿಗೆ ಮಾಡಬೇಕಲ್ಲಪ್ಪ ಕೃಷ್ಣನಿಗೆ ತಂದರು ಅರಮನೆಯಿಂದ ಪದಾರ್ಥಗಳೆಲ್ಲ ತಂದರು ಷಡ್ರಸೋಪೇತ ಅಡಿಗೆಗಳನ್ನು ಮಾಡಿದ್ದಾರೆ ಸಿಹಿ ಕಹಿ ಹುಳಿ ಖಾರ ಉಪ್ಪು ಎಲ್ಲ ಇರಬೇಕು ಭಕ್ಷ ಭೋಜ್ಯ ಲೇಷ್ಯ ಚೋಷ್ಯ ಎಲ್ಲ ತಯಾರು ಮಾಡಿದ್ದಾರೆ ಘಮ ಘಮ ಘಮ ಅಡಿಗೆಗಳು ಎಲ್ಲಿಂದ ಬರುತ್ತೆ ಭೀಷ್ಮ ದ್ರೋಣ ಎಲ್ಲ ನೋಡಿದ್ರು ವಿದುನ ಮನೆ ಕಡೆಯಿಂದ ಬರ್ತಾ ಇದೆ ಕಳ್ಳ ಅಲ್ಲಿ ಊಟ ಮಾಡ್ತಾ ಇದ್ದಾನೆ ಅಂತ ಕಾಣುತ್ತೆ ಅಂತ ಎಲ್ಲ ನೋಡ್ತಾ ಇದ್ದಾರೆ ರಾತ್ರಿ ಆಗಿದ್ರೂ ಪರವಾಗಿಲ್ಲ ಅಂತ ಸ್ಪೆಷಲ್ ಇನ್ವಿಟೇಷನ್ ಊರು ಬ್ರಾಹ್ಮಣರನ್ನೆಲ್ಲ ಕರೆದಿದ್ದಾರೆ ಅವರಿಗೆ ಅವರ ಉಚಿತವಾದ ಪೀಠಗಳನ್ನು ಹಾಕಿದ್ದಾರೆ ಬಾಳೆ ಎಲೆ ಹಾಕಿದ್ದಾರೆ ಬಂಗಾರ ತಟ್ಟೆ ಹಾಕಿದ್ದಾರೆ ಬಡಿಸಬೇಕು ಕೃಷ್ಣ ಬಂದು ಕೂತ್ಕೋ ಕೃಷ್ಣ ಹೇಳಿದ ಇಲ್ಲ ಮೊದಲು ಪಂಕ್ತಿ ಬ್ರಾಹ್ಮಣರಿಗಾಗಬೇಕು ಮೊದಲು ಪಂಕ್ತಿ ಬ್ರಾಹ್ಮಣರಿಗಾಗಬೇಕು ಅವರೆಲ್ಲ ಊಟ ಮಾಡಿದ ನಂತರ ಗೋಮಯ ಬಳಿದು ತೆಗೆದ ಮೇಲೆ ಭುಕ್ತವತ್ಸು ದ್ವಿಜಾಗ್ರೇಶು ದ್ವಿಜಾಗ್ರೇಶು ಅವರೆಲ್ಲ ಊಟ ಮಾಡಿದ ಮೇಲೆ ನಿಷಣ್ಣ ಪರಮಾಸನೆ ತನಗಾಕಿ ಹಾಕಿದ ಪೀಠದಲ್ಲಿ ಕೂತು ಕೃಷ್ಣ ವಿದುರನ ಜೊತೆಯಲ್ಲಿ ವಿದುರಾನ್ನಾನಿ ಬುಭುಜೆ ಶುಚಿ ಚ ಅತ್ಯಂತ ಶುಚಿಯೂ ಗುಣವತ್ತಮವೂ ಆದ ಭೋಜನವನ್ನು ಮಾಡಿದ ಆ ಶುಚಿತ್ವ ಯಾವುದು ಬ್ರಾಹ್ಮಣ ಶೇಷ ಅವರು ಭಾಂಡಶೇಷ ಎಂಜಲು ಅಂದರೆ ಅವರು ಊಟ ಮಾಡಿ ಮಿಕ್ಕಿದ್ದು ಪಾತ್ರೆಯಲ್ಲೇನಿತ್ತಲ್ಲ ಅದು ಅದು ಶೇಷ ಶುಚೀನಿ ಗುಣವಂತಿಜ ಶುಚಿಯಾದದ್ದು ಶಾಸ್ತ್ರೋಕ್ತವಾದದ್ದು ಗುಣವತ್ಯಾದಕ್ಕೆ ಪ್ರೀತಿಯಿಂದ ಕೊಡಲ್ಪಟ್ಟದ್ದು ಅದು ಗುಣವತ್ತಾದ ಅನ್ನ ಒಂದು ಗೊಡ್ಡು ಸಾರು ಒಂದು ಹುಳಿ ಗೊಜ್ಜು ಮಾಡಿದ್ರು ಕೆಲವರು ಮನೆಯಲ್ಲಿ ಅದು ತುಂಬ ಪ್ರೀತಿ ಅನ್ಸುತ್ತೆ ಊರಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಮುದುಕಿ ಇದ್ರು ಚಿಕ್ಕ ವಯಸ್ಸು ನಮಗೆ ಆವಾಗ ಐದಾರು ವರ್ಷ ವಯಸ್ಸು ಬೀದಿಯಲ್ಲಿ ಸೌದೆ ಬಂದರೆ ನಾಲ್ಕು ಅಣಿ ಒಂದು ಹೊರೆ ಸೌದೆ ಆ ಮುದುಕಿ ಕರೆಯೋಳು ಮಗು ಇದನ್ನೆಲ್ಲ ಕಟ್ ಮಾಡಿ ತುಂಡು ಮಾಡಿ ಅಟ್ಟಕ್ಕೆ ಏರಿಸ್ತೀಯಪ್ಪ ಹುಡುಗೋಲಿದೆಯಮ್ಮ ಇಲ್ಲಿದೆ ನೋಡು ಅದನ್ನೆಲ್ಲ ತುಂಡು ಮಾಡಿ ಮನೆಗಿಟ್ರೆ ಆಗಿನ ಕಾಲ ತರಕಾರಿ ಯಾವುದು ದೂರ ಸುತ್ತ ಈ ಸಣ್ಣ ಸಣ್ಣ ಕೀರೆ ಸೊಪ್ಪು ಬೆಳೆಯುವಂತಹ ತೋಟಗಳು ಆ ಹುಳಿ ಏನೋ ಒಂದು ಮಾಡ್ತಿದ್ದು ಸೊಪ್ಪಿನಲ್ಲಿ ಆಕೆ ಕೆಂಪು ಭತ್ತ ಮಳೆಗೆ ಬೆಳೆಯುವ ಭತ್ತ ಅದು ಕೊಡೋದಕ್ಕೆ ಏನು ಇಲ್ಲ ಬಾಯಲ್ಲಿ ಹೇಳಿದೆ ಬಾರೋ ಅನ್ನ ಕಲಸಿಟ್ಟಿದ್ದೀನಿ ಅಂತಂದ್ರೆ ಅದರ ಊಟ ಮಾಡಿದ್ರೆ ರಸವಿ ರುಚಿ ಇವತ್ತು ಜ್ಞಾಪಕ ಬರುತ್ತದೆ ಭಿಕ್ಷೆ ಮುದುಕಿ ಒಬ್ಬಳಿದ್ದು ನಮ್ಮೂರಲ್ಲಿ ಅವಳಿಗೆ ಮೆಟ್ಲು ಹತ್ತೋಕಾಗ್ತಿರ್ಲಿಲ್ಲ ನಮ್ಮೂರಲ್ಲಿ ಒಂದೊಂದು ಮನೆಗೂ ಕಲ್ಲು ಮೆಟ್ಲುಗಳು ನಾಲ್ಕು ಐದು ದೊಡ್ಡ ದೊಡ್ಡ ಮೆಟ್ಲುಗಳು ಹತ್ಸು ಹಿಡ್ಸು ಹತ್ಸು ಇಳಿಸು ದೇವರಿಗೆ ಹತ್ಸು ಇಳಿಸು ಅಂತ ಹೇಳ್ಕೊಂಡು ಹೇಳ್ಕೊಂಡು ಭಿಕ್ಷೆ ಎತ್ತವಳು ಗೋಜಿಬಾಯಿ ಅಂತ ಹೆಸರು ಅವಳ ಹೆಸರು ಗೋಜಿಬಾಯಿ ಮನೆ ಇನ್ನೂ ಇದೆ ಗೋಜಿಬಾಯಿ ಇಲ್ಲ ಹಚ್ಚಳ ಹೊತ್ಕೊಂಬರೋಳು ಮುದುಕಿ ಅಯ್ಯೋ ಮುದುಕಿ ಬದಲಲ್ಲ ಅಂತ ಅದೇನೋ ಇನ್ಸ್ಟಿಂಕ್ಟ್ ನಮಗೆ ಚಿಕ್ಕ ವಯಸ್ಸಿನಿಂದ ಕೈ ಹಿಡಿದು ಮೆಲ್ಲಗೆ ಮೇಲಕ್ಕೆ ಬಿಸಿ ಕರ್ಕೊಂಡ್ಬಂದು ಕೈ ತುಂಬ ಆ ಸಣ್ಣ ಕೈ ಯಾವಾಗ ಅಕ್ಕಿಯೋ ಬೇಳೆಯೋ ಏನಿದೆಯೋ ಹಾಕಿದರೆ ಆ ಸ್ಕೂಲ್ಗೆ ಹೋಗುವಾಗ ಬರುವಾಗ ನಾನು ಹೆಸರು ಕರೆದು ಬಹು ಬಾರೋ ಇಲ್ಲಿ ಅನ್ನ ಕಲಿಸಿಟ್ಟಿದ್ದೇನೆ ಊಟ ಮಾಡಿ ಊಟ ಮಾಡಿದ್ದೆ ಚಿಕ್ಕ ವಯಸ್ಸಿನ ಜಾತಿ ನೆನಪು ಬರುತ್ತೆ ಅಂದರೆ ಅವಳು ಭಿಕ್ಷುಕಿ ನಮಗೆ ಗೊತ್ತೇ ಇಲ್ಲ ಭಿಕ್ಷುಕಿ ಆದ್ರೆ ಏನಂತೆ ಅದೆಲ್ಲ ಅದೆಲ್ಲ ಮುಖ್ಯ ಪ್ರೀತಿಯಿಂದ ಕೊಟ್ಟಿದ್ದಾಳೆ ಈಗ ತಾನು ಊಟ ಮಾಡಿದ್ದೇನೆ ದೊಡ್ಡ ಮನುಷ್ಯಪ್ಪ ನಾ ಕೊಟ್ಟಿದ್ದ ಜಾತಕ್ಕೆ ಊಟ ಮಾಡ್ತೀಯ ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡ್ಬಿಡೋಳವಳು ಇಲ್ಲ ಇಲ್ಲ ಕೊಡು ಕೈ ತುಟ್ಟು ಕೊಡುತ್ತಾಯಿ ನಾ ಊಟ ಮಾಡಿದ್ದೆ ಮುದುಕಿ ಬೋಜಿ ಗೋಜಿ ಬಾಯಿ ಕೈ ಊಟ ಮಾಡಿದ್ದೇನೆ ಒಂದು ಅನ್ನವಾದದ್ದು ಶುಚಿಯುಕ್ತವಾದದ್ದು ಗುಣಯುಕ್ತ ಭಕ್ತಿಯಿಂದ ಕೊಡಲ್ಪಡುವುದು ಭಗವಂತನಿಗೆ ಪ್ರೀತಿಕರವಾದದ್ದು ಅದು ಶಾಸ್ತ್ರೋಕ್ತವಾಗಿ ಏನು ಮಾಡಿದ್ರೆ ದೇವರು ಸಾಲಿಗ್ರಾಮ ಮನೆಯಲ್ಲಿರಲಿ ಬಿಡಲಿ ಒಂದು ಫೋಟೋ ದೇವರು ತೋರಿಸಿ ಫೋಟೋನು ಇಲ್ಲದಿದ್ದರೆ ಕೃಷ್ಣ ನಿನಗರ್ಪಿತ ಎಂಬುದಾಗಿ ನಿಮ್ಮ ಹೃದಯ ಹೃದಯಪೂರ್ವಕವಾಗಿ ಕೊಟ್ಟರೆ ಎಲ್ಲಿದ್ರೂ ಆ ಕೈ ಬರುತ್ತೆ ತಗೊಳ್ಳುತ್ತೆ ತಾನು ಸ್ವೀಕಾರ ತಾನು ಭಗವಂತ ಅದನ್ನು ಊಟ ಮಾಡಿದ ಮಾರನೇ ದಿವಸ ಅರಮನೆಯಿಂದ ದೂತರು ಬಂದರು ನೀವು ಬರಬೇಕಂತೆ ಸಭೆಗೆ ಅಂತ ಕರೆದಿದ್ದಾರೆ ಬರ್ತೇನಪ್ಪ ಅಂದ ಕೃಷ್ಣ ಇದು ಆನ್ನಿಕ ಮಾಡ್ತಿದ್ದೇನೆ ಎಂದ ಸಂಧ್ಯಾವನ್ನು ಮುಗಿಸಿದ ಅಗ್ನಿಹೋತ್ರವನ್ನು ಮಾಡಿದ ಒಂದು ದಿವಸ ಬಿಡಲಿಲ್ಲ ದಾರಿಯಲ್ಲಿ ಪ್ರತಿನಿತ್ಯ ಸಹಸ್ರ ಗೋವುಗಳನ್ನು ದಾನ ಮಾಡ್ತಿದ್ದ ಅಷ್ಟು ದುಡ್ಡಿತ್ತು ಅವನ ಹತ್ರ ಅಲ್ಲೇ ಕೊಂಡ್ಕೊಳ್ಳೋದು ಅಲ್ಲೇ ದಾನ ಮಾಡಿಬಿಡುವುದು ಗೋದಾನವನ್ನು ಮಾಡಿ ಸಾತ್ವಿಕೆಯನ್ನು ಕರ್ಕೊಂಡು ಅರಮನೆಗೆ ಹೋಗಿದ್ದಾನೆ ಅಲ್ಲಿ ಹೋದರೆ ದುರ್ಯೋಧನ ಕೇಳಿದ ಇವತ್ತಾರು ನಮ್ಮನೇಲಿ ಊಟ ಮಾಡ್ಬೋದಲ್ಲ ನಿನ್ನೆ ಶೂದ್ರ ಮನೇಲಿ ಊಟ ಮಾಡಿದೆಯಲ್ಲ ಇನ್ನೊಂದು ಸಲ ಶೂದ್ರ ಅಂತ ಹೇಳಬೇಡ ಅಂದ ಕೃಷ್ಣ ಇವತ್ತು ನಮ್ಮನೇಲಿ ಊಟ ಮಾಡ್ಬೋದಲ್ಲ ನಿಮಂತ್ರಯದ್ ಭೋಜನೇನ ನಾಭ್ಯನಂದಚ್ಚ ಕೇಶವ ಇಲ್ಲ ಅಂದ ನೋಡೋಣ ಮಾಡೋಣ ಪಾರ್ಕಲಾಮಲ್ಲ ಇಲ್ಲ ನಿನ್ಮೇಲೆ ಊಟ ಮಾಡೋದಿಲ್ಲ ವ್ಯವಹಾರ ಅದು ಮೃದು ಪೂರ್ವಂ ಕರ್ಣ ಮಾಭಾಷ್ಯ ಕೌರವ ಕರ್ಣ ಕೇಳಿದ ನಮ್ಮನೆಗಾರು ಬರ್ಬೋದಲ್ಲ ಇಲ್ಲ ಒಂಬಿಟ್ಟಕ್ಕೂ ಬರಮಾಟೆ ನಿಮ್ಮನೆಗೂ ಬರೋದಿಲ್ಲ ನಾನು ಮೃದು ಪೂರ್ವಂ ಮಾತು ಮೃದುವಾಗಿದೆ ಶಠೋದರ್ಕಂ ತನ್ನ ಹಠ ಬಿಡ್ತಾ ಇಲ್ಲ ಆಗ ಹತ್ತಿರ ಬಂದು ಕೇಳಿದ ದುರ್ಯೋಧನ ಯಾತಕ್ಕೆ ಬೇಡ ಅಂತೀಯ ನನ್ನ ಮನೆ ಊಟವನ್ನು ಸಭೆ ಅದು ನನ್ನ ಮನೆ ಊಟ ಯಾತಕ್ಕೆ ಬೇಡ ಅಂತ ಹೇಳ್ತೀಯ ನೀನು ಉಪನೀತಾನಿ ನಿನಗೋಸ್ಕರ ಅಂತ ತರಿಸಿದ್ದೇನೆ ನೀನು ಬೆಣ್ಣೆ ಇಷ್ಟ ಚಕ್ಲಿ ಇಷ್ಟ ಮತ್ತೊಂದು ಇಷ್ಟ ಸಿಹಿ ಇಷ್ಟ ಚಿಕ್ಕ ವಯಸ್ಸಲ್ಲಿ ನಿಮ್ಮಮ್ಮ ಏನೇನು ಕೊಡಿಸಿದ್ಲೋ ಯಶೋದೆ ಅಂಥದೇ ಪದಾರ್ಥಗಳನ್ನು ತ್ವದರ್ಥಂ ಉಪನೀತಾನಿ ನಾಗ್ರಹಿಸ್ತಂ ಜನಾರ್ದನ ಅವನು ಸೂತ್ರ ಕೊಟ್ಟು ತಗೊಂಡಿದ್ದೀಯ ನನ್ನ ಮನೆಯದ ಊಟ ಮಾಡಲಿಲ್ಲ ತ್ವಮ್ಮಿ ಗೋವಿಂದ ಧರ್ಮಾರ್ಥವು ತತ್ವೇನ ಸರ್ವಶಃ ಹೇ ಗೋವಿಂದ ದುರ್ಯೋಧನ ಬಂತಿ ಮಾತು ತತ್ವಾರ್ಥ ತಿಳಿದವನು ನಾ ಅನ್ನ ಕೊಟ್ಟರೆ ಬೇಡ ನಿರಾಕರಣೆ ಮಾಡ್ತೀಯಲ್ಲ ಮಾಡಬಹುದೇ ಅಂತ ಕೇಳಿದ್ರೆ ಅದಕ್ಕೆ ಕೃಷ್ಣ ಹೇಳಿದ ಕೃತಾರ್ಥ ಭುಂಜತೆ ದೂತಾ ಪೂಜಾಂ ಗೃಹಂತಿ ಚೈವಹಿ ವ್ಯವಹಾರದ ಮಾತನಾಡಿದ ಮೊದಲು ದೂತರು ಯಾವಾಗಲೂ ಬಂದ ಕೆಲಸ ಆದ ಮೇಲೆ ಊಟ ಮಾಡ್ತಾರೆ ಹೊರತು ಮೊದಲು ಊಟ ಮಾಡೋದಿಲ್ಲ ಅಂದ ಮೊದಲು ಊಟ ಮಾಡಿದರೆ ಅವ್ರು ಲಂಚ ಕೊಟ್ಟರು ಅದಕ್ಕೆ ಅವ್ರ ಕಡೆ ತೀರ್ಮಾನ ಕೊಟ್ಟಿದ್ದಾರೆ ಎಂದು ಬಿಡ್ತಾರೆ ನೋಡಿ ವ್ಯವಹಾರ ಕೆಟ್ಟ ಹೋಗುತ್ತೆ ಮದುವೆಯಲ್ಲೂ ಹಾಗೆಯೇ ಈ ಹೆಣ್ಣು ಗಂಡು ತಂದೆ ತಾಯಿ ಕಡೆಯವರು ಹೋಗಿ ವ್ಯವಹಾರ ಮಾಡ್ತಾರೆ ಕೊಡೋದು ತಗೊಳ್ಳೋದಿರುವಾಗ ಊಟ ಮಾಡೋದಿದ್ರೆ ನಿಶ್ಚಯ ಆದ ಮೇಲೆ ಊಟ ಮಾಡಬೇಕೇ ಹೊರತು ಅದಕ್ಕೆ ಮೊದಲೇ ಊಟ ಮಾಡಿದರೆ ಆ ಮದುವೆ ನಿಂತು ಹೋಗ್ತದೆ ಅಂತ ಒಂದು ನಂಬಿಕೆ ಬಂದುಬಿಟ್ಟಿದೆ ತೆಂಗಿನಕಾಯಿ ಕೊಡೋದಾಗಲಿ ಮಾಡೋದಾಗಲಿ ಮಾಡೋದಿಲ್ಲ ಎಲ್ಲೋ ಬೇರೆಯವ್ರ ಮನೇಲಿ ಇಳ್ಕೊಳ್ತಾರೆ ಇಲ್ಲಿ ಬರ್ತಾರೆ ಮಾತುಕತೆ ಆಗ್ತದೆ ಹೊರತು ಕೃಷ್ಣ ಹೇಳಿದ ಪಾಂಡವರ ರಾಜ್ಯ ಕೊಡ್ತೇನೆ ಅಂತ ಹೇಳು ಈಗಲೇ ನಿನ್ನ ಮನೆ ಊಟ ಮಾಡ್ತೇನೆ ನಾನೇನು ಬೇಡ ಅಂತೇನೆ ಇಲ್ಲ ನನಗೆ ಬೇಕಾದ್ದು ಪಾಂಡವರನ್ನು ಚೆನ್ನಾಗಿ ನೋಡ್ಕೋ ಅದನ್ನು ಮಾಡಿ ಅದು ಬಿಟ್ಟು ನನಗೆ ಎಷ್ಟು ಅನ್ನ ಹಾಕಿದ್ರೆ ಪ್ರಯೋಜನ ಅಂತ ನಾವು ಅಣ್ಣನ ಮೇಲೆ ತಮ್ಮನ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕಿ ಕೃಷ್ಣ ಜಯಂತಿ ಅದ್ದೂರಿಯಿಂದ ಮಾಡಿದ್ರೆ ಏನು ಬಂತು ನಿಮಗೆ ಅದು ಪ್ರೀತಿಯಿಂದ ಇರಬೇಕು ಎಲ್ಲಿ ಪ್ರೀತಿ ತೋರಿಸ್ಬೇಕಲ್ಲಿ ಪ್ರೀತಿ ತೋರಿಸಿ ದೇವರು ತೃಪ್ತಿ ಆಗುತ್ತೆ ಕೃಷ್ಣ ಜಯಂತಿ ಇವರಿಗೆ ಸಾರು ಬಡಿಸಿದ್ರು ನಡೆಯುತ್ತೆ ಪ್ರೀತಿ ತೋರಿಸ್ಬೇಕು ಅವನು ಭಕ್ತರಿಗೆ ಪ್ರೀತಿಯನ್ನು ತೋರಿಸಿ ಕೃತಾರ್ಥಾಹ ಭುಂಜತೆ ದೂತ ಪೂಜಾಂ ಗೃಹಂತಿ ಚೈವತ ಕೃತಾರ್ಥ ಮಾಂ ಸಹಾಮಾತ್ಯಂ ಸಮರ್ಚಿಷ್ಯಸಿ ಭಾರತ ನನಗೆ ಬಂದ ಕೆಲಸವನ್ನು ಸಾರ್ಥಕ ಮಾಡಿಕೊಡು ಊಟ ಮಾಡ್ತೇನೆ ನಾವಂತೂ ಸಾಕಷ್ಟು ನೀನು ತೃಪ್ತಿಪಡಿಸೋಕೆ ನೋಡ್ತೇವೆ ಏನು ಮಾಡಿದ್ರು ನೀನು ತೃಪ್ತಿ ಪಡೋದಿಲ್ಲ ಅಂತ ದುರ್ಯೋಧನ ಆಕ್ಷೇಪ we have tried our best please you but you are not please ಎಂಥ ಆಕ್ಷೇಪ ಇದು ಕೃಷ್ಣ ಹೇಳಿದ when have you tried to please mean the बरी धूप दीप अक्षते आरति माबिट्रोय्तनीय स्वन्त सोदर विष हाक मने बैंक हाक सुडो प्रयत्न ना देवर पूजे माता देव पूजे इव आ पांडव सर नोडको मु नाहं कामात् महावाक्य न सम्भ्रम्भात् न द्वेषात् न अर्थकारणात् न हेतुवादा लोभाद्वा धर्मं जह्यां कथञ्चनाः ದುರ್ಯೋಧನ ಇದರಲ್ಲೆಲ್ಲ ಶಾಸ್ತ್ರಾರ್ಥ ಇದೆ ನಿನ್ನ ತಲೆ ಭತ್ತ ಇಲ್ಲ ಕತ್ತೆ ನೀನು ನಾನು ನನಗಿಷ್ಟ ಬಂತು ಅಂತ ಕಾಮದಿಂದಲೋ ಅಥವಾ ನಿನ್ನ ಮೇಲೆ ದ್ವೇಷದಿಂದಲೋ ಸಂಭ್ರಂಭಾತ್ ನನಗೆ ತಲೆ ಕನ್ಫ್ಯೂಸ್ ಆಗಿದೆ ಅಂತಲೋ ನಾನು ಹೇತುವಾದ ಆತ ಹೇಳಿದುಕೊಂಡು ಪ್ರತಿ ಹೇಳಬೇಕು ಅನ್ನೋ ದುರ್ಬುದ್ಧಿಯಿಂದಲೋ ಧರ್ಮವನ್ನೆಂದೂ ಬಿಡುವುದಿಲ್ಲ ನಾನು ಇದರಲ್ಲೆಲ್ಲ ಧರ್ಮ ಇದೆ ನಿನ್ನ ಮನೆ ಊಟ ಇರೋದು ಒಂದು ಪ್ರಮಾದವಾದ ಕಾರಣವಿದೆ ಇದು ಶಾಸ್ತ್ರಜ್ಞಾಪಕ ಜ್ಞಾಪಕ ಇಟ್ಕೊಳ್ಳಿ ವಾಕ್ಯ ಎರಡು ಸೆಂಟೆನ್ಸ್ ಇದು ಅನ್ನ ಊಟ ಮಾಡುವುದು ಯಾವಾಗ ಯಾರ ಕೈಲಿ ಊಟ ಮಾಡಬೇಕು ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಮೊದಲನೇದು ಅತ್ಯಂತ ಪ್ರೀತಿಯಿಂದ ಯಾರಾದರೂ ಅನ್ನವನ್ನು ಕೊಟ್ಟರೆ ನಿರಾಕರಿಸಬಾರದು ಯಾವ ಯಾವ ಜಾತಿಯನ್ನು ಬೇಕಾದರೆ ಇರಲಿ ಪ್ರೀತಿಯಿಂದ ಕೊಟ್ಟದ್ದನ್ನು ನಿರಾಕರಿಸಬಾರದು ನಿಮ್ಗೆ ಊಟ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಬಟ್ಟೆಯಲ್ಲಿ ಗಂಟು ಕಟ್ಕೊಂಡು ತೊಗೊಂಡು ಬನ್ನಿ ನಿಮ್ಗೆ ಬೇಕಾದವರು ಕೊಡಿ ಮತ್ತೊಂದು ಮಾಡಿ ಅವ್ರ ಮುಖದಲ್ಲಿ ಬಡಿದ ಹಾಗೆ ಬೇಡ ಊಟ ಮಾಡೋದ್ರಲ್ಲಿ ನಿರಾಕರಣೆ ಮಾಡಬಾರದು ಪ್ರೀತಿಯಿಂದ ಕೊಟ್ಟದ್ದು ನಿರಾಕರಣೆ ಮಾಡಿ ನರ್ಕಕ್ಕೆ ಹೋಗ್ತಾರೆ ಅಥವಾ ಎರಡನೇದು ನ ಚೈವ ಆಪದ್ಗತಾವಯಂ ಆಪ ಆಪತ್ಕಾಲವಾಗಿದ್ರೂ ಪರವಾಗಿಲ್ಲ ಎಲ್ಲಿ ಬೇಕಾದ್ರೂ ಊಟ ಮಾಡಬಹುದು ನಿನ್ನ ಮನೇಲಿ ಊಟ ಮಾಡಬೇಕಾದ್ರೆ ದುರ್ಯೋಧನ ಇಲ್ಲ ನೀವು ಪ್ರೀತಿಯಿಂದ ಕೊಡಬೇಕು ಇಲ್ಲ ನನಗೆ ಆಪತ್ತಾದರೂ ಬಂದಿರಬೇಕು ಈಗ ನೋಡಯ್ಯ ನಾನು ಆಪತ್ತಲಲ್ಲಿಲ್ಲ ನೀವು ಪ್ರೀತಿಯಿಂದ ಕೊಡ್ತಾ ಇಲ್ಲ ನಿನ್ನ ಮನೇಲಿ ಹಾಗಯ್ಯ ಊಟ ಮಾಡುವುದು ಹಾಕಿದ ಅವನನ್ನ ನಚ ಸಂಪ ನಚ ಸಂಪ್ರಿಯ ಸೇರಾಜನ್ ವಯಂ ನಾನು ಪ್ರೀತಿಯಿಂದ ಜಾತ ಕೊಡಲಿಲ್ಲ ಅಂತ ಹೇಳ್ತೀಯೆ ಅಂತ ಕೇಳುವುದಾದ್ರೆ ಅಕಸ್ಮಾತ್ ದ್ವೇಷ್ಯ ವೈರಾಜನ್ ಜನ್ಮ ಪ್ರಭೃತಿ ಪಾಂಡವ ನೀನು ಹುಟ್ಟಿದಾಗಲಿಂದ ಪಾಂಡವರು ಹುಟ್ಟಿದಾಗಲಿಂದ ನಿಷ್ಕಾರಣವಾಗಿ ಆ ಮಹಾತ್ಮನನ್ನು ದ್ವೇಷ ಮಾಡ್ತಾ ಇದ್ದೀಯ ನೀನು ನಾನು ಅವರನ್ನು ದ್ವೇಷ ಮಾಡಿದ್ರೆ ನನಗೇನು ಗಂಟು ಹೋಯ್ತು ಅಂತ ಹೇಳಿದ್ರೆ ಮಮ ಪ್ರಾಣ ಹಿ ಪಾಂಡವಾಹ ನನ್ನ ಪ್ರಾಣಗಳು ಕಾಣೋವರು ಇದನ್ನು ಹೇಳುವಾಗ ನಮ್ಮ ನಮಗೆ ಹೀಗಾದ್ರೆ ಕೃಷ್ಣನ ಹೇಗೆ ಆಗಿರ್ಬೇಕು ನೋಡ್ಕೊಳ್ಳಿ ನೀ ದ್ವೇಷ ಮಾಡ್ತಿರೋದು ನನ್ನನ್ನು ಕಾಣೋ ಪಾಂಡವರನ್ನಲ್ಲ ಪಾಂಡವರಂದ್ರೆ ಯಾರು ನನ್ನ ಪಂಚಪ್ರಾಣಗಳು ಅವರನ್ನು ದ್ವೇಷ ಮಾಡಿ ಅಂದ್ರೆ ನನ್ನನ್ನು ದ್ವೇಷ ಮಾಡಿ ಊಟ ಮಾಡು ಮಾಡು ಸಿಡುಕಿನಿಂದ ಉಪವಾಸ ಇರ್ತೀರಿ ಬೆಳಗಿಂದ ಕೃಷ್ಣ ಜಯಂತಿ ಬಂತು ರಾತ್ರಿ ಹನ್ನೆರಡು ಗಂಟೆ ಚಂದ್ರಾರ್ಘ್ಯ ಏನು ಬೇಕಾದ ಭಕ್ಷ್ಯ ಭೋಜ ಮಾಡಿ ಯಾವತ್ತು ಕೃಷ್ಣ ಜಯಂತಿ ಯಾತಕಾರ ಬರುತ್ತೀಯೋ ಹನ್ನೆರಡು ಗಂಟೆ ನಾವು ಊಟ ಮಾಡೋ ಹಾಗಿಲ್ಲ ಮಕ್ಕಳು ತಿನ್ನೋ ಆಗಿಲ್ಲ ತಗೋ ಚಕ್ಲಿ ಇಟ್ಟಿದ್ದಾರೆ ಬುಚ್ಚ ಸಿಡುಕಿನಿಂದ ಅರ್ಘ್ಯಂ ಪ್ರಜಾ ಅರ್ಘ್ಯಂ ಆಜ್ಞೆ ಹಾಸಿಮಿ ಕೃಷ್ಣ ಅಯ್ಯೋ ಅಂಡ ಪ್ರಸಾದ ಮಾಡ ಬೇಡ ಯಾತಕ್ಕೆ ಬೇಡ ಪಕ್ಕದ ಮನೆಯಲ್ಲಿ ಅವರು ಬಡವರು ಒಡೆಯೋದಕ್ಕೆ ತೆಂಗಿನಕಾಯಿ ಇಲ್ಲದೆ ಪಕ್ಕದ ಮನೆಯವರು ಪೂಜೆ ಮಾಡಲಿಲ್ಲ ಅಂತ ಏನು ತಿಳ್ಕೊಳ್ತಾರೆ ಅಂತ ಬರೀ ತೆಂಗಿನ ಚಿಪ್ಪನ್ನು ಹೊಡಿತಾರಲ್ಲ ನಮ್ಮ ಅಕ್ಕ ಮಾಡ್ತಿದ್ಲು ಚಿಕ್ಕ ವಯಸ್ಸಲ್ಲಿ ಏನು ಬಡತನ ನಮ್ಮ ತಂದೆಯವರಿಗೆ ಅಕ್ಕಪಕ್ಕದ ಮನೆಯವರು ಇವ್ರ ಮನೆಯಲ್ಲಿ ಕೃಷ್ಣ ಜಯಂತಿ ಮಾಡಿಲ್ಲ ಅಂತ ಏನು ತಿಳ್ಕೊ ಇವತ್ತು ತೊಂಬತ್ನಾಲ್ಕು ವರ್ಷ ಮುಜುಕಿ ಪಾಪ ಅರಳುಮರಳಾಗಿದ್ದಾಳೆ ರಾತ್ರಿ ಏನು ಪೂಜೆ ಮಾಡಬೇಕು ಹಸಿಕೊಂಡು ಮಲಗ್ತಿದ್ರು ನಮ್ಮ ತಂದೆ ತಾಯಿ ನಾ ಹುಟ್ಟುವುದಕ್ಕೆ ಮುಂಚೆ ನಡೆದಿದ್ದ ಕಥೆ ಅಕ್ಕ ಹೇಳ್ತಿದ್ವಿ ಮಾತನ್ನ ಅವರು ತೆಂಗಿನಕಾಯಿ ಹೊಡೆದ್ರೆ ಅದೇ ಹೊತ್ತಿಗೆ ಆ ಒಡಗಿದ ತೆಂಗಿನಕಾಯಿ ಚಿಪ್ ಇರುತ್ತಲ್ಲ ಅದನ್ನ ತಗೊಂಬಂದು ಜಜ್ಜಿ ಇವರು ತೆಂಗಿನಕಾಯಿ ಹೊಡೆದಿದ್ದಾರೆ ಇವರು ಪೂಜೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಅಂತ ಮಾಡುವಂತಹ ಕಾಲ ಅದು ಆ ತೆಂಗಿನಕಾಯಿ ಚಿಪ್ಪಿಗೆ ತೃಪ್ತಿ ಪಡ್ತಾನೆ ಕೃಷ್ಣ ಶಬ್ದಕ್ಕೆ ತೃಪ್ತಿ ಪಡ್ತಾನೆ ಕೊಟ್ಟದ್ದು ಪದಾರ್ಥಕ್ಕೋಸ್ಕರವಾಗಿ ಅಲ್ಲ ಅಕಸ್ಮಾತ್ ಶೈವ ಪಾರ್ಥಾನಾಂ ದ್ವೇಷನನ್ನೋಪಬದ್ಧತೆ ವ್ಯಸ್ತಾನ್ ದ್ವೇಷಿ ಸಮಾನ್ ದ್ವೇಷಿ ದ್ವೇಷ ಮಾಡಿದ್ರು ನನ್ನ ದ್ವೇಷ ಮಾಡಿದಾಗೆ ಯಸ್ತಾನನು ಸಮಾಮನು ಅವ್ರಿಗೆ ಅನುಕೂಲವಾಗಿದ್ದು ಅನುಕೂಲ ಇದ್ದಾಗೆ ವೈಕಾತ್ಯಮ್ಮ ಗತಂ ವಿಧಿ ಪಾಂಡವೈ ಧರ್ಮಚಾರಿಭಿ ನಿಷ್ಕಾರಣವಲ್ಲ ಅವರು ಧರ್ಮದಲ್ಲಿದ್ದಾರೆ ನಾನು ಅವರ ಕಡೆ ಇದ್ದೇನೆ ಕಾಮಕ್ರೋಧಾನುವರ್ತಿ ಯೋ ಮೋಹಾತಿ ವಿರುರುಸತಿ ಗುಣವಂತಂ ಹಿಯೋ ದ್ವೇಷಿ ಗುಣವಂತರನ್ನು ದ್ವೇಷ ಮಾಡಿದರೆ ಲೋಕದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ನಿನಗೆ ದುರ್ಯೋಧನ ಎಂಬುದಾಗಿ ನಿನ್ನ ಮನೇಲಿ ಊಟ ಮಾಡೋದಿಲ್ಲ ಆಯಿತು ಎರಡನೇ ದಿವಸವೂ ಹೀಗೆ ಮಾತುಕತೆ ಪ್ರದುಮರಿಸ್ ಕೂಡ ಆಗಲಿಲ್ಲ ಕಳೆದು ಹೋಯಿತು ಮೂರನೇ ದಿವಸ ಕೃಷ್ಣನಿಗೆ ಮಧುಬರ್ಕ ಮಾಡಿದ್ದಾರೆ ಗೋದಾನ ಮಾಡಿದ್ದಾರೆ ಅದು ಒಂದೊಂದು ದಿವಸ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಐದು ದಿವಸ ಸ್ಟೇಟ್ ವಿಸಿಟ್ ಇದು ಆ ಮೂರನೇ ದಿವಸ ಸಾಯಂಕಾಲವಾಯಿತು ಏನೂ ಮಾತುಕತೆ ನಡೆದಿಲ್ಲ ಎಲ್ಲಿಂದ ಯಾರು ಶುರು ಮಾಡಬೇಕು ಕೃಷ್ಣ ಶುರು ಮಾಡಬೇಕು ದುರ್ಯೋಧನ ಶುರು ಮಾಡಬೇಕು ಆಗ ವಿದುರ ಹೇಳಿದ ರಾತ್ರಿ ಮಲ್ಕೊಂಡು ಕೃಷ್ಣನ ಮಂಚದಲ್ಲಿ ಮಲಸಿ ತಾನು ಕೆಳಗಡೆ ಒಂದು ಚಾಪೆ ಹಾಕೊಂಡು ಮಲಗಿದ್ದಾನೆ ವಿಜರ ಕೃಷ್ಣ ನೀ ಬಂದಿದ್ದು ಸರಿ ಇಲ್ಲ ಅಂತ ನೀವು ಬರಬಾರ್ದಾಗಿತ್ತು ಈ ಊರಿಗೆ ಇಲ್ಲೇನೇನೋ ಅನರ್ಥ ಕಾಯ್ಕೊಂಡಿದೆ ಅಂತ ಕಾಣುತ್ತೆ ನಾನು ಹೇಗೆ ಸಹಿಸಲಿ ನಾನು ಇವರು ಮಂತ್ರಿ ಒಳಗಿಂದ ಹೇಳ್ಕೊಡೋ ಹಾಗಿಲ್ಲ ಯತ್ರ ಸೂಕ್ತಂ ದುರುಕ್ತಂ ವಾ ಸಮಂ ಸ್ಯಾತ್ ಮಧುರೆ ಸಮಂ ಸ್ಯಾತ್ ಮಧುಸೂದನ ಸೂಕ್ತಂ ದುರುಕ್ತಂ ಒಳ್ಳೆಯದನ್ನು ಹೇಳಿದರು ಕೆಟ್ಟದ್ದನ್ನು ಹೇಳಿದರು ವ್ಯತ್ಯಾಸ ಗೊತ್ತಿಲ್ಲದೆ ಇರುವ ಸಭೆಯಲ್ಲಿ ನೀ ಬಂದಿದ್ದು ಹೇಗಿದೆ ಅಂದರೆ ಬಜರೆ ಶಿವ ಗಾಯಕ ಕಿವುಡರೆ ತುಂಬಿದ ಸಭೆಯಲ್ಲಿ ಭೀಮಸೇನ್ ಜೋಶಿ ಕರೆಸಿದ ಹಾಗೆ ಭಜರೆ ಶಿವ ನೀನು ಅಮೃತದಂತಹ ಮಾತನ್ನಾಡ್ತೀಯೇ ತಲೆ ಆಡಿಸ್ತಾರೆ ಗೊತ್ತಾಗೋದಿಲ್ಲ ನೀ ಕೆಟ್ಟದ್ದನ್ನೇ ಆಡಿದ್ರೆ ಅದಕ್ಕೂ ಹೂ ಅಂತಾರೆ this sabha is dominated by Karna and Shakuni ಅವ್ರು ಹೇಳಿದ್ದೇ ಮಾತು ಅವ್ರು ಹೇಳಿದ್ದೇ ವಿಷಯ ಅದು ನೀವು ಬರಬಾರ್ದಾಗಿತ್ತು ಆಗ ಕೃಷ್ಣ ಹೇಳ್ದ ನಾ ಬಂದಿರೋದು ಬೇರೆ ಕೆಲಸ ಇವ್ರು ನನ್ನ ಮಾತು ಕೇಳಿ ಬರಲಿಲ್ಲ ಐದು ಕಾರಣ ಕೊಡ್ತಾನೆ ಕೃಷ್ಣ ಪರ್ಯಸ್ತಾಂ ಪೃಥಿವೀಂ ಸರ್ವಾಂ ಸಾಶ್ವಾಂ ಕುಂಜರಾಂ ಯೋ ಮೋಚಯೇತ್ ಮೃತ್ಯುಪಾಶಾತೆ ಪ್ರಾಪ್ನಯ ಧರ್ಮಮುತ್ತಮಂ ಇದು ಅನೇಕರಿಗೆ ಗೊತ್ತೇ ಇಲ್ಲ ಮೂಲ ಭಾರತ ಓದೋ ಪದ್ಧತಿಯೇ ಹೋಗಿಬಿಟ್ಟಿದೆ ನಮ್ಮಲ್ಲಿ ಮೊದಲನೆಯದು ವಿದುರ ಈ ಯುದ್ಧದಲ್ಲಿ ಎರಡೂ ಕಡೆ ಈಗಾಗಲೇ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಅಂತ ನೀನು ನಾನು ಕೇಳಿದ್ದೇವೆ ಹೌದು ಪ್ರಭು ಎಷ್ಟು ಕುದುರೆ ಇದೆ ಗೊತ್ತೇನೋ ಲೆಕ್ಕ ಎಷ್ಟು ಆನೆ ಇದೆ ಗೊತ್ತೇನೋ ಇಷ್ಟೊಂದು ಆನೆ ಕುದುರೆಗಳು ಏನೂ ತಪ್ಪು ಮಾಡದೆ ಯಾರ ಮಾತು ಗೊತ್ತಿಲ್ಲದೆ ನಿರಾ ನಿಷ್ಕಾರಣವಾಗಿ ಸಾಯ್ತವೆ ಅಂತಂದ್ರೆ ಅವುಗಳನ್ನು ತಪ್ಪಿಸೋದು ನನ್ನ ಕರ್ತವ್ಯ ಅಲ್ಲವೇ ಪ್ರಾಣಿ ವಧೆ ತಪ್ಪಿಸೋದು ಕರ್ತವ್ಯ ಅಲ್ಲವೇ ಆಕಿ ಚಪ್ಪಾಳೆ ಹಾಕಬೇಕು ಈ ಮಾತಿಗೆ ಕೃಷ್ಣ ಮಾತು ಎಂಥ ಮಾತಿದು ಆ ಪ್ರಾಣಿಗಳ ಮೇಲೆ ಪ್ರೀತಿ ಅವನಿಗೆ ಆನೆ ಪಳಗಿಸಿದವನು ಕುದುರೆ ಪಳಗಿಸಿದವನು ನೆಕ್ಕೋಕ್ ಬಂದರೆ ಗೋವುಗಳು ಈಗ ಬೇಡ ಅಂತನವನು ದ್ರೋಣ ಪರ್ವದಲ್ಲಿ ತುಂಬ ದಣಿದಿದ್ದ ಕುದುರೆಗಳಿಗೆ ಅವ್ರ ಬಾಯಲ್ಲಿ ಹೇಳ್ಕೊಳ್ಳಿಲ್ಲ ಮೈಯೆಲ್ಲ ಮುಳ್ಳು ಬಾಣ ಹೊಕ್ಕದೆ ಅರ್ಜುನನಿಗೆ ಹೇಳಿದ ನೀ ಸ್ವಲ್ಪ ಇವ್ರನ್ನ ಎಂಗೇಜ್ ಮಾಡು ಸಂಕ್ಷಪ್ತಕರನ್ನು ರೆಸ್ಟ್ ಕೊಡ್ತೇನೆ ಕುದುರೆಗಳಿಗೆ ಬಾಣದ ಮುಚ್ಚಳವನ್ನು ಮಾಡಿ ಒಂದು ಮಾಯ ನಿರ್ಮಾಣ ಮಾಡಲಾಗಿ ಆ ಕುದುರೆಗಳನ್ನು ಬಿಚ್ಚಿ ಅವುಗಳನ್ನೆಲ್ಲ ಮುಳ್ಳಿದ್ದೆಲ್ಲ ತೆಗೆದು ಔಷಧಿ ಎಲ್ಲ ಇಟ್ಕೊಂಡಿದ್ದೆಲ್ಲ ಮೈಗೆಲ್ಲ ನೇವರಿಸಿ ಆ ಕುದುರೆಗಳ ಮೈಯೆಲ್ಲ ತಡವಿದರೆ ಕುದುರೆಗಳು ಕೃಷ್ಣನ ಮೈ ನೆಕ್ಕುವುದಕ್ಕೆ ಬಂದವು ಈಗ ಬೇಡ ಆಮೇಲಾಗಲಿ ಅಂತ ಅವುಗಳನ್ನು ಸಮಾಧಾನ ಮಾಡ್ತಾನೆ ಪ್ರಭು ಈ ಇವತ್ತು ನಮ್ಮ ಮಿತ್ರರು ಇಲ್ಲಿ ರಾಜು ಅವರು ಇರಬೇಕಾಗಿತ್ತು ಕೃಷ್ಣನ ಪ್ರೀತಿ ಬೆಳಗ್ಗೆ ಬಂದಿದ್ರು ನಮ್ಮ ಮನೆಗೆ ಎಕಾಲಜಿ ಮಾತನಾಡ್ತೇವೆ ಪ್ರಾಣಿ ಪಶು ಪಕ್ಷಿಗಳಲ್ಲಿ ಕೂಡ ಕೃಷ್ಣನಿಗೆ ಪ್ರೀತಿ ದನ ಮೇಯಿಸ್ತವನಲ್ವೇ ನೋಡಿ ಇಷ್ಟೊಂದು ಪ್ರಾಣಿಗಳು ಯಾರದೋ ತಪ್ಪಿಗೆ ಸಾಯೋದಂದ್ರೆ ಏನೋ ವಿದುರ ಇನ್ನು ಒಂದು ಇದು ಹದಿನೆಂಟು ಅಕ್ಷೋಹಿಣಿ ಸಾಯೋರೆಲ್ಲ ಮುದುಕರಲ್ಲ ಯುವಕರು ಚಿಕ್ಕ ವಯಸ್ಸಿನ ಹುಡುಗರು ಜವಾನ್ ಅಂತ ಹೇಳ್ತೀರಿ ಅವರ್ ಬಾಯ್ಸ್ ಅಂತಾರೆ ಮಿಲಿಟರಿ ಸೋಲ್ಜರ್ಸ್ ಅನ್ನ our boys will do it ಹುಡುಗರು ಇಪ್ಪತ್ತು ಇಪ್ಪತ್ತೈದು ವರ್ಷ ಹುಡುಗರು ಯುವಕರು ಇವರೆಲ್ಲ ಸಾಯುವುದು ಖಂಡಿತ ಕಾಣುವುದರ ಇವರೆಲ್ಲ ಸತ್ತರೆ ಎಷ್ಟೊಂದು ತಾಯಂದರು ಗೋಳಾಡ್ತಾರೆಯೋ ಅವರೆಲ್ಲರ ಮಡದಿಯರು ವಿಧುವೆಯರಾದರೆ ಅವರೆಲ್ಲ ಗೋಳಾಡ್ತಾರೆಯೋ ಅವರು ಕಣ್ಣೀರು ಒರೆಸೋದು ಕೋತು ಬಂದಿದ್ದೇನಪ್ಪ ನಾನು ಮೊದಲನೇದು ಎರಡನೇದು ಸೋಹಂ ವ್ಯತಿಷ ಎರಡನೇ ಕಾರಣ ಹೇಳ್ತಾನೆ ಸೋಹಂ ವ್ಯತಿಷ್ಯೇ ಪ್ರಶಮಂ ಕ್ಷತ್ತ ಕರ್ತು ಅಮಾಯಯ ಕುಟಿಲ ಬುದ್ಧಿಯಿಂದ ಬರಲಿಲ್ಲ ಅಮಾಯಯ ಪ್ರಾಂಜಲ ಬುದ್ಧಿಯಿಂದಲೇ ಬಂದಿದ್ದೇನೆ ತಪ್ಪಿಸಬೇಕು ಅಂತ ಸೇಯಂ ಆಪನ್ ಮಹಾಘೋರ ಕುರುಷ್ವೇವ ಸಮುಚಿತ ಕರ್ಣ ದುರ್ಯೋಧನ ಕೃತ ಇದು ಇಬ್ಬರಿಂದ ಏರ್ಪಟ್ಟದ್ದು ಯುದ್ಧ for two people sake why should you world I ಯುದ್ಧ ನಿಶ್ಚಯ ಮಾಡಿದವನು ಕಾರಣ ದುರ್ಯೋಧನ ಶಕುನಿದೇನಿದ್ರು ಜೂಜಾಟದ ಪಾರ್ಟಿ ಹೊರತು ಅವನೇನು ಕತ್ತಿ ಎಡಗೈ ಬಲಗೈ ಹಿಡಿಯೋದು ಗೊತ್ತಿಲ್ಲ ಅವನಿಗೆ ನರಿ ಕೊಂದಾಕೊಳ್ತಾನೆ ಸಹದೇವ ಅವನನ್ನ ಓಡಿಸ್ಕೊಂಡು ಹೋಗಿ ಗಟ್ಟಿಸ್ಕೊಂಡು ಹೋಗಿ ಚೀಮಾರಿ ಮಾಡಿಕೊಳ್ತಾನೆ ಅವನನ್ನ ಯುದ್ಧ ಮಾಡೋಕೆ ಬರದೇರೋ ಹೇಳಿ ನಿಶ್ಚಯ ಮಾಡಿದ್ದಾರು ಕರ್ಣ ದುರ್ಯೋಧನರು ಇವರೊಬ್ಬರ ಸಲುವಾಗಿ ಲೋಕ ಹಾಳಾಗಬೇಕು ಮೂರನೇ ಜಾತಕ್ಕೆ ಬಂದಿದ್ದೇನೆ ಅಂತ ಕೇಳಿದ್ರೆ ಜ್ಞಾತೀನಾಂ ಹಿ ಮಿಥೋ ಭೇದೆ ನ ಅಭಿಪದ್ಯತೆ ಇದು ಡಿಪ್ಲೊಮಸಿ ಜ್ಞಾತಿಗಳಲ್ಲಿ ದಾಯಾದ್ರಲ್ಲಿ ಜಗಳ ಉಂಟಾದರೆ ಸಂತೋಷ ಪಡುವವರು ಈ ಕಡೆ ಆ ಕಡೆ ಇರುವ ಸಮಯ ಸಾಧಕರೇ ಹೊರತು ಜ್ಞಾತಿಗಳ ವಂಶ ಹಾಳಾಗ್ತದೆ ಯಾವನೋ ಶಲ್ಯನಿಗೆ ಭೂರಿಶ್ರವನಿಗೆ ಯಾವನೋ ಅಶ್ವತ್ಥಾಮನಿಗೆ ಸಂಬಂಧವಿಲ್ಲದೆ ಇದ್ದ ದ್ರೋಣನಿಗೆ ಏನೋ ಲಾಭ ಅದು ಯುದ್ಧ ಯಾತಕ್ಕೆ ಮಾಡಿಸ್ಬೇಕು ನಾವಿಲ್ಲಿ ಜ್ಞಾತಿಗಳು ಬೆಂಕಿಯಲ್ಲಿದೆ ಬೆಂಕಿ ಆರಿಸಬೇಕು ನಾಲ್ಕನೇ ಕಾರಣ ನಮಾಂಬ್ರೋಯೋ ಅಧರ್ಮಿಷ್ಟಾ ಮೂಢಾ ಅಸುಹೃದಸ್ತಥ ಶಕ್ತೋ ನಾವಾರಯ ಕೃಷ್ಣ ಸಮೃದ್ಧಾನ್ ಕುರು ಪಾಂಡವಾನ್ ಮೂಢರು ಸ್ನೇಹವಿಲ್ಲದವರು ಪ್ರೀತಿಯಿಲ್ಲದೆ ಇದ್ದವರು ಅಜ್ಞಾನಿಗಳು ಶಕ್ತನಾಗಿದ್ದರು ಕೃಷ್ಣ ಯುದ್ಧ ತಡೆಯಲಿಲ್ಲ ಅಂತ ನನ್ನ ಮೇಲೆ ಚಾಡಿ ಹೇಳಿರಬಾರದು ಆಗಲೇ ಹೇಳಿದ ಮಾತು ಮತ್ತೆ ಹೇಳ್ತಾನೆ ಐದನೇದು ಯುದ್ಧ ತಡೆದ್ರೆ ನನಗೂ ಸ್ವಲ್ಪ ಪುಣ್ಯ ಬರಲಿ ಜಗದೀಶ್ವರನ ಪುಣ್ಯ ಬರಬೇಕಂತೆ ಆಮೇಲೆ ಹೇಳ್ತಾನೆ ನನಗೆ ಇವರನ್ನ ನನ್ನ ಕಣ್ಣು ದೃಷ್ಟಿಯಿಂದ ಅಳಿಸುವುದೇನು ಕಷ್ಟವಾದದ್ದಲ್ಲ ಆದರೆ ಲೋಕಕ್ಕೆ ನೀತಿ ತಿಳಿಯಿರಿ ಧರ್ಮವೆಂಬುದು ಎಲ್ಲ ದೇವರ ಸೃಷ್ಟಿ ಮಾಡಿದ ದೇವರ ಆಡಿಸ್ತಾ ಅಂದ್ರೆ ಪ್ರಳಯ ಕಾಲದ ದೇವರ ಮಗಳ ಹಾಡೋರು ಯಾರು ಅದು ಪ್ರಳಯ ಕಾಲವಲ್ಲ ಮನುಷ್ಯರ ಅವಿವೇಕಕ್ಕೆ ಒಂದು ಬ್ರೇಕ್ ಹಾಕಬೇಕು ಅದು ಮಾಡೋದು ಅವತಾರ ಅವನ ಕೋಪದಿಂದ ಅವನೇ ಎಲ್ಲ ಮಾಡೋದಾಗಿದ್ರೆ ಅವತಾರ ಯಾತಕ್ಕೆ ಬೇಕು ನಡತೆ ತೋರಿಸೋದಕ್ಕೆ ಬಂದಿದ್ದಾನಾದ್ರಿಂದ ನಾ ಬಂದಿದ್ದೇನಪ್ಪ ಆಯಿತು ನಿನ್ನಿಷ್ಟ ಹಣೆ ಬರಹ ಅಂದ ಅವನು ಈಗ ಕೊನೆಯ ದಿವಸ ಆ ರಾಯಭಾರದ ಐದನೇ ಮುಖ್ಯ ಸಂದರ್ಭಕ್ಕೆ ಬಂದಿದ್ದೇವೆ ನಾವು ಬೆಳಿಗ್ಗೆ ಸ್ವಯಂ ದುಶಾಸನನೇ ಬಂದ ಪರ ಕೇಳಿದ ಸಭೆಗೆ ಬರಬೇಕಂತೆ ಇಲ್ಲಿ ತನಕ ಇನ್ವಿಟೇಷನ್ ಇಲ್ಲ ಅವನಿಗೆ ಕರೆಯದೆಯೇ ಬಂದಿದ್ದಾನೆ ಕೃಷ್ಣ ಊರ್ ಬಾಗಿಲಲ್ಲಿ ಬಂದದ್ದು ಗೋಳಿಗವನು ಸ್ವಾಗತ ಮಾಡಿದ್ರು ಆಯಿತು ಊರು ತುಂಬಾ ಮೆರವಣಿಗೆ ಮಾಡಿದ್ರು ಅರಮನೆಗೆ ಬರಬೇಕಂತೆ ಅನ್ನೋ ಮಾತು ಐದನೇ ದಿವಸ ಬರ್ತಾ ಇದೆ ಅಥ ದುರ್ಯೋಧನ ಕೃಷ್ಣಂ ಅಲ್ಲ ದುರ್ಯೋಧನನೇ ಬಂದ ದುಶಾಸನ ಅಲ್ಲ ಶಕುನಿ ಹೇಳಿದ್ದ ನೀನೇ ಹೋಗೋ ಹಿ ವಿಲ್ ಬಿ ಪ್ಲೀಸ್ ದೊರೆ ಮಗ ಬಂದಿದ್ದಾನೆ ಕರೆಯೋದಕ್ಕೆ ನೀನೇ ಹೋಗಿ ಕರ್ಕೊಂಬ ಹೋಗು ತೊತ್ತಿನ ಮನೆಯಲ್ಲಿ ದುರ್ಯೋಧನ ಬಂದ ಇವನು ಅಗ್ನಿಹೋತ್ರ ಮಾಡ್ತಾ ಕೂತಿದ್ದಾನೆ ಕೃಷ್ಣ ಸನ್ನೆ ಮಾಡಿದ ಅವನು ಕೂತ್ಕೊಂತ ಹೇಳು ಅಂತ ನಮಗೆ ತೋರಿಸ್ಕೊಡ್ತಾರೆ ನಮಗೆ ದೇವರು ವಿಧಿಸಿದ ಆನ್ಹಿಕ ಕಾರ್ಯಕ್ರಮವನ್ನು ಏನೇ ಕಾರಣದಿಂದ ಮನುಷ್ಯ ತಪ್ಪಿಸಬಾರದು ರಾಮ್ ಕೋಟಿ ಬರೀತೀರಿ ದೇವರ ಮೇಲೆ ಪುಷ್ಪ ಏರಿಸ್ತೀರಿ ನಿಮ್ಮ ಮನೆಗೆ ಬಂದರು ಅಲ್ಲಿ ಕೂತ್ಕೊಳ್ಳಿ ಇದು ಮಾಡಿಯೇ ಬರ್ತಾನೆ ಅನ್ಬೇಕು ವಿಹಿತ ಕರ್ತವ್ಯನ ಬಿಡಬಾರದು ಸಾಯಂಕಾಲ ಸುಮಂಗಲೆ ಹೊಸಲಿಗೆ ಅರಿಶಿನ ಕುಂಕುಮ ಹಾಕ್ತಿದ್ದಾಳೆ ದೇವರು ಪೂಜೆ ಮಾಡ್ತಿದ್ದಾಳೆ ಯಾರೋ ಬಂದ್ರು ಮಾತಾಡಬೇಕು ಪಮನೆಯವರು ಸ್ವಲ್ಪ ನಿಂತ್ಕೊಳ್ಳಿ ಹೊಸ ಲಕ್ಷ್ಮಿ ಪೂಜೆ ಕರ್ಕೊಂಡ್ ಬರ್ತೇನೆ ಒಳಗಡೆ ಕರ್ತವ್ಯವೇ ಮುಖ್ಯ ಕರ್ತವ್ಯವೇ ದೇವರು ಭಗವದ್ಗೀತೆ ಕರ್ತವ್ಯ ಕರ್ಮ ಬಿಡಬಾರದು ಆಡಿ ತೋರಿಸ್ತಾನೆ ಕೃಷ್ಣ ಇಲ್ಲಿ ರಾಮಾಯಣದಲ್ಲಿ ಯುದ್ಧ ಭೂಮಿಯಲ್ಲಿ ಅಗಸ್ತ್ಯರು ಆದಿತ್ಯ ಹೃದಯ ಹೇಳಿದರೆ ಆ ರಥದಲ್ಲಿ ಒಂದು ಗಿಂಡಿ ಇಟ್ಟಿದ್ದ ಅದರಲ್ಲಿ ಆಚಮನವನ್ನು ಮಾಡಿ ಶುದ್ಧಾಚಮನ ಮಾಡಿ ಗಾಯತ್ರಿ ಜಪ ಮಾಡಿ ರಾಮಚಂದ್ರ ಮಂತ್ರೋಚ್ಚಾರ ಮಾಡಿದ ಯುದ್ಧ ಭೂಮಿಯಲ್ಲಿ ಸಂಧ್ಯಾವನ್ನ ಬಿಡಲಿಲ್ಲ ಒಂದು ದಿವಸ ಬಿಡಲಿಲ್ಲ ರಾಮಚಂದ್ರ ಕೃಷ್ಣ ಅದನ್ನೆಲ್ಲ ಮಾಡಿಕೊಂಡು ಸಂಧ್ಯಾ ಅಂತ ಸಂಧ್ಯಾವನ್ನ ಬ್ರಾಹ್ಮಣರಿಗೆ ದಾನ ಅದನ್ನೆಲ್ಲ ಮಾಡಿ ಸಭೆಗೆ ಬರ್ತಿದ್ದಾನೆ ಇವರು ಆ ಕಡೆ ಈ ಕಡೆ ಪರ ಕೇಳ್ತಾ ಬರ್ತಿದ್ದಾರೆ ಆ ಸಭೆಯಲ್ಲಿ ಎಲ್ಲ ತಿರುಗಿ ಸೇರಿದ್ದಾರೆ ದೇವರ್ಷಿಗಳು ಮತ್ತೊಬ್ಬರು ಎಲ್ಲ ಪರ ಕೇಳ್ತಾ ಇದ್ದಾರೆ ಕೃಷ್ಣನ ಪಕ್ಷಪಾತಿಗಳು ದುರ್ಯೋಧನ ಅಪಣೆ ಮಾಡಿದ್ದ ಅವನು ಬಂದರೆ ಯಾರು ಆ ಸಭೆಯಲ್ಲಿ ಕೊಲ್ಲ ಇದು ಬೇರೆ ಕೇಡವನಿಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಇಲ್ಲಿಯೇ ತೀರ್ಮಾನ ಆಗುವುದು ಯುದ್ಧ ಆಗಬೇಕೇ ಬೇಡವೇ ಶಾಂತಿಯೇ ಕೃಷ್ಣ ಸಂಧಾನದ ಘಟ್ಟ ಇದು ದುರ್ಯೋಧನ ಗೋಷ್ಠಿಯೇ ಕೃಷ್ಣನ್ ಎಂದರೂ ಅವರು ವಂಚನತೆ ಕಂಡು ಅತಿಶಂಕೈ ಪಣ್ಣ ತಮ್ಮ ತೆರುಾಡಿಗೆ ಪಡುಕೆಯನ್ನು ತಳವಿ ಪಾತ್ರಾರರೇ ಸಂಸ್ಪನ್ನಾಸನ ಸೌರೇ ವಿದುರಸ ಮಹಾಮಿ ಎಂದ್ರಬೇ ಕಡಲ್ ಕಲಗುವುದಿ ತನ್ನಳವಲೇ ಆ ಕೃಷ್ಣನ ಆಸನವನ್ನು ಮುಟ್ಟಿ ನೋಡಿದ ವಿಧಿಕೆ ಇದು ನಂಬೆ ಈಡಿನಲ್ಲಿ ವ್ಯಾಖ್ಯಾನ ಮಾಡಿದ ಮಹಾಮತಿ ಎಂಬುದು ಮತಿ ಕೇಳಿದ ಪಡೆಯೋ ಬುದ್ಧಿ ಇದ್ದ ಮಹಾಮತಿ ಬೃಹಸ್ಪತಿ ಅಂತ ಬೈತಾರಲ್ಲ ಹಾಗೂ ಅಂತ ಹಾಗೆ ಹೇಳಿಲ್ಲ ಯಾಕೆಂದ್ರೆ ರಾಮಾನುಜಾಚಾರ್ಯರ ಕಾಲದಲ್ಲಿ ಫುಲ್ ಪಿಳ್ಳೆ ಉರಂಗಾವಲ್ಲಿ ದಾಸರು ಅಂತ ಒಬ್ಬರಿದ್ರು ಧನುರ್ದಾಸರು ಅವರು ಭಿಲ್ಲರ ಕುಲದಲ್ಲಿದ್ದವರು ಅಂಥವ್ರನ್ನ ಪರಮವೈಷ್ಣವರನ್ನಾಗಿ ಮಾಡಿದರು ಆಚಾರ್ಯರು ಬ್ರಾಹ್ಮಣರಿಗೆ ಇಲ್ಲದೆ ಗುಣ ಅವರಲ್ಲಿದೆ ಅಂತ ತೋರಿಸಿಕೊಟ್ರು ಕಾವೇರಿಯಿಂದ ಸ್ನಾನ ಮಾಡಿಕೊಂಡವರು ಮಂತ್ರ ಜಪ ಮಾಡ್ತಾ ಬರುವಾಗ ಆ ಧನುರ್ದಾಸರ ಹೆಗಲ ಮೇಲೆ ಕೈ ಇಟ್ಕೊಂಡು ಬರೋವರಂತೆ ಅವನು ಶೂದ್ರ ಯಾಕೆ ಮುಡ್ತೀರಿ ಮುಡಿಯಲ್ಲಿ ಹೋಗುವಾಗ ಬ್ರಾಹ್ಮಣರು ವಾಪಸ್ ಬರುವಾಗ ಅವನು ಅಂತ ಕೇಳಿದ್ದಕ್ಕೆ ಅವ್ರ ಗುಣವನ್ನೆಲ್ಲ ತೋರಿಸ್ತಾರೆ ಪ್ರಸಂಗಾಂತರದ ಕಥೆ ರಂಗನಾಥ ಸ್ವಾಮಿ ಉತ್ಸವ ಶ್ರೀರಂಗದಲ್ಲಿ ನಡೆದರೆ ಆ ಜನಜಂಗುಳಿ ಹೇಗೆ ಸೇರ್ತಿತ್ತು ಒಂದು ಸಣ್ಣ ಮೇಲುಕೋಟೆಯಲ್ಲಿ ಸೇರುತ್ತೆ ನೋಡಿದ್ದೀರಿ ವೈರಮುಡಿ ಶ್ರೀರಂಗದಲ್ಲಿ ಜನಸಮೂಹ ಹೀಗೆ ಹಾಗೆ ಉತ್ಸವ ನೋಡಬೇಕು ಅಂದ್ರೆ ಸಮುದ್ರದ ಅಲೆ ಬಂದ ಹಾಗೆ ಮೇಲಕ್ಕೆ ಕೆಳಕ್ಕೆ ಆ ಜನರ ತಲೆಗಳು ಬರುವುದನ್ನು ನೋಡಿ ಭಗವಂತನಿಗೆಲ್ಲಿ ಆಪತ್ತು ಬರುತ್ತದೋ ಅಂತ ಪಿಳ್ಳೆವರಂಗಾವೆಲ್ಲಿ ದಾಸರ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಮುಂದೆ ಹೋಗ್ತಿದ್ರು ವರ್ಣನೆ ಕೊಡ್ತಾರೆ ಅದನ್ನ பிள்ளை தாம் பெருமாள் எழுந்தருளும் போது எங்கேனும் ஒரு சலனம் பிறக்கில் நம் பிராணனை விடுமத்தனை என்று சொட்டையை உறவு பிடித்துக் கொண்டு சேவிப்பராம் நம் முதலிகள் அதை கண்டு ಇವರ ಈ இவரை மாமதிகள் ಅರಿವುಂಡ அழைப்பார்கள் ಭಗವದ್ பகவத் ಮರಿ ಕಡೆ கிடைகையரே ಭಗವಂತನ ವಿಷಯದಲ್ಲಿ ಪ್ರೀತಿ ದೊಡ್ಡದೋ ಭಗವಂತನ ವಿಷಯದಲ್ಲಿ ಅಜ್ಞಾನವೆಂಬುದು ದೊಡ್ಡದು ಎಂಥ ಪ್ರಶ್ನೆ ಇದು ಪ್ರೇಮ ದಶೆ ದೊಡ್ಡದೋ ಅಜ್ಞಾನ ದಶೆ ದೊಡ್ಡದೋ ಪ್ರೇಮ ದಶೆ ಜ್ಞಾನ ದಶೆ ಅಂತ ಎರಡಿರುತ್ತೆ ಮನುಷ್ಯನಿಗೆ ಯಾವ ದಶೆ ದೊಡ್ಡದು ಪ್ರೇಮ ದೊಡ್ಡದೋ ಜ್ಞಾನ ದೊಡ್ಡದೋ ಜ್ಞಾನ ದೊಡ್ಡದಾಗಿದ್ದಾಗ ದೇವರು ನಮಗೆ ರಕ್ಷಕ ಅಂತ ತಿಳ್ಕೊಳ್ತೇವೆ ಪ್ರೇಮ ಹೆಚ್ಚಾಗಿದ್ದಾಗ ಇಲ್ಲ ಅದು ನನ್ನ ಮಗು ನಾನೇ ಅವನಿಗೆ ರಕ್ಷಕ ಅಂತ ತಿಳ್ಕೊಳ್ತೇವೆ ಯಶೋದೆಯ ಭಾವನೆಯಲ್ಲಿ ಯಾವುದು ಹೆಚ್ಚು ಹೇಳಿ ನೋಡೋಣ ಯಶೋಧಾ ಭಾವ ಬಹಳ ದೊಡ್ಡದು ಭಾವ ಬಹಳ ದೊಡ್ಡದು ಅಯ್ಯೋ ಅವನಿಗೇನು ಕೇಳಿ ಬರೋದಿಲ್ಲಮ್ಮ ಅವನು ಸರ್ವರಕ್ಷಕ ಅವನು ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಹೆತ್ತ ತಾಯಿ ಹೊಟ್ಟೆ ಹಾಕಿ ಕೇಳೋದಿಲ್ಲ ನನ್ನ ಮಗನಿಗೇನು ಆಗಬಾರ್ದು ಅವನು ಚೆನ್ನಾಗಿರಬೇಕು ನಿಜವಾಗಿ ನೀವು ಭಕ್ತಿ ಇರತಕ್ಕಂಥ ವೈದಿಕರಾಗಿದ್ದರೆ ನಿಮ್ಮ ಸಾಲಗ್ರಾಮ ದೇವರನ್ನು ಎಷ್ಟು ರಕ್ಷಣೆ ಮಾಡ್ತೀರಿ ಅಂದರೆ ಕಣ್ಣು ಮಣಿಗಿಂತ ಹೃದಯಕ್ಕಿಂತ ರಕ್ಷಣೆ ಮಾಡ್ತೀರಿ ಅದು ಚೆನ್ನಾಗಿರಲಿ ಅದು ಚೆನ್ನಾಗಿರಲಿ ಅಂತ ಒಬ್ಬರು ವೈದಿಕರು ಅರಯರ್ ಸ್ವಾಮಿಗಳು ದೇವರಿಗೆ ಸ್ತೋತ್ರ ಹೇಳುವವರು ದಿವ್ಯ ಪ್ರಬಂಧ ಎಲೆ ಅಡಿಕೆ ಪೆಟ್ಟಿಗೆಯಲ್ಲಿ ಒಂದು ಸಾಲಿಗ್ರಾಮ ಇಟ್ಟಿರ್ತಿದ್ರು ಆ ಕಥೆ ಹೇಳಿದ್ದೀನಿ ಒಂದು ಕಡೆ ಪ್ರವಚನದಲ್ಲಿ ದಿವ್ಯ ಪ್ರಬಂಧ ವ್ಯಾಖ್ಯಾನದ ಬರೋ ಸಣ್ಣ ಸಾಲಿಗ್ರಾಮ ಆ ಪೆಟ್ಟಿಗೆ ತುಂಬ ಅಡಿಕೆ ಗೋಟುಗಳು ಜಾಕಾಯಿ ಜಾಪತ್ರೆ ಪಶುಕರ್ಪೂರ ಏಲಕ್ಕಿ ಎಲ್ಲ ಇಟ್ಕೊಂಡಿರ್ತಿದ್ರು ಘಮ ಘಮ ಘಮ ಅಂತಿತ್ತು ಅದ್ರಲ್ಲಿ ದೇವ್ರ ಪೆಟ್ಟಿಗೆ ಆ ಸಂಚಿ ಪೆಟ್ಟಿಗೆ ಎಳೆ ಅಡಿಕೆ ಹಾಕೊಳ್ಳೋ ಪೆಟ್ಟಿಗೆ ಇಲ್ಲಿ ದೇವ್ರನ್ನೂ ಇಟ್ಟಿದ್ರು ಬೇರೆ ಪೆಟ್ಟಿಗೆ ಇಲ್ಲ ಅಕಸ್ಮಾತ್ ದೇವರ ಪೂಜೆ ಮುಗಿಯಿತು ದೇವರಿಗೆಲ್ಲ ದಿವ್ಯ ಪ್ರಬಂಧವನ್ನು ಹೇಳಿ ಇವರು ಊಟ ಗೀಟ ಮಾಡಿದ ಮೇಲೆ ಅಡಿಕೆ ಹಾಕೋಬೇಕು ಅಂತ ಕೆಟ್ಟಿ ಪೆಟ್ಟಿಗೆ ಅಲ್ಲಿ ಜೊತೆಲೋ ಮಾತನಾಡ್ತಾ ಬಾಯಿಗೆ ಹಾಕೊಳ್ಳುವಾಗ ಆ ಸಾರಿಗ್ರಾಮ ಬಾಯಿಗೆ ಹೋಗ್ಬಿಡೋದು ಎಷ್ಟೋ ಸಲ ಆಮೇಲೆ ಹಲ್ಲುಗಳು ಸಂಜೆಯಲ್ಲಿ ಕಡಿಯೋದಕ್ಕೆ ಹೋದಾಗ ಅಯ್ಯೋ ಈ ಸಾಲ ಗ್ರಾಮವಾಯ್ತಲ್ಲ ತಪ್ಪಾಯ್ತಲ್ಲ ಅಂತ ಗಿಂಡಿ ತೀರ್ಥ ತಗೊಂಡು ಅದನ್ನು ನೋಡಿಸಿ ಸ್ವಾಮಿ ತಪ್ಪಾಯಿತು ಕ್ಷಮಿಸು ಅಂತ ಹೇಳಿ ಇಡುವುದು ಮತ್ತೆ ನಾಳೆ ಅದೇ ಬಾಯಿಗೆ ಬರುವುದು ಇದು ಅನೇಕ ದಿವಸ ನಡೆಯಿತು ಅಪಚಾರವಾಗುತ್ತಲ್ಲ ದೇವರಿಗೆ ಅಂತ ಒಬ್ಬ ಗೊಡ್ಡ ಬ್ರಾಹ್ಮಣನನ್ನು ಕರೆದು ನೀವಿಟ್ಕೊಳ್ಳಿ ಇಟ್ಕೊಳ್ಳಿ ಇದನ್ನು ಪೂಜೆ ಮಾಡಿ ನನಗೆ ಬೇಡಪ್ಪ ಅಂತ ಕೊಟ್ಬಿಟ್ರು ಅವರು ಅವ್ರೇನು ಮಾಡಿದ್ರು ಅಲ್ಲಿ ಇಲ್ಲಿ ಹೋಯ್ತಾ ಇವತ್ತು ಶ್ರಾದ್ದ ಇವತ್ತು ಮದುವೆ ಅಲ್ಲಿ ಇಲ್ಲಿ ದೇವರು ದೂಪ ದೀಪನೂ ತೋರಿಸ್ದೆ ಅವರೆಲ್ಲೋ ಇಟ್ಟು ಆ ಇರುಳೆ ಈ ಜಿರಳೆ ಇರುಳೆ ಮೊದಲಾದ ಪದಾರ್ಥಗಳೆಲ್ಲ ಅದರೊಳಗೆ ಹೊಕ್ಕು ಆ ದೇವರನ್ನು ಪೀಡಿಸ್ತಾ ಇರಲ್ಲ ಈ ಕನಸಿನಲ್ಲಿ ಬಂದು ಆ ಬ್ರಾಹ್ಮಣನಿಗೆ ಹೇಳಿದಂತೆ ಭಗವಂತ ಆ ತಾಂಬೂಲದ ಪೆಟ್ಟಿಗೆಯಲ್ಲಿ ಅದೇ ಚೆನ್ನಾಗಿತ್ತು ನನಗೆ ಭಗವನ್ನಾಮವನ್ನು ಕೊಂಡಾಡುವ ಬಾಯಿ ಅದು ನನ್ನನ್ನು ಕೊಂಡಾಡುವ ಬಾಯಿ ಕಾಣೋದು ಅವನು ಎಂಜಲನ್ನು ತಿಳ್ಕೊಂಡಿಲ್ಲ ನಾನು ಅಲ್ಲೇ ಕೊಟ್ಬಿಡು ನನ್ನನ್ನು ನಾನು ಯಾಕೆ ಶಿಕ್ಷೆ ಮಾಡ್ತೀಯ ಅಂತೇಳಿ ಅವನ ಕನಸಲ್ಲಿ ಹೇಳಿ ತಗೊಂಡು ಹೋಗ್ಕೊಟ್ರು ಅಂತ ಕಥೆ ನಂಬಿಳ್ಳೆ ಬರೆದಿದ್ದಾರೆ ಇವಾರು ನಿನ್ನೆ ಮೊನ್ನೆ ಅವರಿಗೆ ಯಾರೋ ಒಬ್ರು ತುಂಬಾ ಪ್ರಭಾವ ಅಂತ ಕಾಣುತ್ತೆ ಈ ನಾಲ್ಕು ಸಾವಿರ ಪ್ರಬಂಧಗಳನ್ನು ಯಾರು ಮಾಡಿದ್ದಾರೆ ಭಾಷಾಂತರ ಅಂತ ಕೇಳಿದರು ನಮ್ಮ ಸ್ನೇಹಿತರು ವಲಯ ನಾರಾಯಣ ಸ್ವಾಮಿ ಎನ್ನುವರು ಈ ನಾಲ್ಕು ಸಾವಿರವನ್ನು ಎರಡು ಸಂಪುಟದಲ್ಲಿ ಒಂದು ಕಡೆ ಮೂಲ ಒಂದು ಕಡೆ ಕನ್ನಡ ಪದ್ಯಗಳ ರೂಪದಲ್ಲಿ ಬರೆದಿದ್ದಾರೆ ಅದು ಅದು ಪ್ರತಿಗಳಲ್ಲಿ ಮುಗಿದಿವೆ ಅಂತ ಅವರೇ ಹೇಳಿದರು ಸಂತೋಷದಿಂದ ಅದು ಬಿಟ್ಟರೆ ಶ್ರೀರಾಮ ಭಾರತಿ ಅಂತ ಒಬ್ಬರು ಮೇಲ್ಕೋಟೆಯವರು ತಮಿಳುನಾಡಲ್ಲಿ ತಿರುನಾರಾಯಣ ಸ್ವಾಮಿ ದೇವಸ್ಥಾನ ಕಟ್ಟಿಸಿ ಇಂಗ್ಲಿಷ್ ಭಾಷಾಂತರ ಮಾಡಿದ್ದಾರೆ ಮೂಲ ಸಮೇತ ಅದು ತಿರುಚಂದ ವಿರುತ್ತಂ ಅದು ಯಾವ ಯಾವ ಛಂದಸ್ಸಿನಲ್ಲಿ ಪದ್ಯಗಳಿದೆಯೋ ಅದೇ ಛಂದಸ್ಸಿನಲ್ಲಿ ಇಂಗ್ಲಿಷಲ್ಲಿ ಭಾಷಾಂತರ ಮಾಡಿದ್ದಾರೆ ಬಹಳ ದೊಡ್ಡ ವಿದ್ವಾಂಸರು ಇಂಗ್ಲಿಷಲ್ಲಿ ಸಿಕ್ತದ ಪುಸ್ತಕ ಅನೇಕರಿಗೆ ಗೊತ್ತಿಲ್ಲ ಇನ್ನೂ ಅನೇಕರು ಮಾಡಿದ್ದಾರೆ ಯಾಕೆ ದಿವ್ಯ ಪ್ರಬಂಧ ಯಾಕೆ ಕೇಳ್ತೇವೆ ಅಂದರೆ ಅದರ ಭಕ್ತಿ ರುಚಿ ನೋಡಿದವರಿಗೆ ಇನ್ನೊಂದು ಗೊತ್ತಾಗೋದಿಲ್ಲ ಆದ್ದರಿಂದ ಕೃಷ್ಣ ಬಂದರೆ ಯಾರು ಹೇಳಬಾರ್ದು ಅಂತ ಇವನು ಹೇಳಿದ್ದಾನೆ ಆದರೆ ಎಲ್ಲ ಇದು ನಿಂತರು ಅವನು ಬಂದರೆ ಒಬ್ರು ಯಾರು ಎದ್ರ ನೋಡಿ ಅಂತ ಹೇಳಿದ್ದ ದುರ್ಯೋಧನ ಏನು ಮಾಡ್ತಾರೆ ನೋಡೋಣ ಕೃಷ್ಣ ಬಂದ ರಾಜಸಭಾ ದ್ವಾರದಲ್ಲಿ ನಿಂತ ಕುಮಾರವ್ಯಾಸ ಬೇರೆ ಮಾಡಿದ್ದಾನೆ ಈ ಜಾಗದಲ್ಲಿ ಮೇಲ್ ಕೂತಿದ್ದಾನಂತೆ ಪೀಠದ ಮೇಲೆ ಸೆಣಸು ಸೇರದ ಗಂಡ ಭಗವಂತ ಅವನು ಬಂದರೆ ಯಾವಾಗ ಇಳಿದು ಬಂದು ಸ್ವಾಗತ ಮಾಡಲಿಲ್ವೋ ಪಾದಾಂಗುಷ್ಠವನ್ನು ನೆಲಕ್ಕೆ ಓದ್ತಿದನಂತೆ ಓದಿದ ಕೂಡಲೇ ಗಡಬಡ ಅಂತ ಹೇಳಿ ಪೀಠ ಹೆಚ್ಚು ಕಮ್ಮಿಯಾಗಿ ಗೋಣಿಸು ಮುರಿದುದು ಒಂದು ಕಾಲು ಮುರಿದು ಹೋಯ್ತು ಪೀಠ ಪೀಠ ಸಮೇತ ಉರುಳ್ಕೊಂಬಂದು ಬಂದು ಬಂದು ಕೃಷ್ಣನ ಪಾದದಲ್ಲಿ ಬಿದ್ದಂತೆ ದುರ್ಯೋಧನ ಅವನನ್ನು ಮೇಲೆ ಕೆತ್ತಿ ಕೃಷ್ಣ ಕಟಕಿ ಮಾತನಾಡ್ತಾನೆ ಅಯ್ಯೋ ನೀವು ಮೇಲಿಂದ ಬಂದು ನಾನು ಸ್ವಾಗತ ಮಾಡಿದಲ್ಲಪ್ಪ ನನ್ನ ತಪ್ಪು ತಪ್ಪು ತಪ್ಪು ನಾನು ಮೇಲಕ್ಕೆ ಬಂದು ಆಶೀರ್ವಾದ ಮಾಡ್ತಿದ್ದೆ ನೀನೇ ಹೇಳಿದು ಬಂದಿಲ್ಲ ಅಂತ ಎತ್ತವನ ಕರ್ಕೊಂಡು ಹೋಗಿ ಕೂರಿಸ್ತಾ ಅಂತ ಮಾಡಿದ್ದಾನೆ ಕುಮಾರವ್ಯಾಸ ಈ ಮೂಲದಲ್ಲಿ ಹಾಗಿಲ್ಲ ಅದೊಂದು ರೀತಿ ಸೊಗಸಿದೆ ಈ ರೀತಿ ಬದಲಾವಣೆ ನಮ್ಮ ಆಕ್ಷೇಪ ಇಲ್ಲ ಭಕ್ತಿ ಪ್ರೇರಕವಾದ ಇಲ್ಲಿ ಏನಿದೆ ಅಂದರೆ ಹೇಳಬಾರದು ಅಂತ ಅಪಣೆ ಮಾಡಿದ್ದ ಆದರೆ ಎಲ್ಲ ಇದು ನಿಂತರು ಭೀಷ್ಮ ಧೃತರಾಷ್ಟ್ರ ಮೊದಲುಗೊಂಡೆಲ್ಲರೂ ಎದ್ದರು ಶಕುನಿಯ ಮೊದಲುಗೊಂಡೆದ್ದರು ಸಭೆ ಮುಗೀತು it was a failed assembly ರಾಯಭಾರ ಮುಗೀತು ಕೃಷ್ಣ ಹೊರಟ ಮೇಲೆ ಬಾಗಿಲು ಹಾಕಿದ ಒಬ್ಬರು ಹೇಳಬಾರದು ಅಂತ ಅಪ್ಣೆ ಮಾಡಿದ್ದೆ ಯಾಕೆದ್ರಿ ಅವರೆಲ್ಲ ಹೇಳಿದ್ರು ನೀವೇ ಎದ್ದು ಬಿಟ್ರಿ ಮೊದಲು ದೊರೆಗಳು ಎದ್ದ ಮೇಲೆ ಇನ್ನೊಬ್ರು ಎಳ್ದೇ ಇರೋ ತಪ್ಪಾಗುತ್ತೆ ನಿಮ್ಮ ಮೇಲೆ ಗೌರವದಿಂದ ಹೊರತು ಕೃಷ್ಣ ಮತ್ತು ಕರ್ಣ ಇಬ್ಬರು ಒಂದೇ ಆಸನದಲ್ಲಿ ಕೂತರು ಸಿಂಹಾಸನದಲ್ಲಿ ಕೃಷ್ಣನಿಗೆ ರೇಗಿತು ಅದೇನು ಜಾಗ ಶಾರ್ಟೇಜ್ ಇದ್ದು ಒಂದು ಕುರ್ಚಿಯಲ್ಲಿ ಇಬ್ಬರು ಕೂತರೇನು ಹಾಗಲ್ಲ ಅವನು ನಾನು ಒಂದೇ ಅಂತ ಕೃಷ್ಣ ಏನು ಮಾಡ್ಕೋತೀಯ ನೀನು ನೋಡು ಅಂತ ಕೃಷ್ಣ ಸಿಗುವಂತೆ ಏಕಾಸನದಲ್ಲಿ ಕೂತಿದ್ದಾರೆ ಆಮೇಲೆ ಕೃಷ್ಣ ಅಲ್ಲಿ ಕೂತ ಅವನು ರಾಯಭಾರ ಮಾಡುವ ಆಗ ಅತ್ಯಂತ ಗಂಭೀರವಾದಂತಹ ವಾಕ್ಯಗಳೆಲ್ಲ ಓದೋದಕ್ಕೆ ವೇಳೆ ಇಲ್ಲ ಅವನು ಪ್ರತಿಪಾದನೆ ಮಾಡಿದ ಅಂಶಗಳನ್ನು ಮಾತ್ರ ಹೇಳ್ತೇನೆ ಅದಕ್ಕೆ ದುರ್ಯೋಧನ ಹೇಳಿದ್ದು ಅದಕ್ಕೆ ಕೃಷ್ಣ ಕೊಟ್ಟ ಉತ್ತರ ಎಲ್ಲಿ ಬೇಕೋ ಅಷ್ಟು ಮಾತ್ರ ಓದಿ ತೋರಿಸ್ತೇನೆ ಕೃಷ್ಣ ಹೇಳಿದ ಕೌರವ ವಂಶ ಕುರುದೇಶ ಅಂದರೆ ಇವತ್ತು ಕೌರವರು ಅಂದ್ರೆ ಬರೀ ಧೃತರಾಷ್ಟ್ರನ ಮಕ್ಕಳು ಅಂತ ತಿಳ್ಕೊಂಡಿದ್ದೀರಾ ಅದಲ್ಲ ಅದಕ್ಕಿಂತ ಹಿಂದಿನ ವಂಶ ಇದು ಎಂಥೆಂಥ ದೊರೆಗಳಾಗಿ ಹೋದರು ಹಸ್ತಿಯಂಥವರಾಗಿ ಹೋದರು ಕುರು ಅವರು ಯಾಗ ಮಾಡಿದ ಜಾಗ ಕುರುಕ್ಷೇತ್ರ ಧರ್ಮದ ಕ್ಷೇತ್ರ ಅಲ್ಲಿ ಶ್ರಾದ್ದ ಮಾಡಿದರೆ ಪಿತೃಗಳಿಗೆ ಬರುವಷ್ಟು ತೃಪ್ತಿ ಅದು ಬಿಟ್ಟರೆ ಪ್ರಭಾಸ ಕ್ಷೇತ್ರ ನಮ್ಮ ಮಿತ್ರರು ಇಲ್ಲಿ ನಮಗೆ ಇವತ್ತು ಅನೌನ್ಸ್ ಮಾಡಿ ಅಂತ ಹೇಳಿದ್ದಾರೆ ಅವರು ಪರವಾಗಿ ಅನೌನ್ಸ್ ಮಾಡ್ತಾ ಇದ್ದೇನೆ ಈ ಬರುವ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಅನುಕೂಲ ನೋಡಿಕೊಂಡು ಕ್ರೋಷ್ಠಪತಿ ಬರುವ ಹಾಗೆ ಮೂರು ಜಾಗದಲ್ಲಿ ಯಾತ್ರೆ ಹೋಗಬೇಕು ಅಂತ ಮನಸ್ಸಿನಲ್ಲಿ ಆಶೆ ಇದೆ ಅದು ದೇವರು ಯಾವುದನ್ನು ಆರಿಸ್ಕೊಳ್ತಾನೆಯೋ ಗೊತ್ತಿಲ್ಲ ಒಂದನೆಯದು ದ್ವಾರಕೆ ಮತ್ತು ಪ್ರಭಾಸ ಕೃಷ್ಣಾವತಾರ ಮುಗಿದ ಸ್ಥಳವನ್ನು ನೋಡಬೇಕು ಅಳಬೇಕು ಭಾಗವತ ಓದಬೇಕು ಭಗವದ್ಗೀತೆ ಓದಬೇಕು ದ್ವಾರಕೆಗೆ ಪ್ರಭಾಸ ಕ್ಷೇತ್ರಕ್ಕೆ ಸುಮಾರು ಮುನ್ನೂರು ಮೈಲು ದೂರ ಅಂತರವಾಗುತ್ತೆ ನಡುವೆ ಕುಚೇಲ ಹುಟ್ಟಿದ ಊರು ಪೋರ್ ಬಂದರ್ ಗಾಂಧಿ ಹುಟ್ಟಿದ ಊರು ಕುಚೇಲ್ನೂರದು ಅಲ್ಲಿ ದರ್ಶನ ಮಾಡಬೇಕು ಸ್ವಾಮಿ ಕೃಷ್ಣನ ಪಾದಕ್ಕೆ ಏಟು ಬಿದ್ದಾಗ ಒಂದು ಸಾವಿರದ ಹದಿನಾರು ಸಾವಿರದ ಪತ್ನಿಯರಿಗೆ ಅರಮನೆ ಕಟ್ಟಿಕೊಟ್ಟಿದ್ದ ದ್ವೀಪ ದ್ವಾರಕಾ ದ್ವೀಪ ಬೇಡ್ ದ್ವಾರಕಾ ನಾಥದ್ವಾರ ಇದನ್ನೇ ಒಂದು ಎಂಟು ಹತ್ತು ದಿವಸ ಸುತ್ತಾಡಿಕೊಂಡು ಒಂದು ದಿವಸವೂ ಬಿಡದೆ ಎರಡೂ ಹೊತ್ತು ಭಜನೆ ಮತ್ತು ಪ್ರವಚನ ಮಾಡುವುದು ಒಂದು ರೀತಿ ಇಲ್ಲ ಅಂದರೆ ಚಿತ್ರಕೂಟ ಮತ್ತು ಅಯೋಧ್ಯೆ ನೈಮಿಷಾರಣ್ಯ ಈ ಕ್ಷೇತ್ರಗಳಿಗೆ ಅದೇ ಹತ್ತು ಹನ್ನೆರಡು ದಿವಸ ಸಂಚಾರ ಮಾಡಿಕೊಂಡು ಯಾತ್ರೆ ಮಾಡ್ಕೊಂಡು ಬರೋದು ಎರಡನೇದು ಮೂರನೇದು ಒಂದು ಯಾವುದು ಹೇಳಿದ್ರಲ್ಲ ಕುರುಕ್ಷೇತ್ರ ಬೃಂದಾವನದಲ್ಲಿ ಹೆಡ್ ಕ್ವಾರ್ಟರ್ಸ್ ಮಾಡಿಕೊಂಡು ಅಲ್ಲಿಯೇ ಭಾಗವ ಸಪ್ತಾಹ ಮಾಡ್ತಾ ಗೋಕುಲ ಕ್ಷೇತ್ರ ಮತ್ತು ಗೋವರ್ಧನ ಕ್ಷೇತ್ರ ನಂದಗ್ರಾಮ ರಾಧೆ ಹುಟ್ಟಿದ ಜಾಗ ಇಲ್ಲಿ ಒಂದು ರೀತಿ ನಾವು ಯಾತ್ರೆ ಮಾಡಬೇಕು ಅಂತ ಮೂರು ರೀತಿಯ ಒಂದು ಕಲ್ಪನೆ ಮನಸ್ಸಲ್ಲಿದೆ ದಿವಸಗಳು ಇನ್ನೂ ನಿಷ್ಕರ್ಷವಾಗಿಲ್ಲ ಆದರೆ ನೀವು ಏರೋಪ್ಲೇನಲ್ಲಿ ಬರೋರು ಜೊತೆಯಲ್ಲಿ ಬರಬಹುದು ವಿಮಾನ ರೈಲಲ್ಲಿ ಪ್ರಯಾಣ ಮಾಡ್ಕೊಂಡು ಬರೋರು ಬರಬಹುದು ಎಲ್ಲರಿಗೂ ಪುಷ್ಕಳವಾದ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ ಯಾರಿಗೆ ಅಪೇಕ್ಷೆ ಇದೆಯೋ ಅವರು ಈಗಲೇ ಹೆಸರುಗಳನ್ನು ನಮ್ಮ ಮಿತ್ರರು ಶ್ರೀಮಾನ್ ಜಗನ್ನಾಥರಾಯರು ಬಿ ಎನ್ ರಾಯರ್ ತಮ್ಮ ಅಲ್ಲೆಲ್ಲೋ ನಿಂತಿದ್ದಾರೆ ಪಾಪ ಅವರು ಅವರ ಪತ್ನಿ ಇಲ್ಲಿ ಕೂತಿದ್ದಾರೆ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಇವರಿಬ್ಬರಲ್ಲಿ ಒಬ್ಬರಿಗೆ ನಿಮ್ಮ ಹೆಸರುಗಳನ್ನು ಕೊಟ್ಟು ನೀವು ನೋಂದಾಯಿಸಿಕೊಳ್ಳಬಹುದು ಅಂದರೆ ಒಂದು ಅಂದಾಜು ಬರ್ತಾರೆ ಸುಮಾರು ಎಷ್ಟು ಜನ ಎಂಬುದಾಗಿ ಅನ್ನದಾನಕ್ಕೆ ಏನು ಇಲ್ಲ ಮತ್ತು ಭಗವದ್ಗುಣದ ಅನುಭವ ಶ್ರೀಮದ್ ಭಾಗವತೋ ರಾಮಾಯಣೋ ಒಂದು ಗ್ರಂಥ ಬಾಯಿ ನಾಲಿಗೆ ಇರೋ ತನಕ ಅನುಭವಿಸೋ ಅವಕಾಶವಾಗುತ್ತೆ ಈ ಸಂದರ್ಭ ಬಂದಿರೋದ್ರಿಂದ ಹೇಳಿದ್ದೇನೆ ತಾವು ನಮಗೆ ತಿಳಿಸಲಿಲ್ಲ ನೀವು ಆಚಾರ ಹೋಸಲ ಬಹಳ ಆಕ್ಷೇಪ ಮಾಡಿದ್ರು ನಮ್ಗೆ ಹೇಳದೆ ಕೇಳದೆ ಹೊರಟು ಬಿಟ್ರಿ ಇಂತ ಹೋಸಲ ಭಾಗವತ ದಕ್ಷಿಣ ಏಕಾಶ ಹೇಳಿದಾಗಲೇ ಅವರು ಇಲ್ಲೇ ಅನೌನ್ಸ್ ಮಾಡೋಣ ಅಂದರು ನನಗೇನು ಭಯವಾಯಿತು ಇಷ್ಟು ಜನ ಬರೋಕೆ ಪ್ರಯತ್ನ ಪಟ್ಟರೆ ಸುಧಾರಿಸೋದು ಕಷ್ಟವಾಗುತ್ತಲ್ಲ ಸ್ವಲ್ಪ ನಾನು ತಡ ಮಾಡಿದೆ ಆವಾಗ ಸುಮಾರು ಮೂವತ್ತ್ಮೂರು ಜನ ಹೋಗಿ ಬಂದು ಮೋಸ್ಟ್ ಹೋಮೋಜಿನಿಯಸ್ ಪಾರ್ಟಿ ಈ ಸಲ ಪ್ರಯಾಣ ಮಾಡುವುದಿದ್ರೆ ನಿನ್ನೆ ಮಾತಾಡಿದ್ದೇವೆ ಶ್ರೀ ವೈಷ್ಣವ ಅಡಿಗೆಯವರು ಶ್ರೀಮಾನ್ ಶ್ರೀನಿವಾಸನವರು ದಂಪತಿ ಸಮೇತರಾಗಿ ಜೊತೆಯಲ್ಲಿ ಬರ್ತಾರೆ ನಿನ್ನೆ ಮಾತಾಡಿದವರ ಜೊತೆಯಲ್ಲಿ ಈ ಪ್ರಸಾದ ವಿತರಣೆಗೆಲ್ಲ ಏರ್ಪಾಡು ಮಾಡಿದ್ದೇವಲ್ಲ ಬಹಳ ಶುಚಿಯಾಗಿ ರುಚಿಯಾಗಿ ನಾ ಸಾರಿಗ್ರಾಮ ಪೆಟ್ಟಿಗೆಯಲ್ಲಿ ಎಲ್ಲೂ ಬರೋವನ್ನಲ್ಲ ದೇವರ ಪೂಜೆ ಆಗುತ್ತೆ ನಿಮಗೆಲ್ಲರಿಗೂ ಪ್ರಸಾದ ಸಿಕ್ಕುತ್ತೆ ಬೇಕು ಅಂದ್ರೆ ಆ ರೀತಿ ಏರ್ಪಾಡು ಮಾಡ್ಕೋಬಹುದು ಕುರುಕ್ಷೇತ್ರದ ಮಾತಿಗೆ ಹೇಳಿದೆ ಕುರುಕ್ಷೇತ್ರ ಒಂದರಲ್ಲೇ ನೀವು ಒಂದು ತಿಂಗಳಿದ್ರೂ ಪೂರ್ತಿ ನೋಡೋದಕ್ಕಾಗೋದಿಲ್ಲ ಅಷ್ಟೊಂದು ತೀರ್ಥಗಳು ಭೀಷ್ಮ ಜಾಗ ಬಾಣಗಂಗ ಅಲ್ಲಿ ಸಹಸ್ರನಾಮ ಪಾರಾಯಣ ಮಾಡಬೇಕು ನಾಲ್ಕು ಮೂಲೆ ನಾಲ್ಕು ಕಾಮ್ಯಕ ಸರೋವರ ಯಕ್ಷ ಸರೋವರಗಳು ವೈಶಂಪಾಯನ ಸರೋವರ ಅಭಿಮನ್ಯು ಬಿದ್ದ ಜಾಗ ದುರ್ಯೋಧನ ಸತ್ ಜಾಗ ನೋಡುವುದಿದೆ ಅಲ್ಲೆಲ್ಲ ಮಹಾಭಾರತ ಓದುವುದಿದೆ ಭಾಗವತ ಓದುವುದಿದೆ ಅವನು ಸಂಕಲ್ಪಕ್ಕೆ ಬಿಡೋಣ ಅವನು ಯಾವ ಕ್ಷೇತ್ರ ಆರಿಸ್ಕೊಳ್ತಾನೆ ಆ ಜಾಗಕ್ಕೆ ಹೋಗಿ ಬರೋಣ ಇಷ್ಟವಿದ್ದವರು ಶ್ರೀಮಾನ್ ಜಗನ್ನಾಥರಾಯರು ಅಥವಾ ಅವರ ಪತ್ನಿ ಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅವರಿಗೆ ಹೆಸರನ್ನು ಕೊಡಬೇಕು ಆ ಕ್ಷೇತ್ರದ ಮಹಿಮೆಗೋಸ್ಕರ ಹೇಳಿದ್ದು ಕೃಷ್ಣ ಏನು ಮಾಡಿದ ಉತ್ತಮ ರಾಯಭಾರಿಯಾದ್ದರಿಂದ ಸಭೆಯಲ್ಲಿ ಆ ವಂಶವನ್ನು ಕೊಂಡಾಡಿದ ಎಲ್ಲೋ ದುರ್ಯೋಧನ ಮಹಾರಾಜ ಧೃತರಾಷ್ಟ್ರ ನೀವು ಎಂಥ ಒಳ್ಳೆ ವಂಶದಲ್ಲಿ ಬಂದಿದ್ದೀರಿ ಶ್ರುತ ಸಂಪನ್ನರು ಎಲ್ಲರೂ ವೇದ ಓದಿದ್ದೀರಿ ಬಡ್ಕೋಬೇಕು ಅದನ್ನು ನಡೀತಾ ಇಲ್ಲ ನೀವು ವೃತ್ತ ಸಂಪನ್ನರು ಪೂರ್ವಜರೆಲ್ಲ ಹೇಗಿದ್ರು ಮೂರುತ್ತ ಚಕ್ರವರ್ತಿ ಎಷ್ಟು ದಾನ ಮಾಡಿದ ಎಷ್ಟು ಯಾಗ ಮಾಡಿದ ಅಂಥವರು ನೀವು ನಿಮ್ಮ ವಂಶದಲ್ಲಿಯೇ ಹುಟ್ಟಿದ ಈ ಪಾಂಡು ಮಕ್ಕಳಿಗೆ ಈಗ ಅನ್ಯಾಯವನ್ನು ಮಾಡಬಹುದೇ ವಂಶವನ್ನು ಕೊಂಡಾಡಿದ ನೀವು ಅನ್ಯಾಯವನ್ನು ಮಾಡಬಹುದೇ ಮೊದಲೆಲ್ಲ ಧ್ವನಿ ಮೆಲ್ಲಿಗೆ ಹೇಳಿ ಆಮೇಲೆ ಮೇಲೆ ಕೆತ್ತರಿಸ್ತಾನೆ ಅನ್ಯಾಯವನ್ನು ಮಾಡಬಹುದೇ ಮಹಾರಾಜ ಧೃತರಾಷ್ಟ್ರ ನಿನ್ನನ್ನು ಕೇಳ್ತೇನೆ ಒಬ್ಬನ ನಿಮಿತ್ತ ಒಂದು ವಂಶ ಸಾಯುವುದಕ್ಕೆ ನಿನ್ನ ಅನುಮತಿ ಇದೆಯೇ ಅಂತ ಕೇಳಿದ ಹುಟ್ಟಿದಾಗಲೇ ನರಿಗಳು ಕಿರಿಸಿಕೊಂಡು ಕತ್ತೆಗಳಿಗೆ ಕಿರಿಸಿಕೊಂಡು ದುರ್ಯೋಧನ ಹುಟ್ಟಿದಾಗ ಅರಮನೆ ಸುತ್ತ ಎಲ್ಲಿದ್ದುವೋ ಹಾಳು ಕತ್ತೆಗಳು ನರಿಗಳು ಬಂದು ಪ್ರತಿಧ್ವನಿ ಕೊಟ್ಟು ಅವನು ನಮ್ಮವನು ಎಂಬುದಾಗಿ ದುರ್ಯೋಧನನ ಕ್ಲೈಮ್ ಮಾಡಿವೆ ಆಗಲೇ ಜೋಯಿಸರು ಹೇಳಿದ್ರು ಇವನು ವಂಶ ಹಾಳು ಮಾಡುವವನು ಕಾಡಲ್ಲೆಲ್ಲ ರೀತಿ ತೋಳದ ಬಾಯಿ ಕೊಟ್ಟುಬಿಡಿ ಇವನನ್ನ ಅಂತ ವಿಜುರಾದೆ ಮಾತನ್ನು ಹೇಳಿದ ಕೇಳಲಿಲ್ಲ ನೀವು <laughs> ಇದು ನಿಶ್ಚಯ ಅವನ ನಿಮಿತ್ತ ಇಡೀ ವಂಶ ಹಾಳಾಗುತ್ತೆ ಧೃತರಾಷ್ಟ್ರ ಈಗ ಎಲ್ಲ ಮುಂದಿನ ಭವಿಷ್ಯ ನಿನ್ನ ಕೈಯಲ್ಲಿದೆ ಅಥವಾ ನನ್ನ ಕೈಯಲ್ಲಿದೆ ನಿನ್ನ ಕೈಯಲ್ಲಿದೆ ನಿನ್ನ ತೀರ್ಮಾನ ನನ್ನ ಕೈಯಲ್ಲಿ ಅಂದ್ರೆ ನಾನು ಏನು ಜವಾಬ್ ತಗೊಂಡು ಹೋಗ್ತೇನೋ ಪಾಂಡವರಿಗೆ ಅದರ ಮೇಲೆ ನಿಂತಿದೆ ನಾನೇನ್ ತಲೆ ಹಾಕೋದಿಲ್ಲ <clears throat> ರಾಜ್ಯ ಕೊಡ್ತೀಯಾ ಕೊಡೋದಿಲ್ವೇ ಪಾಂಡವರು ಭೇದೋಪಾಯ ಮಾಡ್ತಾನೆ ದೇವತೆಗಳು ಪಾಂಡವರನ್ನ ಗೆಲ್ಲಲಾರರು ಇಂದ್ರನನ್ನೇ ಸೋಲಿಸಿದವನು ಕಾಂಡವಧಾರದ ಪ್ರಸಂಗದಲ್ಲಿ ಶಿವನನ್ನು ಸೋಲಿಸಿದವನು ಅರ್ಜುನ ಭೀಮನ ಪರಾಕ್ರಮ ಏನು ಸಾಮಾನ್ಯವಾದದ್ದೇ ಗಜಗೌರಿ ವ್ರತದ ಕಥೆ ಹೇಳ್ತಾರೆ ದೇವಲೋಕದಿಂದ ಐರಾವತವನ್ನು ಕರೆಸಿ ಕುಂತಿ ನಾಗಪೂಜೆ ಮಾಡಿದ ಕಥೆಯನ್ನು ಮಹಾಭಾರತದಲ್ಲಿಲ್ಲ ಅದು ಪ್ರತ್ಯೇಕ ಯಾರೋ ಬೇರೆ ಕಾವ್ಯ ಬರೆದಿದ್ದಾರೆ ಒಳ್ಳೆ ಕಥೆ ಅದು ದೇ ಯಮನನ್ನ ಗೆದ್ದವರು ಪಾಂಡವರು ಯಮುನನ್ನು ಗೆದ್ದವರು ಕಾಣೋ ಯಕ್ಷ ಸರೋವರದಲ್ಲಿ ಐದನೇ ಪಾಯಿಂಟು ಮಹಾರಾಜ ಧೃತರಾಷ್ಟ್ರ ಇದು ಬರೀ ಪಾಂಡವರ ಪ್ರಶ್ನೆ ಅಲ್ಲ ಲೋಕವನ್ನು ಕಾಪಾಡುವುದು ನಿನ್ನ ಕೈಯಲ್ಲಿದೆ ಎಷ್ಟು ಕೋಟಿ ಜನ ವಿಧವೆಯರಾಗ್ತಾರೆ ಎಷ್ಟು ಆನೆ ಕುದುರೆ ಹೋಗ್ತದೆ ತನದಿಂದ ಯುದ್ಧ ಮಾಡುವ ಒಂದು ಸ್ವಿಚ್ ಒತ್ತುವುದು ಬಟನ್ ಒತ್ತುವುದು ಸುಲಭ ಪಾಕಿಸ್ತಾನ ಅದನ್ನೇ ಮಾಡಿತು ಅರವತ್ತು ವರ್ಷ ಅಪ್ಪ ಪಾಕಿಸ್ತಾನದಲ್ಲಿ ಎಷ್ಟು ವಿಧವೆಯರಿದ್ದಾರೆ ಗೊತ್ತೇ ನಿಮಗೆ ಒಂದು ಕಾಶ್ಮೀರದಲ್ಲಿ ಇವತ್ತು ಯುದ್ಧ ಮಾಡುವುದಕ್ಕೆ ಅವರ ಮಿಲಿಟೆಂಟ್ಸ್ ಗುಂಪಿನಲ್ಲಿ ಅವನು ಯಾಸಿನ್ ಯಾಸರ್ ಮಲ್ಲಿಕ್ ಹೇಳ್ತಾನವನು we have lost all over youngsters ಕಾಶ್ಮೀರದಲ್ಲಿ ಗಂಡು ಹುಡುಗರಿಲ್ಲ ಯುದ್ಧ ಮಾಡುವುದಕ್ಕೆ ಎಪ್ಪತ್ತು ಸಾವಿರ ಹುಡುಗರನ್ನು ಬಲಿ ಕೊಟ್ಟಿದ್ದಾರೆ ಎಂ ವಿ ಕಾಮತ್ ಹೇಳಿದರು seventy thousand soldiers militants Muslims have been butcher ಆದ್ವಾನಿಯವರು ಮಾಡಿದರು ಅದನ್ನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಮಾಡಿದರು ಅವರ ಸೊಕ್ಕು ಮುರಿದಿದೆ ಈಗ ಆದರೆ ಆ ನಿರಪರಾಧಿ ಹೆಣ್ಣು ಮಕ್ಕಳು ಅವರು ಕೊಳೋ ಅಂತ ಹೇಳ್ತಾರೆ ಆ ಹಿಂದೂಗಳನ್ನು ಓಡಿಸಿದ್ದಾರೆ ನೋಡ್ಕೊಳ್ಳಿ ಯಾವನೊಬ್ಬ ಮೂರ್ಖ ಒಂದು ಬಟನ್ ಓದ್ತಾನೆ ಒಂದು ಬಾಂಬ್ ಹಾಕ್ತಾನೆ ಮತ್ತೊಂದು ಮಾಡ್ತಾನೆ ಕೋಟ್ ಜನ ನಿರ್ಪರಾಧಿಗಳು ಸಾಯ್ತಾರೆ ಮಹಾರಾಜರೇ ಪಾಂಡವರು ಮೇಲಕ್ಕೆ ಬರುವುದಕ್ಕೆ ನಿಮ್ಮ ಕೊಡುಗೆ ಏನಿಲ್ಲ ತನಕ ಏನು ಕೊಟ್ಟಿದ್ದೀರಾ ಅವ್ರಿಗೆ ನೀವು ಒಂದು ಒಳ್ಳೆ ಮಾತನಾಡಿದ್ದೀರಾ ಅವರು ಕಷ್ಟಪಟ್ಟು ಮೇಲಕ್ಕೆ ಬಂದರು ನೀವು ಕೊಟ್ಟದ್ದು ಕೊಡುಗೆ ಏನು ಬರೀ ಕಷ್ಟ ಕೊಟ್ಟಿದ್ದೀರಿ ಅವರಿಗೆ ಭೀಮನಿಗೆ ವಿಷ ಹಾಕಿದಿರಿ ಗಂಗೆಯಲ್ಲಿ ತಳ್ಳಿದ್ರಿ ಆರಕರಿಂದ ನಾ ಕಾಪಾಡಿಸಿದೆ ಆರ್ಗಿನ ಮನೆಗೆ ಬೆಂಕಿ ಹಚ್ಚಿದ್ರಿ ಲಡ್ಡಿ ಸಾಕಷ್ಟು ಅಸೆಂಬ್ಲಿನೋ ಅಂತ ಕೃಷ್ಣ ಈ ಸಭೆಗೆ ಗೊತ್ತಾಗಲಿ ದೇವರ್ಷಿಗಳಿಗೆ ಪಾಂಡವರು ಕೊಡಬಾರದು ಹಿಂಸೆ ಕೊಟ್ಟಿದ್ದೀರಿ ಎಲ್ಲರ ಎದುರಿಗೆ ದ್ರೌಪದಿಯ ಮಾನಕ್ಕೆ ಕೈ ಹಾಕಿದ್ದೀರಿ ನಾಚಿಕೆಟ್ಟವ್ರು ನೀವು ಇದೆಲ್ಲಕ್ಕೂ ಯಾರು ಕಾರಣ ಗೊತ್ತೇ ಮಹಾರಾಜರೇ ನೀವೇ ಕಾರಣ you are the greatest culprit ಸಭೆಯಲ್ಲಿ ಕೃಷ್ಣ ಹೇಳಿದ you are the greatest culprit ಎಲ್ಲಿ ಧರ್ಮಕ್ಕೆ ಮೋಸ ಬರ್ತದೆಯೋ ಯತ್ರ ಧರ್ಮೋ ಹಿ ಅಧರ್ಮೇಣ ಸತ್ಯಂ ಯತ್ರ ನೃತೇನ ಚ ಇದು ಒಂದೊಂದು ಶ್ಲೋಕ ಓದಿದ್ರೆ ಮುಗಿಯೋದಿಲ್ಲ ಇವತ್ತಿಯ ಪ್ರಸಂಗ ಹನ್ಯತೆ ಹತಾಸ್ತತ್ವ ಸಭಾ ಸಭಾಸದಃ ಭೀಷ್ಮರೇ ದ್ರೋಣರೇ ಕೃಪರೇ ಅಶ್ವತ್ಥಾಮರೇ ಧರ್ಮವೆಂಬುದನ್ನು ಅಧರ್ಮವು ಬಾಧಿಸ್ತಾ ಇರುವಾಗ ಯಾರು ಮೂಕ ಪ್ರೇಕ್ಷಕರಾಗಿರ್ತಾರೆಯೋ ಅವರು ಸತ್ತ ಸತ್ತಂತೆ ಬದುಕಿದ್ರು ಸತ್ತಂತೆ ಭೀಷ್ಮರೇ ನೀವು ಹೆಣವಾಗಿದ್ದೀರಿ ದ್ರೋಣರೇ ನೀವು ಹೆಣವಾಗಿದ್ದೀರಿ ಕೃಪಾಚಾರ್ಯರೇ ನೀವು ಹೆಣವಾಗಿದ್ದೀರಿ do you count them among living people are dead people ಯೋಚನೆ ಮಾಡಿ ನೀವು ಇದು ಅನರ್ಥವಾಯಿತು ಲೋಕದಲ್ಲಿ ಆದ್ದರಿಂದ ಆ ಶ್ಲೋಕ ಓದಬೇಕು ನಿಮಗೆ ಅನರ್ಥಂ ಅರ್ಥಂ ಮನ್ಮಾನಃ ಅಪ್ಯರ್ಥಂಚ ಅನರ್ಥಂ ಆತ್ಮನಃ ನಿಮಗೆ ಹೊರಗಿನ ಕಣ್ಣು ದೇವರು ಕೊಡಲಿಲ್ಲ ಅಯ್ಯೋ ಅಂತೇನೆ ಒಳಗಿನ ಕಣ್ಣು ಹೋಯ್ತೆ ಮಹಾರಾಜ ಅಧರ್ಮವನ್ನ ಧರ್ಮ ಅಂತ ತಿಳಿತಿ ಅನರ್ಥವನ್ನ ಅರ್ಥ ಅಂತ ತಿಳಿತಿ ಎಲ್ಲ ಇದನ್ನು ಮಕ್ಕಳಿಗೆ ಮೃತ್ಯುವಾಗ್ತದೆ ಮಾಡಿಸಿರೋದು ಅಲ್ಟಿಮೇಟ್ಲಿ ಅವ್ರಿಗೆ going to lose all your children ಶ್ರಾದ್ದ ಮಾಡೋದಕ್ಕೆ ಅವನು ಒಬ್ಬ ಉಳಿಯೋದಿಲ್ಲ ನಾಳೆ ಕೇಳ್ತೀರಿ ನನ್ನ ಒಬ್ಬ ಗಾಂಧಾರಿ ಕೇಳ್ತಾ ಕೃಷ್ಣನನ್ನು ಶ್ರಾದ್ದ ಮಾಡೋದಕ್ಕೆ ಒಬ್ಬನನ್ನು ಉಳಿಸ್ಬೋದಾಗಿತ್ತಲ್ಲ ಗಾಂಧಾರಿ ಕಳ್ತಾಳಿ ಮಾತನ್ನ ಉಳಿಸೋದು ಒಬ್ಬನನ್ನೇನು ನೂರು ಜನನ ಉಳಿಸ್ಬೋದಾಗಿತ್ತು ಬಹಳ ಸುಲಭವಾದ ಬೆಲೆ ಪಾಂಡವರಿಗೆ ಜಸ್ಟ್ ಡೂಯಿಂಗ್ ಜಸ್ಟಿಸ್ ಕೊಡಬೇಕಾದ ಕೊಟ್ಟಿದ್ರೆ ಉಳಿಸಿತ್ತು ಈಗ ಹೇಳಿದ್ದೇನೆ ಮಾತನ್ನ ಆದರೆ ನಾನು ಏನು ಹೇಳಿ ಧರ್ಮರಾಜನಿಗೆ ಏನು ಹೇಳಿ ಲೋಕದ ಋಷಿಗಳೆಲ್ಲ ಕೂತಿದ್ದಾರೆ ಅವರೆಲ್ಲರಿಗೆ ತೀರ್ಮಾನವಾಗಲಿ ಅಂತ ಹೇಳಿ ಆಸುರದಲ್ಲಿ ಕೂತ ಕೃಷ್ಣ ಇದು ರಾಯಭಾರ ದುರ್ಯೋಧನ ಮೇಲೆ ಕೆದ್ದ ಇದು ಶ್ಲೋಕ ಓದುವುದಿಲ್ಲ ಮತ್ತೆ ಅವನೇನು ಹೇಳ್ತಾರೆ ಏ ಕೃಷ್ಣ ಇದೆಲ್ಲ ಸಾಕು ಇದೆಲ್ಲ ಬೂಟಾಟಿಕೆ ನಡೆಯೋದಿಲ್ಲ ಇದು ಪೂತನೆ ಸಭೆಯಲ್ಲ ಇದು ಬಕ ಶಕಟ ಕಂಸ ಕೂತಿರೋ ಸಭೆಯಲ್ಲ ನಿನ್ನ ಗೀದು ಎಲ್ಲ ಮುಗೀತು ಏನು ಬೆಟ್ಟ ಎತ್ತಿದ್ಯೋ ಹಾವು ಈ ಗಾರುಡಿ ಏನು ಮಾಡಿದ್ಯೋ ಅದು ನಡೆಯೋದಿಲ್ಲ ಇಲ್ಲಿ ನೇರವಾಗಿ ಮಾತನಾಡು ನೀ ಬಂದಿರೋದು ನನಗೆ ಗೊತ್ತಿಲ್ವೇನು ಪಾದಯಾತ್ರೆ ಮಾಡ್ಕೊಂಡು ಅಲ್ಲಲ್ಲೇ ಜನಗಳನ್ನು ಎತ್ತಿ ಕಟ್ಟಿ ನನ್ನ ಮೇಲೆ ಲೋಕವೆಲ್ಲ ಬಯ್ಯೋ ಹಾಗೆ ಮಾಡ್ತಾ ಬಂದಿದ್ದೀಯಲ್ಲ ಎಲ್ಲರೂ ನನ್ನನ್ನೇ ಯಾತಕ್ಕೆ ಬೈತೀರಿ ಇಂದ ಹೇ ಬ್ರಾಹ್ಮಣರೇ ಋಷಿಗಳೇ ಮುನಿಗಳೇ ಎಲ್ಲರೂ ನನ್ನನ್ನೇ ಬೈತೀರಿ ನಾನೇನು ತಪ್ಪು ಮಾಡಿದೆ ಕೃಷ್ಣ ನೀನು ಮಾಡುವುದು ನ್ಯಾಯವಾದಂತಹ ಮಾತಲ್ಲ ನೀನು ಪಾಂಡವ ಪಕ್ಷಪಾತಿ ಎಷ್ಟಾದರೂ ಅವರ ಕಡೆ ಇರೋವನು ಅವ್ರಿಗೆ ಅನುಕೂಲ ಆಗಲಿ ಅಂತ ಬಂದಿದ್ದೀಯ ಹೊರತು ನನಗೂ ಅವ್ರಿಗೂ ಇಬ್ಬರಿಗೂ ಸಮವಾದಂಥ ಮಾತ್ರ ನೀನಾಡ್ತಾ ಇಲ್ಲ ಫಾರ್ ದಟ್ ಮ್ಯಾಟರ್ ವಿದುರ ಕೂತಿದ್ದ ವಿದುರ ತತ್ತಿನ ಮಗ ನೀನು ಪಾಂಡವ ಪಕ್ಷಪಾತಿ ದ್ರೋಣರ ಹತ್ರ ಹೋದ್ರ ತಾತ ನೀನು ಮುಸುಳಿ ನೀನು ಪಾಂಡವ ಪಕ್ಷಪಾತಿ ಆಚಾರ್ಯರೇ ದ್ರೋಣರೇ ಪಿಂಡ ತಿಂದಿದ್ದೀರಿ ನಮ್ಮ ಕಡೆ ನೀವು ಅವರ ಕಡೆಯೇ ಕೃಪಾಚಾರ್ಯರ ಅಶ್ವತ್ಥಾಮ ಸಮಯ ಬಂದ್ರೆ ಬ್ರಾಹ್ಮಣರೆಲ್ಲ ಹಾಗೆ ಆ ಕಡೆ ಸೇರ್ಕೊಂಡ್ಬಿಡೋರು ಒಬ್ಬರು ನನಗೆ ಹಿತವಹಿಷಿಗಳಿಲ್ಲ ನಡೆದದ್ದೇನು ಕೃಷ್ಣ ನೀನು ಇರಲಿಲ್ಲ ಅವತ್ತು ಹೇಳ್ತೇನೆ ಕೇಳು ಧರ್ಮರಾಜ ತಾನೇ ಜೂಜಾಡಬೇಕು ಅಂತ ಬಂತ ನಾವೇನು ಕರೆದಿದ್ವಿ ಅವನನ್ನ ಕೇಸ್ ಬದಲಿ ಮಾಡಿಬಿಟ್ಟ ನೋಡಿ ಈ ಶ್ಲೋಕ ಓದಬೇಕು ಅವನು ಜೂಜು ಪ್ರಿಯ ಜೂಜು ಗೊತ್ತಿಲ್ಲದೆ ಇದ್ದವನು ಅವನು ಬರಬಾರ್ದಾಗಿತ್ತು ನೀ ಕರೆದಿಯಲ್ಲೋ ಹಾಗಲ್ವೇ ನಾ ಕೇಳಿದ್ದು ನಾ ಕರೆಯೋದು ಕರೀತೇನೆ ಬರೋದಿಲ್ಲ ಅಂತ ಹಾಕಲಿಲ್ಲ ಅವನು ನಾ ಬಾಟ್ಲಿ ಕೊಡೋದು ಕೊಡ್ತೇನೆ ಅವನ್ ಯಾಕೆ ಕೊಡೋದು ಅದನ್ನ ಅಟೆಂಪ್ಟ್ ಮಾಡಿದವನು ತಪ್ಪಿಲ್ವಂತೆ ಆದ್ರಿಂದ ಅವನೇ ಬಂದ ಅವನೇ ತನ್ನ ಇಷ್ಟದಂತೆ ಏನು ಬಂಚ್ ಆಫ್ಟರ್ ಬಂಚ್ ಹಣ ಕೊಳಗ ಭತ್ತ ಭೂಮಿ ಆನೆ ಕುದುರೆ ಸೈನ್ಯ ರಸ ಎಲ್ಲವನ್ನಿಟ್ಟು ಹೆಂಡತಿಯನ್ನಿಟ್ಟು ಅವನೇ ಸೋತ ನಾ ಹೇಳಿದ್ನಿ ಅವನಿಗೆ ಅವನೇ ಸೋತದ್ದನ್ನು ಇವತ್ತು ವಾಪಸ್ ಕೊಡು ಅಂತ ಕೇಳ್ತಿರಲ್ಲ ಆಟ ಆದ್ರೆ ಮುಗಿದೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಮಾತಾಡಿದ್ರೆ ಹೋಯ್ತು ಈಗ ನೀವು ಯುದ್ಧಕ್ಕೆ ಕೊಡದೆ ಯುದ್ಧ ಮಾಡ್ತೀವಿ ಅಂತ ಹೇಳ್ತಲ್ಲ ಕೃಷ್ಣ ಇದು ನಿಜವಾಗಿದ್ರೆ ಅವತ್ತೇ ಪಾಂಡವರು ಯುದ್ಧ ಮಾಡಬಹುದಾಗಿತ್ತಲ್ಲ ಲೇ ಕಳ್ಳ ಅವತ್ತೇನ್ ಮಾಡ್ತಿದ್ದೆ ನೀನು ನೀನು ಯಾತಕ್ಕೆ ಬರಲಿಲ್ಲ ಅವತ್ತು ಪಾಂಡವರು ಪಕ್ಷಪಾತವಾಗಿ ಸಭೆಯಲ್ಲಿ ಭೀಷ್ಮ ದ್ರೋಣರು ಯಾರು ಗೆಲ್ಲೋಕ್ಕಾಗೋದಿಲ್ಲ ಪರಶುರಾಮರನ್ನೇ ಗೆದ್ದವರು ದ್ರೋಣಾಚಾರ್ಯರು ಸಾಕ್ಷಾತ್ ಪರಶುರಾಮರ ಶಿಷ್ಯರು ಕರ್ಣನಂತೂ ಪರಶುರಾಮರ ಶಿಷ್ಯ ಅರ್ಧರಾಜ್ಯ ಪಾಂಡವರು ಸೇರಬೇಡವನೆಯ ಅಂತ ಕೇಳಿದ್ರೆ ಆಗ ನಾನು ಮೈನರಾಗಿದ್ದೆ ನಾನು ಕೇಳಿದೆ ನಮ್ಮಪ್ಪ ಪಾಂಡವರ ರಾಜ್ಯ ಕೊಟ್ಟಿದ್ದೇ ತಪ್ಪು ಮುಡಿಯಲ್ಲಿ ಹೋದ್ ಪಾಯಿಂಟು ಶ್ಲೋಕ ಓದಿದ್ರೆ ಕಡಿಬಿಡಿ ನಿಮಗೆ ಆ ಲಾಜಿಕ್ ಅರ್ಥ ಆಗೋದಿಲ್ಲ ನನ್ನೊಂದು ಮಾತನ್ನು ಕೇಳಿದೆ ನಮ್ಮ ಅಪ್ಪನನ್ನೂ ಕೇಳಿದೆ ಭೀಷ್ಮ ಮುದುಗೂಬೆ ಮಾಡಿದ ತಪ್ಪು ರಾಜ್ಯವನ್ನ ಇಡೀ ರಾಜ್ಯವನ್ನ ಯುಧಿಷ್ಠರನಿಗೆ ಯುವರಾಜ ಅಂತ ಕೊಟ್ಟ ಆಮೇಲೆ ಅರ್ಗಿನ ಮನೆ ಅಂತ ಬಂದ ಯಾರು ಮಾಡಿದ್ರು ಏನು ಮಾಡಿದ್ರು ನಾವು ಸುಡೋಕೆ ಹೋಗಿದ್ವಿ ಪಾಂಡವರನ್ನ ನಮ್ದೇ ತಪ್ಪಿಲ್ಲ ಇದು ಮನೆಗೆ ಬೆಂಕಿ ಬಿದ್ದು ನಾವೇನು ಮಾಡಬೇಕು why do blame you for all accidents ಬಂದರೆ ಅರ್ಧ ರಾಜ್ಯ ಕೊಟ್ಟ ಮತ್ತೆ ತಿರುಗಿ ಭೀಷ್ಮ ನಾನು ಕೇಳಿದ್ದೆ ಅವತ್ತು ಮನೆಗೆ ಯಜಮಾನ ಮುಂದೆ ವಾಸದಾರ ಆಗೋನು ನನಗೊಂದು ಮಾತನ್ನು ಕೇಳಿದೆ ಕೊಟ್ಟ ಕೊಟ್ಟಿದ್ದೆ ತಪ್ಪು ಹಾಗೆ ನೋಡಿದ್ರೆ ಈ ಕುಂತಿ ಮಕ್ಕಳು ಯಾವುದೋ ವ್ಯಭಿಚಾರ ಕೊಟ್ಟಿದವರೇ ಹೊರತು ಪಾಂಡವಿರ ಮಕ್ಕಳೇ ಅಲ್ಲ ಅಂತ ಅಲ್ಲಿ ತನಕ ಹೋಯ್ತು ಮಾತು ಆಗ ಕೃಷ್ಣ ಕೇಳ್ತಾನೆ ಪುತ್ರ ರಾಜ್ಯವಿಲ್ಲದೆ ಹೋದರೆ ನಿಮ್ಮಪ್ಪ ಎಲ್ಲಿಂದ ಬಂದ ಅಂತ ಕೇಳಿದ ಇದು ಭಾಷಣ ನಾಟಕ ನೋಡಿ ಹಾಕಿ ಚಪ್ಪಾಳೆ ಹಾಕಿ ಇದು ಒಂದೊಂದು ಮಾತು ಕವಿಗಳು ಓದೋದಕ್ಕೆ ವೇಳೆ ಇಲ್ಲ ನಾನು ಏನು ಮಾಡಲಿ ಕ್ಷಮೆ ಮಾಡಿ ನಾಳೆ ಬೇರೆ ಸ್ಟ್ರೈಕ್ ಒಂದು ಬಂದು ಕೂತ್ಕೊಂಡಿದೆ ಆದ್ರಿಂದ ತಪ್ಪು ತಿಳಿಯಿದೆ ರಾಜ್ಯವನ್ನು ಕೊಟ್ಟದ್ದನ್ನೇ ಸರಿ ಮಾಡ್ತಾ ಇದ್ದೇವೆ ನಮಗೆ ಸೇರಬೇಕಾಗಿತ್ತು ಪಾಂಡವರ ಮೇಲೆ ನಮಗೇನು ದ್ವೇಷ ಇಲ್ಲ ಸಾಮಾನ್ಯ ಪ್ರಜೆಗಳಂತೆ ನಮ್ಮ ಊರಲ್ಲೆಲ್ಲಾರು ಒಂದು ಕಡೆ ಅವರು ಇದ್ದುಕೊಂಡು ಇರಲಿ ನಾ ಬೇಡ ಅನ್ನೋದಿಲ್ಲ ಅಥವಾ ಅವರು ಒಗ್ಗಿದೆ ಅಂದರೆ ಕಾಡಿಗೆ ಬೇಕಾದ್ರೆ ಹೋಗಲಿ ಒಂದು ಸೂಜಿಯ ಮೊನೆಯಷ್ಟು ಭೂಮಿಯನ್ನು ನಾನು ಪಾಂಡವರು ಕೊಡೋದಿಲ್ಲ ಯಾವದ್ದಿ ತೀಕ್ಷ್ಣಯ ಸೂಚ್ಯ ವಿದ್ಯೇತ ಅಗ್ರೇಣ ಕೇಶವ ತಾವದಪಿ ಅಪರಿತ್ಯಾಜ್ಯಂ ಭೂಮೇನ ಪಾಂಡವಾನ್ ಪ್ರತಿ ಸೂಜಿ ಮನೆ ಊರಿದಷ್ಟು ಬರುತ್ತೆ ನೋಡಿ ಪಾಯಿಂಟು ಅಷ್ಟು ಭೂಮಿಯನ್ನು ಕೊಡೋದಿಲ್ಲ ಅದಕ್ಕೆ ಕೃಷ್ಣ ಎರಡನೇ ಸಲ ಉತ್ತರವನ್ನು ಹೇಳ್ತಾನೆ ದುರ್ಯೋಧನ ಇದು ಆಡ್ತಾ ಇಲ್ಲ ಮಾತು ನಿನ್ನ ಬಾಯಲ್ಲಿ ಮೃತ್ಯು ದೇವತೆ ಆಡಿಸ್ತಾ ಇದೆ ನಿನ್ನ ಮಾತಲ್ಲ ಇದು ಅಂದ್ರೆ ಸಾಯಬೇಕು ಅಂತ ಕೊರಳಿಗೆ ಕಲ್ಲು ಕಟ್ಟಿಕೊಂಡು ಸಮುದ್ರದಲ್ಲಿ ಬೀದರೆ ಯಾರು ಉಳಿಸಲಾರರು ಹಾಗೆ ಆಯಿತು ನೀನಂದಿದ್ದ ಮಾತು ಕೇಳ್ತೇನೆ ಜೂಜ್ ಅನ್ನೋದು ಸರ್ವನಾಶಕರ ಅಲ್ಲವೇನೋ ಧರ್ಮರಾಜನೇನೋ ಆಡಿದ ನೀನು ನಿನಗೂ ಗೊತ್ತಿರಬೇಡ ಆ ಮಾತು ಜೂ ಅಕಸ್ಮಾತ್ ನೀನೇ ಸೋತಿದ್ರೆ ಏನು ಮಾಡ್ತಿದ್ದ ಜೂಜಿನಲ್ಲಿ ಆ ಶಕುನಿ ಇದ್ದ ಅದು ಲೋಡೆಡ್ ಡೈಸ್ ಅದರೊಳಗೆ ಏನು ಹಾಕಿದ್ನೋ ಪಗಡೆ ದಾಳದ ಒಳಗಡೆ ಅದು ಬಿಟ್ಟರೆ ಒಂದೇ ಬರ್ತಿತ್ತು ಅದರಲ್ಲಿ ಆ ಒಂದು ಎರಡು ಮೂರು ಈಗ ಉರುಳಿಸಿದ್ರೆ ಎಷ್ಟು ಉರುಳಿದ್ರು ಒಂದಕ್ಕೆ ಒಂದು ನಿಂತ್ಕೊಳ್ತಿತ್ತು ತಕ್ಕಡಿಯಲ್ಲಿ ಕೆಲವರು ವೈಶ್ಯರು ಕೆಳಗಡೆ ಮ್ಯಾಗ್ನೆಟ್ ಅನ್ನಿಟ್ಟು ಮೋಸ ಮಾಡುವಂತೆ ತಿರುಪತಿಗೆ ಹೋಗಿದ್ದು ಒಂದು ಪಾತ್ರೆ ತಗೊಂಡ್ಬರ್ಬೇಕು ನಮ್ಮ ತಾಯಿ ಕಾಲು ತಿರುಪತಿಗೆ ಹೋದ್ರೆ ಪಾತ್ರೆ ತರಬೇಕು ಮನೆಯಲ್ಲಿ ಸರಿಯಾಗಿ ತೂಕ ಮಾಡಿ ನೋಡಿ ಸ್ವಾಮಿ ನಿಮ್ಮ ಮೋಸ ಮಾಡೋದಿಲ್ಲ ಅದು ಬೇರೆಯವ್ರಿಗೆ ಮಾಡ್ತೀವಿ ಈ ಬಟ್ಲು ಮೇಲೆ ಕೇಳದೆ ಇರೋದಕ್ಕೆ ಇಲ್ಲಿ ಕೆಳಗಡೆ ಮ್ಯಾಗ್ನೆಟ್ ಹಾಕ್ತೀವಿ ಅಂತ ತೋರಿಸಿದ್ರು ಒಬ್ರು ಅದನ್ನ ಅಂದಮೇಲೆ ನನಗೂ ಮಾಡ್ಬೋದಾಗಿತ್ತಲ್ಲ ಅದನ್ನ ನಾಮ ನೋಡಿ ಹೆದರನ್ನು ಏನು ಕಟ್ಟೋ ಗೊತ್ತಿಲ್ಲ ಅದು ಜೂಜು ಸರ್ವನಾಶಕರ ಏ ದುರ್ಯೋಧನ ಅತ್ತಿಗೆ ಮಾನಕ್ಕೆ ಕೈ ಹಾಕಲಿಲ್ವೇನೋ ನೀನು ನೀನೇ ಹೇಳಿದ್ದು ಕರ್ಣ ನೀನೇ ಹೇಳಿದ್ದು ಧರ್ಮೇಶ್ವರ ಅಂತ ಮಾತನಾಡ್ತಾ ಇದ್ದೀಯೇ ಅತ್ತಿಗೆ ಮಾನ ಕೈ ಹಾಕಿದ್ದೀಯೇ ಭಯಂಕರ ಪ್ರತಿಜ್ಞೆ ಮಾಡಿದ್ದಾರೆ ಆ ಪ್ರತಿಜ್ಞೆನವರು ಈಡೇರಿಸ್ಕೊಳ್ತಾ ಇದ್ದಾರೆ ಆರಿಗಿನ ಮನೆ ನಿನ್ನ ಪಾತ್ರವಿಲ್ಲವೇ ಹೇಳೇನು ವಿದುರ ಸಾಕ್ಷಿ ಹೇಳೋ ಅಂದ ವಿದುರ ಹೇಳೋ ಅದೇನ್ ನಡೀತಂತ ಹೇಳೋ ನೀನು ಮಿಥ್ಯಾವೃತ್ತಿಯ ನೀನು ಅಪರಾಧಿಯಲ್ಲ ನಿನ್ನ ಕಡೆಗೆ ನ್ಯಾಯವಿದೆ ಅಂತ ಮಾತನಾಡ್ತಾ ಇದ್ದೀಯಲ್ಲ ಅಂತ ಹೇಳ್ತಾ ಹೇಳ್ತಾ ಕೃಷ್ಣ ಒಂದು ಮಾತನ್ನು ಹೇಳಿದ ಮಹಾರಾಜ ಈಗ ಯುದ್ಧವನ್ನು ತಡೆಯುವುದಕ್ಕೆ ಒಂದೇ ದಾರಿ ನಿನ್ನ ಮಗನನ್ನು ನೀನು ಕಟ್ಟಿ ಹಾಕಿ ಹಗ್ಗದಿಂದ ಬಂಧಿಸಿ ಧರ್ಮರಾಜನಿಗೆ ಒಂದು ಮೂಟೆಯಂತೆ ಕಾಣಿಕೆಯಂತೆ ಕೊಟ್ಬಿಡು ಹಣ ಬೇಡ ಕಾಸು ಬೇಡ ನಾ ತಗೊಂಡೋಗಿ ಅವನ ಪಾದದಲ್ಲಿ ಹಾಕಿಬಿಡ್ತೇನೆ ಅವನು ಉದಾರವಾಗಿ ಹಾಗೆ ನಡೆಸ್ಕೊಳ್ತಾನೆ ಕೊಟ್ಟಿಗೆ ಹಸುವ ಮತ್ತೊಂದು ರೀತಿಯಲ್ಲಿ ನಿನ್ನ ಮಗ ಉಳಿತಾನೆ ಎಲ್ಲೋ ಒಂದು ಕಡೆ ಕಾಲು ಕಾಸುವಾಗಿ ಜೀತವರ್ತಿ ಮಾಡಿಕೊಂಡು ನಿನ್ನ ತೊಂಬತ್ತೊಂಬತ್ತು ಮಕ್ಕಳು ಉಳಿತಾರೆ ಅವನ ನಾನು ಕೊಟ್ಟುಬಿಡು ಕಟ್ಟಿ ಹಾಕಿ ಕೊಡು ಅಂತ ಕೇಳಿದ ಕೃಷ್ಣ ಈ ಮಾತನ್ನು ಕೇಳಿ ದುರ್ಯೋಧನ ಸಭಾತ್ಯಾಗ ಮಾಡಿದ ದುಶಾಸನ ಎದ್ದು ಹೋದ ಕರ್ಣ ಎದ್ದು ಹೋದ ಶಕುನಿ ಎದ್ದು ಹೋದ ಎದ್ದು ಹೋಗಿ ಏನು ಮಾಡಿದರು ಉತ್ತರ ಕ್ಷಣದಲ್ಲಿ ದೂತರನ್ನು ಯಮದೂತರಂತೆ ಕೆಲವರನ್ನು ಕರ್ಕೊಂಡು ಬಂದು ಹಗ್ಗ ತಗೊಂಡ್ಬಂದು ಕೃಷ್ಣನನ್ನು ಕಟ್ಟಬೇಕು ಅಂತ ಬರ್ತಾ ಇದ್ದಾರೆ ಆ ಸಭೆಯಲ್ಲಿ ಕೃಷ್ಣ ನೋಡಿದ ಸಾತ್ವಿಕೆ ಮೇಲೆ ಕೆದ್ದ ಯಾದವ ಸೈನ್ಯ ಹೊರಗಡೆ ನಿಂತಿತ್ತು ಕೃಷ್ಣ ಸನ್ನೆ ಮಾಡಿದ ಬೇಡ ಬೇಡ ಸುಮ್ಮನೆ ಇರು ಕೃಷ್ಣ ಆಯುಧ ತಂದಿದ್ದೇವಲ್ಲ ಆಯುಧ ತಂದಿದ್ದೇವಲ್ಲ ಅಲ್ಲ ಒಬ್ಬನ ಪಾಪಕ್ಕೆ ಎಲ್ಲರನ್ನ ಯಾತ ಕೊಲ್ಲಬೇಕು ಅಸಹಾಯಕ ಏನಿಲ್ಲ ಸುಮ್ಮನೆ ರುಂದ ಎದ್ದು ನಿಂತ ಇವತ್ತೆಷ್ಟು ಸುದೃಢವಾಗಿ ಅಲಂಕಾರ ಮಾಡಿಕೊಂಡಿದ್ದಾನೆ ನೋಡಿ ಕೃಷ್ಣ ಅವನು ಹೇಳ್ತಾನೆ ಏಕೋಹಮಿತಿ ಯನ್ಮೋಹಾತ್ ಮನ್ಯಸೆ ಮಾಂ ಸುಯೋಧನ ವೇದಾಂತ ಬಂತು ಇದರಲ್ಲಿ ನಾನು ಒಬ್ಬನೇ ಇದ್ದೇನೆ ಅಸಹಾಯಕ ಅಂತ ತಿಳ್ಕೊಂಡಿದ್ದೀಯೇ ದುರ್ಯೋಧನ ನಾನು ನಿನ್ನಲ್ಲೂ ಇದ್ದೇನೆ ಎಂದ ನಾನು ಒಬ್ಬನೇ ಹೌದು ಆದರೆ ಎಲ್ಲವೂ ಹೌದು ನಾನು ಎಲ್ಲದರಲ್ಲಿದ್ದೇನೆ ನಾನು ಡಿಜಿಟಲ್ ಅರ್ಥಮೆಟಿಕಲ್ ಒನ್ ಅಲ್ಲ ನಾನು ಯೂನಿವರ್ಸಲ್ ಒನ್ ಇನ್ಫಿನಿಟಿ ಒನ್ ಇದು ಯಾರು ಕಟ್ತೀರಿ ನನ್ನನ್ನು ನೋಡೋಣ ಬನ್ನಿ ಎಂಬುದ ಪರಿಭೂಯ ಸುಹೃದುರ್ಬುದ್ಧೆ ಗ್ರಹಿ ತುಮ್ಮಾಂ ಚಿಕೀರ್ಷಸಿ ಹೇ ಪ್ರೀತಿಯಿಂದ ಕಟ್ಟೋಗಿ ಬಂದ್ಲು ಭಯದಿಂದ ಕಟ್ಟೋಗಿ ಬಂದ್ಲು ನಮ್ಮ ಅಮ್ಮನೇ ನನ್ನ ಆಗಲಿಲ್ಲ ಕಾಣೋ ಬೆಳೆಸಿದ ತಾಯಿ ನಾನು ಕಟ್ಟೋಕ್ಕಾಗಲಿಲ್ಲ ಪ್ರೀತಿಯಿಂದ ನೀ ಕಟ್ತೀಯಾ ಬಾರೋ ಕಟ್ಟು ಅಂದ ಹೇಳಿದವನೇ ವಿಶ್ವರೂಪವನ್ನು ತೋರಿಸ್ತಾನೆ ಸ್ವಾಮಿ ಹಾಕಿ ಸಸ್ಯ ಬ್ರಹ್ಮ ಲಲಾಟ ಹಣೆಯಲ್ಲಿ ಚತುರ್ಮುಖ ಬ್ರಹ್ಮ ಕಾಣಿಸ್ತಿದ್ದಾನೆ ರುದ್ರೋ ಭವತಿ ಎದೆಯಲ್ಲಿ ಮಹಾರುದ್ರದೇವ ಲೋಕಪಾಲ ಭುಜೇಶು ಅಗ್ನಿ ವರುಣ ತೋಳುಗಳಲ್ಲಿ ಆದಿತ್ಯೈಶ್ಚೈವ ಸಾಧ್ಯಾಶ್ಚ ವಸವಃ ಶುನಾವಪಿ ಮರುತಶ್ಚ ಸಹೇಂದ್ರೇಣ ಪ್ರಾದುರಾಸ್ತಾಂ ತದಾ ದೌರ್ಭ್ಯಾಂ ಸಂಕರ್ಷಣ ಧನಂಜಯವು ಒಂದು ತೋಳಲ್ಲಿ ಅರ್ಜುನ ಒಂದು ಕೋಳಲ್ಲಿ ಸಂಕರ್ಷಣ ಬಲರಾಮದೇವ ಎಲ್ಲವನ್ನು ತೋರಿಸ್ತಾ ಇದ್ದಾನೆ ಆ ಬೆಳೆದು ಬೆಳೆದು ಬೆಳೆದು ಕೃಷ್ಣರೂಪ ಸಭಾಮಂಟಪವನ್ನು ತುಂಬಿಕೊಂಡು ಬಿಟ್ಟಿತು ಎಲ್ಲ ಎಲ್ಲ ಏನು ಆಶ್ಚರ್ಯವಾಯಿತು ಇದಾದ ಉತ್ತರ ಕ್ಷಣದಲ್ಲಿ ಧೃತರಾಷ್ಟ್ರ ನೋಡೋಕ್ಕಾಗಲಿಲ್ಲ ಕಣ್ಣು ಕೊಡ್ತೇನೆ ಅಂತ ವ್ಯಾಸರು ಹೇಳಿದ್ರು ನೋಡೋ ನೋಡೋ ಅಪರೂಪವಾದದ್ದು ಬೇಡ ಬೇಡ ಜ್ಞಾತಿ ವಿಧ ನೋಡೋಕೆ ಇಷ್ಟ ಇಲ್ಲ ಅಂದ ಅವರು ಪಾಪಿ ನೆಮಿಯಲ್ಲಿ ಉಳಿದವರು ಕಣ್ಣು ಮುಚ್ಚಿಕೊಂಡ್ರು ನಾಲ್ಕು ಜನ ಕೃತೆ ದ್ರೋಣಂಚ ಭೀಷ್ಮಂಚ ವಿದುರಂಚ ಸಂಜಯಂಚ ಈ ನಾಲ್ವರು ಬಿಟ್ಟು ಉಳಿದವರು ಕಾಣಿಸ್ತಾ ಇಲ್ಲ ಕಣ್ಣು ಮುಚ್ಕೊಂಡ್ಬಿಟ್ರು ಅವರು ಆರತಿ ಮಾಡುವಾಗ ದೇವರಿಗೆ ದೇವಸ್ಥಾನದಲ್ಲಿ ಕಣ್ಣು ಮುಚ್ಕೊಳ್ತಾರೆ ಕೆಲವರು ಆ ರೀತಿಯಲ್ಲಿ ದುಡ್ಡು ಕಟ್ಟಿ ಲಕ್ಷ ರೂಪಾಯಿ ಕೊಟ್ಟು ಉದಯಾಸ್ಮಾನ ಸೇವೆ ಮಾಡೋಕೆ ಹೋಗಿ ಆರತಿ ಎತ್ತುವಾಗ ಸ್ವಾಮಿ ನಮ್ಮಪ್ಪ ಅಂತ ಏನು ದುರ್ಬುದ್ಧಿ ನೋಡಿ ಕಣ್ಣು ಮುಚ್ಚಿ ಒಳಗೆ ಧ್ಯಾನ ಮಾಡುವುದಾಗಿದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಿ ನಿಮ್ಗೆ ಆ ಯೋಗ ಶಕ್ತಿ ಇದ್ರೆ ಅಲ್ಲ ಕಣ್ಣು ತುಂಬ ಕಣ್ಣಾರೆ ಕಣ್ಣನ ಅಚ್ಯುತನ ದರ್ಶನ ಮಾಡಬೇಕು ಅದೆಲ್ಲ ಕಣ್ಣು ಮುಚ್ಚಿಕೊಂಡ್ರು ಉತ್ತರ ಕ್ಷಣದಲ್ಲಿ ಇನ್ನೊಂದು ಮಾಯ ಬೀಸಿದ ಕೃಷ್ಣ ಸಭೆಯಲ್ಲಿದ್ದ ಒಬ್ಬೊಬ್ಬರು ಇನ್ನೊಬ್ಬರಿಗೆ ಕೃಷ್ಣನಂತೆ ಕಾಣುವುದಕ್ಕೆ ಆರಂಭವಾದರು ಸರ್ವಂ ವಯಂ ಜಗತ್ ಕಟ್ತೀಯ ಎಲ್ಲ ಕಡೆ ಎಲ್ಲ ಕಡೆ ಇದ್ದೆ ನಾನು ದುರ್ಯೋಧನ ಕಡೆಯವರು ಬಂದರು ನೋಡಿದರು ಕರ್ಣ ದುರ್ಯೋಧನನ್ನೇ ಹಗ್ಗದಿಂದ ಕಟ್ಟಿದ ದುರ್ಯೋಧನ ಕರ್ಣನನ್ನು ಕಟ್ಟಿದ ಇವರಿಬ್ಬರೂ ಸೇರಿ ಶಕುನಿಯನ್ನು ಕಟ್ಟಿದರು ಉತ್ತರ ಕ್ಷಣದಲ್ಲಿ ಸಾತ್ವಿಕೆ ಜೊತೆಯಲ್ಲಿ ಕೃಷ್ಣ ಇವರು ಸಾಯಿಲಿ ಅಂತ ಹೇಳಿ ಸಭೆಯಿಂದ ಹೊರಗೆ ಹೊರಟಿದ್ದಾನೆ ನೇರವಾಗಿ ಕುಂತಿ ಇದ್ದ ಮನೆಗೆ ಬಂದ ಸೋದರತ್ತೆ ಇವರು ಕೃಷ್ಣ ಹೋದ ಮೇಲೆ ನೋಡ್ತಾರೆ ಏನು ಮಾಡಿದ್ದಾರೆ ಒಬ್ಬರೊಬ್ಬರನ್ನು ಕಟ್ಟಾಕಿದ್ದಾರೆ ಹಾಕಿದ್ದಾರೆ ಇದು ವಿಶ್ವರೂಪ ಇದು ನಾಳೆ ಬೇರೆ ವಿಶ್ವರೂಪ ಆಮೇಲೆ ಕುಂತಿಯನ್ನ ಸಂತೈಸ್ತಾನೆ ಏನಾಯಿತು ಕೃಷ್ಣ ಅದು ಏನಾಗುತ್ತೆ ಗೊತ್ತು ಫೋರ್ ಕಾನ್ ಕನ್ಕ್ಲೂಷನ್ ಅವ್ರ ಮೂರ್ಖರು ಕೇಳೋದಿಲ್ಲ ಅಂತಿತ್ತು ಶಕಿ ಆ ಹೇಳೋ ಮಾತು ಹೇಳಿದೆ ಒಂದು ಪರಿಣಾಮ ಆಗಿದೆ ಧೃತರಾಷ್ಟ್ರ ಬೆದರಿದ್ದಾನೆ ಭೀಷ್ಮನಿಗೆ ಅಧೈರ್ಯವಾಗಿದೆ ದ್ರೋಣನಿಗೆ ಸುತರಾಮ್ ಧೈರ್ಯವಿಲ್ಲ ಕರ್ಣನು ಏನು ಮಾಡ್ತಾನೋ ಅವನು ಒಳ್ಳೆ ಮಾತು ಬರುತ್ತೆ ಮುಂದೆ ತೋರಿಸ್ತೇನೆ ಮೂಲದಲ್ಲಿ ಇದು ಚೆನ್ನಾಗಿದೆ ಆದ್ರಿಂದ ಮಾಡೋದು ಮಾಡಿದ್ದೆ ಅಂತಾಯಿ ಆಗೋದಾಗುತ್ತೆ ನಿನ್ನ ಮಕ್ಕಳಿಗೆ ಏನಾದರೂ ಸಂದೇಶ ಹೇಳೋದಿದ್ರೆ ಹೇಳು ಅಂದ್ರೆ ಅರ್ಜುನನಿಗೆ ಹೇಳು ನೀ ಹುಟ್ಟಿದ ಪುರುಷಾರ್ಥ ಸಾರ್ಥಕವಾಗಲಿ ಭೀಮನಿಗೆ ಹೇಳು ಮಕ್ಕಳನ್ನು ವೀರ ತಾಯಿ ಯಾತಕ್ಕೆ ಹಡಿಯುತ್ತಾಳೆಯೋ ಅದು ಸಿದ್ಧವಾಗಲಿ ಅಂತ ಹೇಳು ಧರ್ಮರಾಜ ವೇದ ಓದಿ ಓದಿ ಉರು ಹೊಚ್ಚದವನು ಬುದ್ಧಿಮಂಕಾಗುವಂತೆ ನೀ ಬುದ್ಧಿಮಂಕಾಗಬೇಡ ಅಂತ ಹೇಳು ಈ ಮಾತನ್ನು ಹೇಳು ಮಕ್ಕಳಿಗೋಸ ಉಸು ಇಟ್ಕೊಂಡಿದ್ದೇನೆ ಅಂತ ಹೇಳಿ ಯಾವತ್ತೋ ಹೋಗ್ಬಿಡ್ತಿದ್ಲು ನಿಮ್ಮ ತಾಯಿ ನಿಮಗಾಗಿ ಗೊತ್ತಿದ್ದಾಳೆ ಅಂತ ಹೇಳು ಅಂತ ಹೇಳಿ ಕಳಿಸಿದ ಮೇಲೆ ಇನ್ನೊಂದು ದಿವಸ ಎರಡು ದಿವಸ ಅಲ್ಲೇ ಇದ್ದ ಏನಾಗುತ್ತೆ ಅಂತ ನೋಡಿಕೊಂಡು ಒಂದು ದಿವಸ ಕರ್ಣನನ್ನು ಕರೆದ ಇಲ್ಲಿ ಊರ ಆಚೆ ಕರ್ಕೊಂಡು ಹೋದ ಪುಸಲಾಯಿಸಿ ಕರ್ಣ ನೀನು ಕುಂತಿ ಮಗ ಕಾಣು ಅಂದ ಸರ್ವಂಚೈವಾಭಿಜಾನಾಮಿ ಪಾಂಡೋ ಪುತ್ರೋಸ್ಮಿ ಧರ್ಮತಃ ಕುಮಾರವ್ಯಾಸ ಬದಲಾವಣೆ ಮಾಡಿಬಿಟ್ಟ ನೀನೇನು ಹೊಸದಾಗಿ ಹೇಳಿಸಿಲ್ಲ ನಾ ಕುಂತಿ ಮಗ ಪಾಂಡು ಸಂತಾನದಲ್ಲಿ ಹುಟ್ಟಿದ್ದೇನೆ ನನಗೆ ಗೊತ್ತಿದೆ ಎಂದ ಕಾರಣ ಮೂಲದಲ್ಲಿ ಇಲ್ಲಿ ಕುಮಾರವ್ಯಾಸ ಉಲ್ಟಾ ಮಾಡಿದ ಭೇದದಲ್ಲಿ ಹೊಕ್ಕಿರಿದನೋ ಮಧುಸೂದನನು ನನಗೆ ಗೊತ್ತಿರಲಿಲ್ಲ ನಾನು ರಾಧೆ ಮಗ ಅಂತ ತಿಳ್ಕೊಂಡಿದ್ದೆ ಸೂತಪುತ್ರ ಅಂತ ಈಗ ಬಂದು ನನ್ನ ಜಾತಿ ಈ ಕಡೆ ಅಂತ ಹೇಳಿ ಅಯ್ಯೋ ನನ್ನನ್ನು ಧೈರ್ಯಗೆಡಿಸಿಬಿಟ್ಟಲ್ಲ ನಾನೇನು ಮಾಡಲಿ ದುರ್ಯೋಧನ ಹೊಗಳ್ತಾನೆ ಹಾಗೆ ಹೀಗೆ ಅಂತ ಕರ್ಣನಿಗೆ ಹೆಚ್ಚು ಕಣ್ಣೀರು ಹಾಕುವಂತೆ ಕಥೆಯನ್ನೇ ಬದಲಾವಣೆ ಮಾಡಿಬಿಟ್ಟ ಕುಮಾರವ್ಯಾಸ ಆಮೇಲೆ ಹೇಳ್ತಾನೆ ನೋಡು ನೀನು ಯುದ್ಧ ತಪ್ಪಿಸುವುದಕ್ಕೆ ನಾ ಪ್ರಯತ್ನ ಮಾಡಿ ವ್ಯರ್ಥವಾಯಿತು ಯಾರು ಬುದ್ಧಿ ಹೇಳಿದ್ರೂ ಕೇಳಲಿಲ್ಲ ಯುದ್ಧ ತಪ್ಪಿಸೋದು ನಿನ್ನ ಕೈಲಿದೆ ಎಂದ ಕರ್ಣ ಕೇಳಿದ ನಾನು ಹೇಗೆ ತಪ್ಪಿಸಲಿ ಏನಿಲ್ಲ ನಾಳೆ ಇದೇ ಸಭೆ ಮತ್ತೆ ಕರೆಯೋಣ ನಾನು ಮೇಲೆ ನಿಂತ್ಕೊಂಡು ಹೇಳ್ತೇನೆ ಪಾಂಡವರಿಗೂ ಕೌರವರಿಗೂ ಸೀನಿಯಾರಿಟಿಯಲ್ಲಿ ಜ್ಯೇಷ್ಠ ಪುತ್ರ ಅಂದ್ರೆ ಕುಂತಿಯ ಚೊಚ್ಚಲ ಮಗ ಕಾರಣ ಅಂತ ಹೇಳ್ತೇನೆ ನಿನಗೆ ಪಟ್ಟಾಭಿಷೇಕ ಮಾಡಿಸ್ಬಿಡ್ತೇನೆ ಯುದ್ಧ ನಿಂತು ಹೋಗುತ್ತೆ ಪಾಂಡವರು ನೀನು ಅಗ್ರಜ ಅಂತ ತಿಳಿದರೆ ವಾರಸದಾರಿಕೆ ಬಿಟ್ಟುಕೊಡ್ತಾರೆ ನಿನ್ನ ಮೇಲೆ ಪ್ರೀತಿ ಇದ್ದರೆ ಹಾಳು ದುರ್ಯೋಧನ ನಿನಗೆ ಬಗ್ಗಬೇಕು ಅವನು ರಾಜ್ಯವನ್ನು ಕೊಡಬೇಕು ಈ ಕಡೆ ಪಾಂಡವರು ಆ ಕಡೆ ಕೌರವರು ನಿಂತ್ಕೊಂಡು ನೀನು ಉಗೇ ಉಗೇ ಅಂತ ಹೇಳ್ತಾ ಆ ವೈಭವದಲ್ಲಿರೋದು ಬಿಟ್ಟು ಅವನು ಎಂಜಲು ಉಗಿದ್ರೆ ಆ ಎಂಜಿನ ಕೈ ಹೊಡ್ತೀಯಲ್ಲ ನ್ಯಾಯವೇ ಎಂಬುದಾಗಿ ಕೇಳಲಾಗಿ ಆಗ ಕರ್ಣ ಹೇಳ್ತಾನೆ ನನ್ನ ಕನಸಾಯಿತು ರಾತ್ರಿ ಪಾಂಡವರಿಗೆ ಜಯ ಕಾಣುವ ಕೃಷ್ಣ ಆದ್ರೆ ನಾನು ಬೆಳೆದದ್ದು ಬೇರೆ ಜಾತಿ ಆ ಜಾತಿ ಹೆಣ್ಣು ಹುಡುಗಿಯನ್ನು ಮದುವೆ ಮಾಡಿಸಿದ್ದಾರೆ ಮಕ್ಕಳು ಅಡ್ದಾಗಿದೆ ಜಾತಿ ಹೇಗೆ ಬಿಡಲಿ ನಾವು ಹುಟ್ಟಿದ್ದೆಲ್ಲೋ ತಾಯಿ ಅನ್ಯಾಯ ಮಾಡಿದಳು ಅಲ್ಲಿ ಮುಂದೆ ಇಲ್ಲಿ ಉತ್ತರ ಇಲ್ಲ ಕೃಷ್ಣ ಅವತಾರ ಕೊನೆಗಳಿಗೆಲ್ಲ ಉತ್ತರ ಕೊಡಿಸಿದ್ದೇನೆ ಕೃಷ್ಣನ ಕೈಯಲ್ಲಿ ಹೌದು ಹುಟ್ಟಿದ ದಿವಸವೇ ನನ್ನ ತಾಯಿ ನನ್ನನ್ನು ಪರಿತ್ಯಾಗ ಮಾಡಿದಳು ಹಾಗೆ ನನ್ನ ಬುದ್ಧಿ ಆತ ಕೇಳಲಿಲ್ಲ ಅಳಿ ಪಾಯಿಂಟ್ ಅಲ್ವೇ ಇದು ಹುಟ್ಟಿದ ದಿವಸವೇ ನನ್ನ ದೇವಿಕೆಯೂ ಪರಿತ್ಯಾಗ ಮಾಡಿದಳು ಆದರೆ ಬುದ್ಧಿ ವ್ಯತ್ಯಾಸವಾಗಲಿಲ್ಲ ಕುಂತಿ ಸಂದರ್ಭ ಬೇರೆ ಬೈಬೇಡ ಅವಳನ್ನ ಬಂದರೆ ಒಳ್ಳೇದು ನೋಡು ಅಂತ ಹೇಳ್ತಾನೆ ಇಲ್ಲ ಇಲ್ಲ ಇದು ಯಾಗ ನಾನು ದುರ್ಯೋಧನೆಗೆ ಸಾಯ್ತೇನೆ ಎಂದು ಬಿಟ್ಟ ಆಮೇಲೆ ಕೃಷ್ಣ ಆಯ್ತಪ್ಪ ನಿನ್ನಿಷ್ಟ ಆಗೋದಾ ಹೇಳೋದು ಹೇಳಿದ್ದೆ ಇಲ್ಲಿ ಆಂಧ್ರ ಭಾರತದಲ್ಲಿ ಒಂದು ಕೆಟ್ಟ ಮಾತನ್ನು ಬರೆದಿದ್ದಾರೆ ಅದು ನಮ್ಮ ದಾಕ್ಷಿಣಾತ್ಯ ಪಾಠದಲ್ಲಿ ಅಲ್ಲಿ ಹಾಕಿರುವ ಮಾತು ಇದು ಖಂಡಿತ ವೇದವ್ಯಾಸರು ಬರೆದು ಮಾತಲ್ಲ ಕೃಷ್ಣ ಹೇಳ್ತಾನಂತೆ ಕರ್ಣನಿಗೆ ನೀನು ಪಾಂಡವರ ಕಡೆ ಬಂದರೆ ನಿನಗೆ ದ್ರೌಪದಿಯನ್ನು ಕೊಡಿಸ್ತೇನೆ ಎಂಥ ಮಾತ್ರ ಇದು ಸಂಭವವೇ ಅಪಚಾರ ಕೃಷ್ಣ ಕೃಷ್ಣ ಐದು ಮಕ್ಕಳಾಗಿದೆ ಆ Draupadi what does Krishna take Draupadi for granted ಇಂಥ ಮಾತನ್ನು ಯಾತ್ರ ಯಾವ ಪೋಲಿ ಪಂಡಿತ ಬರದ್ನೋ ಮಾಡಿದ್ನೋ ಸೇರಿಸಿ ಮೂಲ ಗ್ರಂಥವನ್ನು ಕೇಳಿಸಿಟ್ಟಿದ್ದಾರೆ ನೋಡಿ ಮಹಾಭಾರತ ಗ್ರಂಥ ಇಂಥ ಎಷ್ಟೋ ಪೋಲಿ ಕಥೆಗಳು ಜಂಬೂ ಫಲ ನೇರಳೆ ಹಣ್ಣಿನ ಕಥೆ ಒಂದು ಹೇಳಿ ಆ ಹಣ್ಣು ಕೆಳಗೆ ಬೀಳೋದಕ್ಕೆ ದ್ರೌಪದಿ ಸುಳ್ಳು ಹೇಳಿದ್ಲು ಅಂತ ಒಂದು ಕಥೆ ಕನ್ನಡ ಕುಮಾರ ವ್ಯಾಸ ಪುಸ್ತಕದಲ್ಲಿದೆ ಅದು ಪಂಚಮೇ ಪತಯ ಸಂತಿ ಷಷ್ಠಸ್ತು ಮಮರೋಚತೆ ಐದು ಗಂಡಂದ್ರು ನನಗೆ ಆರನೇ ಗಂಡ ಬೇಕಾಗಿದ್ದಾನೆ ಅಂತ ದ್ರೌಪದಿ ಹೇಳಿದ್ಲು ಅಂತ ಮಾತಿದೆ ಪುರುಷಾಣಾಮಭಾವೇನ ಸರ್ವಾನಾರ್ಯ ಪತಿವ್ರತ ಲೋಕದಲ್ಲಿ ಗಂಡಸರ ಇಲ್ಲದೆ ಇದ್ರೆ ಸ್ತ್ರೀಯರೆಲ್ಲ ಪತಿವ್ರತೆಯರಾಗ್ತಿದ್ರು ಅಂತ ಒಂದು ಸುಳ್ಳು ಮಾತು ದ್ರೌಪದಿ ಆಡಿರುವ ಶಕ್ಯವಿಲ್ಲ ಇದನ್ನೆಲ್ಲ ಹಾಕಿದ್ದಾರೆ ಮಾಸ್ತಿಯವರು ಕುವೆಂಪು ಸೇರಿ ಪರಿಶೋಧನೆ ಮಾಡಿದ ಹನುಮಂತಯ್ಯವರು ಪ್ರಕಟ ಮಾಡಿದ ಎರಡು ರೂಪಾಯಿ ಮಹಾಭಾರತದಲ್ಲಿ ಈ ಸುಳ್ಳು ವಾಕ್ಯಗಳೆಲ್ಲ ಸೇರಿದೆ ಏನು ಎಡಿಟ್ ಮಾಡಿದ್ದಾರೆ ಪಂಡಿತರು ಇದು ವೇದವ್ಯಾಸರ ವಾಕ್ಯ ಅಂದಕ್ಕೆ ಶಕ್ಯವೇ ಇಲ್ಲವೇ ಯೋಚನೆ ಮಾಡಿದ್ರೆ ಎಡಿಟ್ ಮಾಡೋಕೆ ಹೋಗಬೇಡಿ ಮುಟ್ಟಬೇಡಿ ಅದನ್ನ ಅಂತ ವಾಕ್ಯ ಕೊಟ್ಬಿಟ್ಟಿದ್ದಾರೆ ಆಮೇಲೆ ಕುಂತಿ ಹೋಗ್ತಾಳೆ ಕೃಷ್ಣನಿಗೆ ಇದಕ್ಕೆ ಸಂಬಂಧವಿಲ್ಲ ಕೃಷ್ಣ ಪುಸಲಾಯಿಸಿ ಕುಂತಿಗೆ ಹೇಳಿಕೊಟ್ಟ ಅಂತ ಒಂದು ಮಾತು ಕೆಲವರು ಬರೀತಾರೆ ಸುಳ್ಳು ಕುಂತಿ ಹೋಗಿ ಮಾಧ್ಯಾನಿಕ ಮಾಡುವ ಸಂದರ್ಭದಲ್ಲಿ ಗಂಗೆಯಲ್ಲಿ ಕಣ್ಣನನ್ನು ಕಂಡು ಅವಳು ಬಂದುದನ್ನು ನೋಡಿ ಹಿಂತಿರುಗ್ತಾನೆ ಅಮ್ಮ ಕುಂತಿ ಬಂದಿದ್ದೀಯಾ ಅಮ್ಮ ಅಂತ ಕರೀತಾನೆ ಫಾರ್ ದಿ ಫಸ್ಟ್ ಟೈಮ್ ನೀ ನನ್ನ ಮಗ ಕಾಣು ಅಂದ್ರೆ ಹೌದಮ್ಮ ನೀ ನನ್ನ ತಾಯಿ ನಿನ್ನ ಬಾಯಿಂದ ಮಗು ಅಂತ ಬರುತ್ತೆ ಶಬ್ದ ಅಂತ ಕಾಯ್ದಿದ್ದೆ ತಾಯಿ ಹೆತ್ತ ಹೊಟ್ಟೆ ಇಷ್ಟು ದಿವಸ ಹೇಳಲಿಲ್ಲ ನೀ ನನಗೆ ನೀನು ಮಾರಿಯಾಗಿದ್ದೀಯ ಅಂತ ಬೈತಾನ ಅವಳನ್ನು ಕೋಪ ಅವಳು ಹೇಳ್ತಾಳೆ ನಾನು ಸಂದರ್ಭ ಬರಲಿಲ್ಲ ನೀನು ದುಷ್ಟ ಸಂಘವನ್ನೇ ಸೇರ್ಕೊಂಡು ದೂರ ಆಗಿಬಿಟ್ರೆ ನಾನೇನು ಮಾಡಲಿ ಈ ಗುಟ್ಟನ್ನು ಮುಚ್ಚಿಡ್ಲಾರ್ದೇವತ್ತು ಹೇಳಿದ್ದೇನಪ್ಪ ಯುದ್ಧ ತಡೆಯೋದು ನಿನ್ನ ಕೈಲಿದೆ ಇಲ್ಲ ಇಲ್ಲ ನಾನು ಆ ಕಡೆಯೇ ಸಾಯ್ತೇನೆ ತೀರ್ಮಾನ ಮಾಡ್ತಾ ಆಮೇಲೆ ನಿನಗೆ ಹೇಗೂ ಐದು ಜನ ಉಳಿತಾರೆ ಇಲ್ಲ ಕರ್ಣ ಅಥವಾ ಅರ್ಜುನ ಯೋಚನೆ ಮಾಡಬೇಡ ನಾನೇ ವರ ಕೊಡ್ತೇನೆ ನಿನ್ನ ಉಳಿದ ಮಕ್ಕಳಲ್ಲಿ ಅರ್ಜುನನನ್ನು ಬಿಟ್ಟು ಉಳಿದವರನ್ನು ನಾನು ಮುಟ್ಟೋದಿಲ್ಲ ಕರ್ಣನೇ ಪ್ರತಿಜ್ಞೆ ಮಾಡಿದ ಕುಂತಿ ಕೇಳಲಿಲ್ಲ ಕುಂತಿ ಕೇಳಿದಳು ಅಂತ ಬರೆದಿದ್ದಾನೆ ಕರ್ಣ ಕುಮಾರವ್ಯಾಸ ನೀ ಸಾಯಿ ಉಳಿದವರು ಬದುಕಲಿ ಯಾವ ತಾಯಿ ಕೇಳ್ತಾಳೆ ಯೋಚನೆ ಮಾಡಿ ಯಾಕೆ ಬರೆದ ಕುಮಾರವ್ಯಾಸ ಹಾಗಿದ್ರೆ ತೊಟ್ಟಬಾಣವನ್ನು ತೊಡೆದೇರು ನಾಗಾಸ್ತ್ರಕ್ಕೆ ಅದನ್ನು ಕೇಳಿದಳು ಕುಂತಿ ಇದು ಒಂದು ಪೋಲಿ ಕಥೆ ಇಂಥದ್ದೆಲ್ಲ ಬರೆದಿದ್ದಾರೆ ಕನ್ನಡದಲ್ಲಿ ವೇದವ್ಯಾಸನಿಗೆ ಅಪಮಾನ ಕುಂತಿಗೆ ಅಪಮಾನ ಕೃಷ್ಣನಿಗೆ ಅಪಮಾನ ಇದು ಈ ಪ್ರಸಂಗದಲ್ಲಿ ಕುಮಾರವ್ಯಾಸನ ಸೂತರಾಮ್ ನಾನು ಬದುಕಿರೋ ತನಕ ಕುಮಾರವ್ಯಾಸನ ಕ್ಷಮೆ ಮಾಡೋದಿಲ್ಲ ಕನ್ನಡ ಭಾರತ ಓದೋರು ಇದನ್ನೇ ಹೇಳಿ ಹೇಳಿ ಹೇಳಿ ಜನರ ತಲೆ ಕೆಡಿಸ್ತಾರೆ ಮೂರು ಭಾರತ ಓದೋದಿಲ್ಲ ಅವನು ಸ್ವಲ್ಪ ಹಿಂದಕ್ಕೆ ಹಾಕಿ ಒಳ್ಳೆ ಪ್ರಸಂಗ ತಗೊಳ್ಳಿ ಅದಾದ ಮೇಲೆ ಕೃಷ್ಣ ಹಸ್ತಿನ ಅವತಿಯಿಂದ ಹೊರಟು ಪ್ರಯೋಗ ಬಂದ ಆಯಿತು ಆಗೋದೆ ಆಯ್ತಪ್ಪ ಯುದ್ಧ ಅಂತ ಹೇಳಿದ ಎಂಬಲ್ಲಿಗೆ ಇವತ್ತು ಮಂಗಳ ಶಾಸನ ನಾಳೆ ಉದ್ಯೋಗ ಪರ್ವಕ್ಕೆ ಇವತ್ತು ಹೆಚ್ಚು ಕಮ್ಮಿ ಮಂಗಳ ಆಗಿಬಿಟ್ಟಿದೆ ಕೌರವ ಸಭೆಯಲ್ಲಿ ರಸರ ಯಾರು ಅಚಿರಸರ ಯಾರು ಪ್ರತಿಜ್ಞೆ ಮಾಡುವುದು ಭೀಷ್ಮನು ಪ್ರತಿಜ್ಞೆ ಮಾಡ್ತಾನೆ ಅಯ್ಯ ದುರ್ಯೋಧನ ಮೊದಲೇ ತಿಳಿದಿರಲಿ ಐವರು ಪಾಂಡವರನ್ನ ಬಿಟ್ಟು ಉಳಿದವರನ್ನು ಏನಾರು ಮಾಡ್ತೇನೆ ಪಾಂಡವರ ತಂಟೆ ಹೋಗೋದಿಲ್ಲ ತಾತ ಕೈ ಕೊಟ್ಟು ನಮಗೆ ಅಂತ ಅವನು ನಾ ಎರಡೂ ಪಡೆಗೆ ಮುಖ್ಯವಾಗಿರೋ ನಾನೇನು ಮಾಡಲಿ ಬೇಕಾದ್ರೆ ಕರ್ಣನ ಸೇನಾಪತಿ ಮಾಡು ನನ್ನನ್ನು ಬಿಟ್ಟುಬಿಡು ಕಳ್ಳ ತಪ್ಪಿಸ್ಕೊಳ್ತಾನಲ್ಲ ಅಂತ ಅದು ಸೇನಾಪತಿ ಯಾರು ಮಾಡಬೇಕನ್ನೋದ್ರಲ್ಲಿ ವ್ಯಾಜ್ಯ ಏನು ಗೋಳಿದೆ ಮಹಾಭಾರತ ನಾಳೆ ಆರಂಭದಲ್ಲಿ ಪ್ರವಚನದ ಆರಂಭದಲ್ಲಿ ಭಗವದ್ಗೀತೆ ಮೊದಲನೇ ಶುರುವಾಗುತ್ತೆ ಇವತ್ತೊಂದು ವಿಶ್ವರೂಪ ನೋಡಿದ್ದೀರಿ ನಾಳೆ ಒಂದು ವಿಶ್ವರೂಪ ಹನ್ನೊಂದನೇ ಅಧ್ಯಾಯ ಭಗವದ್ಗೀತೆ ಸಮಗ್ರವನ್ನು ನೀವು ಒಂದು ಎರಡು ಗಂಟೆ ಉಪನ್ಯಾಸದಲ್ಲಿ ನನ್ನಿಂದ ಅಪೇಕ್ಷೆ ಪಡಬೇಡಿ ಆದಷ್ಟು ಬೇಗ ಅದರ ಅನ್ನು ಮಾತ್ರ ಕೊಟ್ಟು ನಾಳೆ ಭೀಷ್ಮನ ಕಥೆ ಎರಡು ಮುಖ್ಯ ಪ್ರಸಂಗ ಒಂದು ಭಗವಂತನ ಕೈಯಲ್ಲಿ ಚಕ್ರವನ್ನು ಹಿಡಿಸಿದ್ದು ಇನ್ನೊಂದು ಶಿಖಂಡಿ ಕೈಯಲ್ಲಿ ಅವನ ಕೆಳಗೆ ಉರುಳಿ ಬಿದ್ದದ್ದು ಇದೆರಡನ್ನು ಮಾತ್ರ ಹೇಳಿ ಉಳಿದಿದ್ದು ಪಂಚಕದ ಕಥೆಯಲ್ಲಿ ಮುಖ್ಯ ಘಟ್ಟಗಳನ್ನು ಮಾತ್ರ ತಗೊಂಡು ನಾವು ಮಂಗಳಾಶಾಸನ ಮಾಡೋಣ ನನ್ನ ಜೊತೆಯಲ್ಲಿ ಹೇಳಿ ವಾಕ್ಯಗಳನ್ನು ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಟೇತ್ ಸ್ವಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಗಚ್ಚತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಮಾವಿಶಂಚನ ಪಂಡಿತಂ ಊರ್ಧ್ವಬಾಹುರ್ವಿರೋಂ ಮೇ ಶರಚ ಕಚ್ಚ ಶೃಣೋತಿ ಮೇ ಧರ್ಮ ದಪ್ತಶ್ಚ ಕಾಮಶ್ಚ ಸಖಿಮರ್ಥಂ ನ ಸೇವ್ಯತೆ ನ ಜಾತು ಕಾಮಾನ್ನ ಭಯಾನ್ನ ಲೋಭಾತ್ ಧರ್ಮಂ ತ್ಯಜೇ ಜೀವಿತಸ್ಯಾಪಿ ಹೇತೋಃ ನಿತ್ಯ ಧರ್ಮ ಸುಖದುಃಖೇ ತ್ವನಿತ್ಯೇ ಜೀವೋ ನಿತ್ಯ ಹೇತುರಸ್ಯ ತ್ವನಿತ್ಯ ಕಾರ್ಷ್ಣಂ ವೇದಂ ಇಮಂ ವಿದ್ವಾನ್ ಶ್ರಾವಯಿತ್ವ ಅರ್ಥಮಶ್ನುತೆ ನಿಯಮತ್ರ ಶುಚಿಶ್ರೋತ ಶೃಣ್ವನ್ ಸಫಲಮಶ್ನುತೆ ನಾರಾಯಣಂ ನಮಸ್ಕೃತ್ಯ ನರಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ स्वस्य प्रजाभ्य परिपालयन्ता न्यायेन मार्गेण महिम् महिषाः गोब्राह्मणेभ्य शुभमस्व नित्यम् लोकाः समस्ताः सुखिनो ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯ नाळे आरु कालघण्टे ಗಂಟೆಗೆ ಪ್ರವಚನ